ಎಲ್ಲರಿಗೂ ನಮಸ್ಕಾರ ಕೇಳಿಸ್ತಾ ಇದೆಯಾ ನಮ್ಮ ನಡುವೆ ಒಬ್ಬರು ಹಿರಿಯರಿದ್ದಾರೆ ಅವರ ಪರಿಚಯ ಮಾಡಿಕೊಡ್ತೀನಿ ಸನ್ಮಾನ್ಯ ನಾ ಕೃಷ್ಣಪ್ಪನವರು ಸನ್ಮಾನ್ಯ ಕೃಷ್ಣಪ್ಪನವರು ಮೂಲತಃ ಮೈಸೂರಿನವರು ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಅಧ್ಯಯನ ಮಾಡಿದವರು ಸದಾ ಸಂಸ್ಕೃತ ಸಂಸ್ಕೃತಿ ಸಂಬಂಧಪಟ್ಟ ಚಿಂತನೆ ನಡೆಸುವವರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮಂತಹ ನೂರಾರು ಸಾಮಾಜಿಕ ಕಾರ್ಯಕರ್ತರಿಗೆ ತಂದೆಯ ಸ್ಥಾನದಲ್ಲಿದ್ದು ಅನೇಕ ದಶಕಗಳಿಂದ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕದ ಪ್ರಮುಖರಾಗಿದ್ದರು ದಕ್ಷಿಣ ಭಾರತದ ಮಟ್ಟದ ಜವಾಬ್ದಾರಿ ರಾಷ್ಟ್ರ ಮಟ್ಟದ ಜವಾಬ್ದಾರಿ ಎಲ್ಲ ನಿರ್ವಹಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅವರು ಒಂದು ಮಹತ್ವದ ಕೆಲಸ ಮಾಡ್ತಾ ಇದ್ದಾರೆ ಈ ಆಧುನಿಕತೆಯ ಮತ್ತು ತಂತ್ರಜ್ಞಾನದ ಆಘಾತದ ಸಂಕೀರ್ಣ ಸನ್ನಿವೇಶದಲ್ಲಿ ನಮ್ಮ ಮನೆಗಳಲ್ಲಿ ಕುಟುಂಬಗಳಲ್ಲಿ ಹಿಂದೂ ಮೌಲ್ಯಗಳನ್ನು ಹೇಗೆ ಉಳಿಸಿಕೊಳ್ಳಬೇಕು ಇದರ ಬಗ್ಗೆ ಅವರು ಆಳವಾಗಿ ಚಿಂತನೆ ನಡೆಸಿ ಆ ದೃಷ್ಟಿಯಿಂದ ದೇಶದಲ್ಲೆಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ ಹೆಚ್ಚು ಸಮಯ ಪ್ರವಾಸದಲ್ಲಿ ಇರ್ತಾರೆ ಇವತ್ತು ನಮ್ಮ ಸುಯೋಗದಿಂದ ನಮ್ಮ ನಡುವೆ ಇದ್ದಾರೆ ಅವರು ಆಚಾರ್ಯರಿಗೆ ಗೌರವಾರ್ಪಣೆ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ ದಯವಿಟ್ಟು ವೇದಿಕೆಯಾಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಒಂದು ನಿಮಿಷ ತಮಗೆಲ್ಲ ಗೊತ್ತಿರೋ ಹಾಗೆ ಆಚಾರ್ಯರ ಪ್ರವಚನ ಮಾಲೆಯ ಎರಡು ಸಿಡಿಗಳು ಹಿಂದೇನೆ ಬಿಡುಗಡೆ ಆಗಿವೆ ಅಲ್ಲಿಂದ ಮುಂದಿನ ಮೂರು ನಾಲ್ಕನೇ ಸಿಡಿಗಳು ಇದೀಗ ಸಿದ್ಧ ಆಗಿವೆ ಇದು ಮೊನ್ನೆಯವರೆಗಿನ ಪ್ರವಚನಗಳ ಅಷ್ಟು ಈ ಮೂರು ನಾಲ್ಕನೇ ಸಿಡಿಗಳಲ್ಲಿ ಕವರ್ ಆಗಿದೆ ಆ ಸಿಡಿ ಸಿದ್ಧವಾಗಿದೆ ದಯವಿಟ್ಟು ಅದನ್ನು ಬಿಡುಗಡೆ ಮಾಡಬೇಕು ಅಂತ ಕೃಷ್ಣತ್ವವನ್ನು ಪ್ರಾರ್ಥನೆ ಮಾಡುತ್ತೆ ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीयमुपास्महे कूजन्तम् राम रामेति मधुरम् मधुराक्षरम् आरुह्य कविता शाखाम् वन्दे वाल्मीकिकोकिलम् वाल्मीकेर्मुनिसिंहस्य कवितावनचारिणः शृण्वन् रामकथानादम् कोनयातिपुराम् गतिम् यः पिबन् सततम् रामचरिताम् व्रतसागरम् अतृप्तस्त्वम् मुनिम् वन्दे प्राचेतसमकल्मषम् गोष्पदीकृतवाराशिम् अशकीकृतराक्षसम् रामायणमहामालारत्नम् वन्दे निलात्मजम् अञ्जनानन्दनम् वीरम् जानकीशोकनाशनम् कपीशमक्षहन्तारम् वन्दे लङ्काभयङ्करम् आंशीकृतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यहम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् मातात्मजम् मातर्योधमुख्यम् श्रीरामदूतम् शिरसा नमामि ഉല്ലംഘ്യ സിന്ധോ സലിലം സലീലം യശോകവന്യം ജനകാത്മജായാഹ ആദായതേനേമൃതാഹലങ്കാം നമാമിതം പ്രാഞ്ജലിരാഞ്ജനേയം ആഞ്ജനേയമച പാടലാനനം കാഞ്ചനാദ്രികമനീയ വിഗ്രഹം പാരിജാതതൃമൂലവാസനം ഭാവയാമി പവമാനനന്ദനം യത്ര യത്ര ഗുണാദികീർത്തനം തത്ര തത്ര കൃതമസ്തകാഞ്ജലിം ബാഷ്പവാരി പരിപൂർണലോചനം മാർത്തിം നമതരാക്ഷതാന്തകം വേദവേദ്യേ പരേ പുംസീ ജാതേ ദശരഥാത്മജേ वेदः प्राचेरसादासीत् साक्षात् रामायणात्मना चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वा स याति ब्रह्मणस्थानम् ब्रह्मणा पूज्यते सदा वाल्मीकीर्सम्भूतः रामसागरकामिनी पुनातिभूनम् पुण्या रामायणमहानदी श्लोकसारसमाकीर्णम् सर्गकल्लोलसङ्कुलम् काण्डग्राहमहामीनम् वन्दे रामाहिणार्णवम् यः कर्णाञ्जलिसम्पुटैः आहरः सम्यक् पिबत्यादराद् वाल्मीकेर्वदनारविन्दगलितम् रामायणाख्यम् मधु जन्मव्याधिजना विपच्यनिधनैरत्यन्तसोपद्रवम् संसारम् सविहाय गच्छति पुमान् विष्णोः पदम् शाश्वतम् तदुपगतसमाससन्धियोगम् सममधुरोपनुतार्थवाक्यबद्धम् रघुवरचरितमुनिप्रणीतम् दशशरशश्चवदम् निशामयध्वम् श्रीराघवम् दशरथात्मजमप्रमेयम् सीतापतिम् रघुकुलान्वयरत्नदीपम् माजानुबाहुमरविन्ददलायताक्षम् रामम् निशाचरविनाशकरम् नमामि वैदेही सहितम् सुरद्रमतले हयमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचयति प्रभञ्जनसुतेः तत्त्वम् मुनिभ्यः परम् व्याख्यान्तं भरतादिविप्रवृतं रामं भजे श्यामलं श्रीरामाय नमः ओं रामचन्द्रपरब्रह्मणे नमः ओं तपस्वी वाग्विदां वरं नारदं परिवप्रच्छ वाल्मीकिर्मुनिपुङ्गवं तपस्वाध्यायनिरतं तपस्वी वाग्विदां वरं नारदं परिवप्रच्छ वाल्मीकिर्मुनिपुङ्गवं श्रीरामाय नमः ओं रघुनन्दनपरब्रह्मणे नमः ओम् अस्मद्गुरुभ्यो नमः अस्मत्परगुरुभ्यो ಅಂತ ತಮಗೆಲ್ಲರಿಗೂ ವಂದನೆಗಳು ನಿನ್ನೆ ದಿವಸ ಮಾರೀಶನನ್ನ ಶ್ರೀರಾಮಚಂದ್ರ ಸ್ವಾಮಿ ಬೆನ್ನಟ್ಟಿ ಹೋದ ಎಂಬಲ್ಲಿಗೆ ಮಂಗಳ ಶಾಸನ ಆಗಿತ್ತು ಅಲ್ಲಿಂದ ಮುಂದಕ್ಕೆ ಇವತ್ತು ಹೇಳೋದಕ್ಕೂ ಮುಂಚೆ ನಮಗೆ ಎಷ್ಟೇ ವೇಳೆ ಕಡಿಮೆ ಇದ್ದರೂ ತುಂಬ ಮುಖ್ಯವಾದ ಗೊಂದಲಗಳು ಎದ್ದ ಜಾಗದಲ್ಲಿ ಎರಡು ಮಾತನ್ನು ಹೇಳದೆ ಮುಂದೆ ಹೋಗುವುದು ಸರಿಯಿಲ್ಲ ಅನ್ನೋ ದೃಷ್ಟಿಯಿಂದ ಒಂದೆರಡು ಮಾತನ್ನು ಹೇಳ್ತೇನೆ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ ಇನ್ನೊಬ್ಬರು ನಿನ್ನೆಯೇ ಹೇಳಿದರು ಕೊನೆಯಲ್ಲಿ ಹೇಳಿದ ಈ ತತ್ವಾರ್ಥ ಒಳಗಿನ ರಾಮಾಯಣದ ಅಂತರಾರ್ಥ ಸ್ವಲ್ಪ ನಮಗೆ ತಿಳಿಯುವುದು ಕಷ್ಟವಾಯಿತು ಅದನ್ನು ಹೆಚ್ಚು ಹೇಳಿದ್ರೆ ಇವತ್ತು ಉಪನ್ಯಾಸ ಪೂರ್ತಿ ಅದೇ ಆಗುತ್ತೆ ನಷ್ಟ ಇಲ್ಲ ಕಥೆ ಮುಂದೆ ಹೋಗುವುದಿಲ್ಲ ರಾಮಾಯಣ ಮತ್ತು ಮಹಾಭಾರತ ಭಾಗವತಗಳನ್ನು ಮೂಲದಲ್ಲಿಯೇ ಓದಬೇಕು ಅಂತ ಯಾತಕ್ಕೆ ನಮ್ಮ ಹಿರಿಯರು ಪದೇ ಪದೇ ಹೇಳ್ತಾರೆ ಅನ್ನೋದನ್ನು ತಾವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಬೇಕು ಈ ಮೂರು ಆಖ್ಯಾನಗಳಲ್ಲಿ ನಿಮಗೂ ಮುಖ್ಯವಾದದ್ದು ಬರೀ ಕಥೆಯ ಹಂದರ ಅದರ ವಿವರ ಅಲ್ಲ ವಾಲ್ಮೀಕಿನ ಒಂದು ರಾಮಾಯಣ ಬರೆದಿದ್ದಾರೆ ಇನ್ನೊಬ್ಬರು ಇನ್ನೊಂದು ಬರೀತಾರೆ ಮತ್ತೊಬ್ಬರು ಮತ್ತೊಂದು ರೀತಿ ಬರೀತಾರೆ ಅವರವರ ಕಲ್ಪನಾ ವಿಲಾಸ ಅಂತ ಇವತ್ತು ಹೇಳಿಬಿಡ್ತೇವೆ ದಯವಿಟ್ಟು ಕಲ್ಪನಾ ವಿಳಾಸ ಕೇಳಿಸಬೇಡಿ ಇದನ್ನು this is a very serious national matter ಈ ರಾಷ್ಟ್ರದ ಸಂಸ್ಕೃತಿಯನ್ನ ಅನಾದಿ ಕಾಲದಿಂದ ರೂಪಿಸಿ ಅದರಲ್ಲಿ ಮಾಸುಕಾಗದೇ ಇರುವಂತಹ ಬದಲಾಗದೇ ಇರುವಂತಹ ಮಹಾಮೌಲ್ಯಗಳನ್ನು ನಮಗಿತ್ತು ಇದೇ ದಾರಿ ಹೋಗಬೇಕಾದು ಅಂತ ತೋರಿಸಿಕೊಟ್ಟವರು ವೇದದ ಮಹರ್ಷಿಗಳನ್ನು ಬಿಟ್ಟರೆ ವಾಲ್ಮೀಕಿ ವೇದವ್ಯಾಸ ಶುಕ ಇಂಥ ಆಚಾರ್ಯರು ಋಷಿಗಳು ಋಷಿ ದರ್ಶನಕ್ಕೆ ಭಂಗ ಬಾರದಂತೆ ಆ ದರ್ಶನಗಳನ್ನೇ ಪ್ರಧಾನವಾಗಿ ಪ್ರತಿಪಾದನೆ ಮಾಡುವಂತೆ ಕಥೆಯಲ್ಲಿ ನವರಸಗಳನ್ನೂ ಆವಿಷ್ಕಾರ ಮಾಡಿಕೊಂಡು ಯಾರು ಹೇಳಿದ್ರೂ ನಮಗೆ ಅದು ಉಪಯೋಗವೇ ನಾವಿಲ್ಲ ಅನ್ನೋದಿಲ್ಲ ಕಥೆಗಾಗಿ ಕಥೆ ಅಂತ ಬರೆಯತಕ್ಕ ರೀತಿಯ ರಾಮಾಯಣದಿಂದ ನಮಗೆ ಈ ದೇಶಕ್ಕೆ ತುಂಬ ಗೊಂದಲ ಏರ್ಪಟ್ಟಿದೆ ಅವನೊಬ್ಬ ರಾಮೇಶ್ವರಕ್ಕೆ ಹೋದ ಉಪಕಥೆ ಹೇಳಬಾರದು ಅವನು ಶ್ರೀವೈಷ್ಣವ ಬೆಳ್ಳಿ ಚೊಂಬು ಬೇರೆ ಬೇಕಲ್ಲ ಮಡಿಗೆ ದೊಡ್ಡ ಚಮ್ ತಗೊಂಡೋಗಿದ್ದಾನೆ ಅಲ್ಲಿ ಸ್ನಾನ ಮಾಡಬೇಕು ಸಮುದ್ರದಲ್ಲಿ ಹೆಂಡತಿ ಬೇರೆ ಬಿಟ್ಟು ಹೋಗಿದ್ದಾನೆ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ದಡದಲ್ಲಿ ಏನು ಮಾಡಿದ ಯಾರು ಅಕಸ್ಮಾತ್ ಬಂದು ಬೆಳ್ಳಿ ಚಮ್ ತಗೊಂಡು ಹೋದ್ರೆ ಏನು ಮಾಡೋದು ಅಂತ ಆ ದಡದಲ್ಲಿ ಮರಳಲ್ಲಿ ಹಳ್ಳ ತೆಗೆದು ಅದರಲ್ಲಿ ಹೂತು ಒಂದು ಲಿಂಗಾಕಾರದಲ್ಲಿ ಮರಳನ್ನು ಗುರುತನ್ನು ಮಾಡಿದ ಅದೇ ಶಿವ ಪೂಜೆ ಮಾಡಬೇಕು ಅಂತಲ್ಲ ಇಲ್ಲಿದೆ ಆ ಚೊಂಬು ಅಂತ ಗುರುತಿಗೆ ಅವನು ಸ್ನಾನ ಮಾಡಿ ಮುಳುಗಾಗ್ತಾ ಇದ್ದಾನೆ ಅಷ್ಟರಲ್ಲಿ ಮಧುರೈ ಕಡೆಯಿಂದ ಒಂದು ಹಿಂಡು ಬಸ್ಸಿನಲ್ಲಿ ಯಾತ್ರಿಕರು ಬಂದರು ಅವನು ಮರಳು ಗುಡ್ಡೆ ಮಾಡುತ್ತಿದ್ದುದನ್ನು ನೋಡಿದರು ಇದು ಶಿವಕ್ಷೇತ್ರ ಇಲ್ಲಿ ಸ್ನಾನ ಮಾಡೋದಕ್ಕೆ ಮುಂಚೆ ಹೀಗೆ ಮಾಡಬೇಕೋ ಏನು ಅಂತ ತಿಳ್ಕೊಂಡು ಅವರೊಂದು ಅರವತ್ತೆಪ್ಪತ್ತು ಜನ ಅಂಥದೇ ಗುಡ್ಡೆಗಳನ್ನು ಮಾಡಿದರು ಮೊದಲು ಹೋದವನು ಸ್ನಾನ ಮಾಡಿದ ಅದೇನು ದಡದಲ್ಲಿ ನಡೀತಿದೆ ನೋಡಲಿಲ್ಲ ಮಂತ್ರ ಇಂತ್ರ ಹೇಳ್ತಾ ನಿಂತುಕೊಂಡ ಈ ಬಸ್ನವರೆಲ್ಲ ಒಂದೊಂದು ಗುಡ್ಡೆ ಮಾಡಿ ಸ್ನಾನ ಮಾಡಿದ್ದನ್ನು ನೋಡಿ ಹೋಗೋ ಹೊತ್ತಿಗೆ ಇನ್ನೊಂದು ಹಿಂಡು ಎರಡು ಹಿಂಡು ಮೂರು ಹಿಂಡು ಬಸ್ನವರು ಬಂದರು ಮೊದಲನೇವನು ಸ್ನಾನ ಮಾಡಿ ಒದ್ದೆ ಬಟ್ಟೆ ಸಮೇತ ಬಂದು ನಾನು ಸೊಂಬಿಟ್ಟಿದ್ದ ಜಾಗ ಯಾವುದು ಅಂತ ನೋಡ್ತಾನೆ ಸಾವಿರಾರು ಮರಳು ಗುಡ್ಡೆಗಳಲ್ಲಿ ಗತಾನುಗತಿಕೋ ಲೋಕ ನ ಲೋಕ ಪಾರಮಾರ್ಥಿಕ ಸೇತೌ ಸೈಕತಲಿಂಗೇನ ನಷ್ಟಂ ಮೇ ರಜತಭಾಜನಂ ಈ ಜಾತಿ ಕೇಳ್ತೇವೆ ರಾಮಾಯಣದ ಕಥೆ ನಾನು ಹೇಳ್ತೇನೆ ನೀನು ಹೇಳು ಅಂತ ಬರೆಯೋರು ತಿಣಿಗಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಈ ಚಾಪಲ್ಯಕ್ಕೆ ಬರೆದು ಬರೆದು ಬರೆದು ನಾವು ಈ ಸ್ಥಿತಿಗೆ ಬಂದುಬಿಟ್ಟಿದ್ದೇವೆ ಸೀತಾದೇವಿ ಅವಳು ಎಷ್ಟಾದರೂ ನಮ್ಮ ಹಾಗೆ ಸತ್ವರಜಸ್ತಮೋ ಗುಣಕ್ಕೆ ಯುಕ್ತವಾದಂತಹ ಒಬ್ಬ ಹೆಣ್ಣುಮಗಳು ರಾಮನ ಹೆಂಡತಿ ಇರಬಹುದು ಜಿಂಕೆಯನ್ನು ನೋಡಿದಾಗ ಅವಳು ಮೋಸ ಹೋದದ್ರಲ್ಲಿ ತಪ್ಪೇನು ಅಂತ ಪ್ರಶ್ನೆ ಕೇಳ್ತಾರೆ ಏನು ಉತ್ತರ ಹೇಳಲಿ ಇದಕ್ಕೆ ನಾನು ರಾಮಸ್ಯ ಪರಮಾಂಗನ ಜನಕದುಹಿತ ನೆನ್ನೆಲ್ಲ ವಾಕ್ಯ ಓದಿ ತೋರಿಸಿದ್ದೇನೆ ವಾಲ್ಮೀಕಿ ಕಥೆ ಬರೆಯುವುದಕ್ಕೆ ತುಂಬಾ ಸಂಕಟ ಪಡ್ತಾರೆ ತಸ್ಮಿನ್ನೇವ ತತಃ ಕಾಲೇ ವೈದೇಹಿ ಶುಭಲೋಚನ ಮುಕ್ತಾಮಣಿ ವಿಚಿತ್ರಾಂಗಂ ದದರ್ಶ ಪರಮಾಂಗನ ವಿಸ್ಮಯಂ ಪರಮಂ ಸೀತಾ ಜಗಾಮ ಜನಕಾತ್ಮಜ ಆ ಮೂರು ಜನರ ಅಡ್ರೆಸ್ ಯಾತ ಕೊಟ್ಟಿದ್ದಾರೆ ಇವಳು ರಾಮಪತ್ನಿ ಜನಕನ ಮಗಳು ಪರಮಾಂಗನ ಲೋಕೋತ್ತಮ ಸ್ತ್ರೀ ಅವಳಿಗೆ ಹೀಗಾಯ್ತೆ ಈ ಕತೆ ಹೇಗೆ ಬರೀಲಿ ಇದೊಂದು ತತ್ವ ಹೇಳಿದೆ ಇನ್ನೊಮ್ಮೆ ಹೇಳದೇ ಇದ್ರೆ ಈ ಭೂತ ಬಿಡುವುದಿಲ್ಲ ಮಾರೀಚ ಅನ್ನೋನು ಸತ್ತ ವ್ಯಕ್ತಿ ಅಲ್ಲ ನಮ್ಮನ್ನು ಇವತ್ತಿಗೂ ಕಾಡ್ತಾ ಒಂದು ಶಕ್ತಿ ಮಾರೀಚ ಅಂದರೆ ಮರೀಚಿಕೆ ಆ ಶಬ್ದದ ಹೋಲಿಕೆ ಹೇಗಿದೆ ನೋಡಿ ಮರೀಚಿಕೆ ಸುಖದ ಭ್ರಾಂತಿ ನೀವೇನೇನು ಬೆನ್ನಟ್ಟಿಕೊಂಡು ಇದರಲ್ಲಿ ಬರ್ತದೆ ಅಂತ ಹೋಗ್ತೀರಿ ಅದೆಲ್ಲ ಮಾರೀಚ ಐಷಾರಾಮಿ ಜೀವನ ಒಂದು ಮಾರೀಚ ನಿನ್ನೆ ಕಾರಲ್ಲಿ ಬರ್ತಾ ನಮ್ಮ ಸ್ನೇಹಿತರು ಒಂದು ಕಟ್ಟಡ ತೋರಿಸಿ ಒಂದು ಕ್ಲಬ್ ಯಾವ ಜಾಗ ಅಂತ ಹೇಳೋದಿಲ್ಲ ಆ ಕ್ಲಬ್ನಲ್ಲಿ ಮೆಂಬರ್ಶಿಪ್ಗೆ ಒಂದು ಲಕ್ಷ ರೂಪಾಯಿ ಕ್ಲಬ್ ಇದು ಮೆಂಬರ್ಶಿಪ್ ಇಲ್ಲ ಗೋಖಲೆ ಇನ್ಸ್ಟಿಟ್ಯೂಟ್ಗೆ ದಮ್ಮಯ್ಯ ಬಂದು ಕೇಳ್ಕೊಂಡು ಹೋಗಿ ದುಡ್ಡು ಕೊಡಬೇಡಿ ಅಂದ್ರೆ ಬರುವುದಿಲ್ಲ ಬರ್ತೀರಿ ನಿಮ್ಮಂತಹ ಪುಣ್ಯಾತ್ಮರು ಮೆಂಬರ್ಶಿಪ್ಪಿಗೆ ಒಂದು ಲಕ್ಷ ರೂಪಾಯಿ ಸಿಕ್ಕೋದೇನು ಕುಡಿಯೋದು ಬಿಸ್ವೀಟ್ ಆಡುವುದು ಮತ್ತು ಅದರೊಳಗೆ ಹೋದವರು ತಾನೇ ಗೊತ್ತು ಇನ್ನೇನೇನು ಮಾಡ್ತಾರೋ ನಮಗೆ ಗೊತ್ತಿಲ್ಲ ಅದು ಇದು ಒಂದು ರೀತಿ ಜೀವನ ದಿಸ್ ಈಸ್ ಆಂಟಿ ಇಂಡಿಯನ್ ನಮ್ಮ ಭಾರತೀಯರ ಜೀವನ ಕ್ರಮ ಅಲ್ಲ ಇದು ನನ್ನ ಮಟ್ಟಿಗೆ ಹೇಳುವುದಾದ್ರೆ ಈ ಹೈ ಲೈಫ್ ಅಂತ ಏನು ಹೇಳ್ತೀರಿ ಅದೆಲ್ಲ ಯಾವತ್ತು ವಿದ್ಯಾರ್ಥಿ ದಶೆಯಿಂದಲೇ ಕಸಿವಿಸಿ ನಮಗೆ ಆನರ್ಸ್ ಓದುವಾಗ ಎಂ ಎ ಓದುವಾಗ ರಿಸರ್ಚ್ ಮಾಡುವಾಗ ಅಮೆರಿಕಾದಿಂದ ಇಂಗ್ಲೆಂಡಿಂದ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಬರ್ತಿದ್ರು ಅವ್ರನ್ನೆಲ್ಲೆಲ್ಲೆಲ್ಲ ಕರ್ಕೊಂಡು ಹೋಗಿ ಉಪಚರಿಸಿ ಮಾಡು ನಮಗೆ ಗಂಟಾಗ್ತಿದ್ರು ಚಿತ್ರ ಹಿಂಸೆ ಆಗ್ತಿತ್ತು ಅವರ ಜೀವನ ಕ್ರಮ ಬೇರೆ ನಮ್ಮ ಜೀವನ ಕ್ರಮ ಬೇರೆ ನಿಮ್ಮ ಕೈಯಿಂದಲೇ ನೀವು ದುಡ್ಡು ಖರ್ಚು ಮಾಡಿಕೊಂಡು ಸಿನಿಮಾ ನೋಡುವುದಕ್ಕೆ ಅಂತ ಹೋಗ್ತೀರಿ ನೂರು ಎರಡು ನೂರು ಕೊಟ್ಟು ಎಲ್ಲೋ ಒಂದು ಬಾಕ್ಸ್ ಆಫೀಸ್ ಕೂತ್ಕೊಳ್ತೀರಿ ಕತ್ತಲೆಯಲ್ಲಿ ಕೂತ್ಕೊಂಡು ಅಕ್ಕಪಕ್ಕದವರು ಸೇಡುವ ಬೀಡಿಗಳನ್ನೆಲ್ಲ ನೀವು ರುಚಿ ನೋಡಿ ತಲೆನೋವು ತೆಗೆದುಕೊಂಡು ಬೇಡದೇ ಇದ್ದ ಕುಣಿತವನ್ನೆಲ್ಲ ನೋಡಿ ಮನೆಗೆ ಬರೋ ಹೊತ್ತಿಗೆ ಜನ್ಮೇಪಿ ಸಿನಿಮಾ ನೋಡಬಾರದು ಅಂತ ಅನಿಸುತ್ತೆ ನಾಳೆ ಆ ಹೊತ್ತು ಬಂದರೆ ಇವತ್ತೊಂದು ದಿವಸ ಹೋಗಿ ಬರ್ತೇನೆ ನೋ ಟೆಂಪ್ಟೇಷನ್ ಏನು ಬರ್ತದೆ ಅದು ಮಾರೀಚ ತಪ್ಪು ಅಂತ ಗೊತ್ತಿದ್ರೂ ಮಾಡ್ತೇವೆ ಇದರಿಂದ ಆತ್ಯಂತಿಕ ಸುಖ ಬರೋದಿಲ್ಲ ಅಂತ ಗೊತ್ತು ಸೋ ವಾಟ್ ಅಂತ ಪ್ರಶ್ನೆ ಕೇಳಿಕೊಂಡ್ರೆ ಮಾರೀಶನ ಬೆಲೂನ್ ಬಬಲ್ ಒಡೆದು ಹೋಗ್ತದೆ ಏನು ಅಂತ ನಿಮಗೆ ಇದರಿಂದ ಉತ್ತರಾದಿ ಸಂಗೀತ ವಿದ್ವಾಂಸರಿದ್ದಾರೆ ನಾನು ಸಂಗೀತ ಪ್ರಿಯನೇ ಒಂದು ಕಚೇರಿಗೆ ಮೂರು ಗಂಟೆ ಕಾಲದ ಕಚೇರಿ ಎರಡು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ತಗೊಳ್ತಾರೆ ಕೇಳ್ತೀರಿ ಕೊಡೋರು ಇರ್ತಾರೆ ದುಡ್ಡು ಸಂಪಾದನೆ ಮಾಡಿರ್ತಾರೆ ಕೊಡ್ತಾರೆ ಎರಡು ಲಕ್ಷ ರೂಪಾಯಿ ಕೊಟ್ಟು ಕೇಳಬೇಕಾದಂತಹ ಸಂಗೀತ ಏನಿದೆ ಸಿಡಿ ಬಂದಿದೆ ಕೇಳಿ ನೀವು ಹಾಡಿ ಒಳ್ಳೆ ಸಂಗೀತವನ್ನು ಕೇಳಿ ಮನಸ್ಸು ವಿಕಾಸ ಆಗಬೇಕು ಮನಸ್ಸು ವಿಕಾಸವಾಗಿ ಎತ್ತ ಹೋಗ್ತಾ ಇದ್ದೇನೆ ಅಂತ ತಿಳ್ಕೊಂಡು ಒಂದು ಹೆಜ್ಜೆಯಾದರೂ ಪರಿಪೂರ್ಣತೆಯತ್ತ ನೀವು ನಡೆಯುವಂತೆ ಯಾವುದು ಮಾಡ್ತದೆಯೋ ಅದು ಮಾತ್ರ ಸಾಧಕ ಮಾರೀಚನ ಬೆನ್ನು ಹಟ್ಟಿ ಹೋಗಿ ರಾಮಚಂದ್ರನಿಗೆ ಏನು ಸಿಕ್ತು ಸೀತಾದೇವಿಗೆ ಏನು ಸಿಕ್ತು ಭ್ರಾಂತ ಸುಖಗಳೆಲ್ಲ ಕುಡಿತಾರೆ ಕೆಲವರು ಒಳ್ಳೆ ಮಾವಿನ ಹಣ್ಣು ಆ ಹಣ್ಣು ಹಣ್ಣಾಗಿರುವಾಗ ನೀವು ಅದನ್ನ ರತ್ನಗಿರಿ ಮಹಾರಾಷ್ಟ್ರದ ಕಡೆಯದು ಆಪೋಸ್ ಹಣ್ಣು ಹೇಳ್ತಾರೆ ಬಾದಾಮಿ ಹಣ್ಣು ನೀವು ತಿಂದು ಚೆನ್ನಾಗಿರುತ್ತೆ ಅದನ್ನು ಕೊಳೆಯುವುದಕ್ಕೆ ಬಿಟ್ಟು ಕೊಳೆತರಸದಿಂದ ಅವರು ಹೆಂಡ ತೆಗೆದು ಎಲ್ಲ ಸ್ವಾಮಿ ಡಿಸ್ಟಿಲ್ ಮಾಡಿರ್ತಾರೆ ಅಂತ ಅದು ಬೇರೆ ಒಂದು ಒಗ್ಗರಣೆ ಹಾಕ್ತಾರೆ ಅದು ನೀವು ಡಿಸ್ಟಿಲ್ ಮಾಡಿದ್ರು ನಾಯಿ ನಾಯಿಯನ್ನು ಹಾಗೆ ಅದ್ರ ಕೆಲಸ ಅದು ಮಾಡುತ್ತೆ ಮತಿ ಕೆಡಗು ಮಧುಪಾನದಲ್ಲಿ ವಿದುರ ಹೇಳಿದ ಬುದ್ಧಿ ಹಾಳಾಗ್ತದೆ ಮಧುವನ್ನು ಕುಡಿದ್ರೆ ಹೆಂಡ ಕುಡಿದ್ರೆ ಇದು ಹೈ ಕ್ಲಾಸ್ ಇರ್ಬೋದು ಹೈ ಕ್ಲಾಸ್ ಆದರೂ ಹೆಂಡ ಹೆಂಡವೆ ಒಳ್ಳೆ ಸೀಲ್ಡ್ ಬಾಟಲ್ ಎಲ್ಲ ಮಾಡಿರ್ಬೋದು ಆರೋಗ್ಯಕರ ಎಲ್ಲಿ ಬರುತ್ತೆ ಮನಸ್ಸು ಹಾಳು ಮಾಡೋದು ಆರೋಗ್ಯ ಆಗುತ್ತೆ ಬೇಟೆಯಾಡುವುದು ಜೂಜಾಡುವುದು ಪರಸ್ತ್ರೀ ವ್ಯಸನ ಮಾಡುವುದು ಹೈ ಹೈ ಲೈಫ್ ಅಂತ ಏನು ಹೇಳ್ತೀರಿ ಫೈವ್ ಸ್ಟಾರ್ ಹೋಟೆಲ್ ಕಲ್ಚರ್ ಇದೆಲ್ಲ ಮಾದೇಶ ಭ್ರಾಂತಿ ಇದು ನಿಮ್ಮ ಅಧ್ಯಾತ್ಮ ಸಾಧನೆ ಅದರ ಮೂಲಕ ಆಗಬೇಕಾದ ವ್ಯಕ್ತಿತ್ವದ ಪ್ರಗತಿಗೆ ಏನು ಕಾರಣ ಆಗೋದಿಲ್ಲ ವ್ಯಕ್ತಿತ್ವ ಪ್ರಗತಿಗೆ ಸುತರಾಮ್ ಕಾರಣವಲ್ಲ ಇಬ್ಬರಿರ್ತೀರಿ ಅರಮನೆ ಅಂತ ದೊಡ್ಡ ಮನೆ ನೀವು ಇಟ್ಕೊಂಡ್ರೆ ನಿಮ್ಮ ಜೊತೆ ನಿಮ್ಮ ತಲೆ ಮೇಲೆ ಯಜಮಾನರು ಎಷ್ಟು ಜನ ಬೇಕು ಕಸ ಬಿಡಿಸೋರು ನಿಮ್ಮ ಯಜಮಾನರು ಅಡುಗೆ ಮಾಡೋರು ನಿಮ್ಮ ಯಜಮಾನರು ದೇವಿಕಾರಾಣಿ ಕಥೆ ಕೇಳಿದ್ದೀರಿ ಒಳ್ಳೆ ಬಂಗಾಲಿ ಆಕ್ಟ್ರೆಸ್ ಆಕೆ ಯಾವ ರಷ್ಯಾದ ಒಂದು ಪೇಂಟರ್ನ ಮದುವೆ ಮಾಡಿಕೊಂಡು ನಮ್ಮೂರು ಕನಕಪುರಕ್ಕೆ ಹೋಗೋ ದಾರಿ ಎಷ್ಟು ದೊಡ್ಡ ಕಟಗುಣಿ ಎಸ್ಟೇಟ್ ಎಲ್ಲ ಹೇಗೆ ಹೇಗೆ ಹೋಯಿತು ಹೇಗೆ ಹಾಳಾಯಿತು ನೋಡಿ ಅವ್ರು ಪಟ್ಟು ಸುಖವೇನು ಜೀವನದಲ್ಲಿ ಟೂ ಬೆಡ್ರೂಮ್ ಹೌಸ್ ಹಾಕು ಪುಸ್ತಕ ಇಟ್ಕೊಳ್ಳಿ ಓದಿ ಗಾಂಧಿಯವರು ಹೇಳೋರು ಮನೆ ಬಾಗಿಲಿಗೆ ಕರ್ಟನ್ ಮೊದಲೇ ಬೆಳಕು ಬರೋದಿಲ್ಲ ಅದು ತುರ್ಕಲ್ ಫ್ಯಾಷನ್ ಕರ್ಟನ್ ಯಾಕೆ ಹಾಕ್ತೀರಿ ಅಂತ ಬೈಯೋರು ಗಾಂಧಿಯವರು ಬಾಗಿಲು ಸಣ್ಣದಾಗಿ ಕರ್ಟನ್ ಹಾಕುವುದು ತುರ್ಕರ ಪದ್ಧತಿ ಭಾರತೀಯರ ಪದ್ಧತಿ ಅಲ್ಲ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅದಕ್ಕೆ ವಾಸ್ತು ಅಂತೇವೆ ಇವತ್ತು ವಾಸ್ತು ಅಂತ ಒಂದು ಹೂತ ಎಬ್ಬಿಸಿ ಜನರನ್ನು ಭಯಪಡಿಸಿ ಬರೀ ಶೃಂಗಾರ ದೃಷ್ಟಿಯಿಂದ ನಮ್ಮ ಮನೆಗೆ ಬಂದವರೊಬ್ಬರು ಹೇಳ್ತಿ ಏನು ಪ್ರತಿಯೊಂದು ಗೋಡೆ ಮೇಲೆ ದೇವರ ಫೋಟೋ ಹಾಕಿದ್ದೀರಲ್ಲಪ್ಪ ಅವ್ರದ್ದು ಖಾಲಿ ಇಡುವ ಪದ್ಧತಿ ಹಣೆ ಖಾಲಿ ಇರಬೇಕು ಪುಸ್ತಕ ಖಾಲಿ ಇರಬೇಕು ಮನೆ ಖಾಲಿ ಇರಬೇಕು ದೇವರದು ವಿಗ್ರಹ ಕಾಳಿಂಗನರ್ಥನ ದೊಡ್ಡ ದೊಡ್ಡ ವಿಗ್ರಹಗಳು ತಂತಂದಿಟ್ಟಿದ್ದಾರೆ showcase showpiece stool ಮೇಲೆ ಟೇಬಲ್ ಮೇಲೆ ಮೂಲ ಮೂಲಗಳಲ್ಲಿ ಇಟ್ಟಿರ್ತಾರೆ ಅಲ್ಲ ಪೂಜಾರ್ಹವಾದ ವಸ್ತು ಅನ್ನೋ ಭಾವನೆ ಇಲ್ಲ ಅವರಿಗೆ ಜೀವನದಲ್ಲಿ ಎಲ್ಲಿ ಪೂಜ್ಯತೆ ಹೋಲಿನೆಸ್ ಸ್ಪೈಟಿ ಇರುವುದಿಲ್ಲವೋ ಅದೆಲ್ಲ ಮಾರೀಚಿನ ಹಾಗೆ ನಿಮ್ಮನ್ನು ಎಲ್ಲೋ ಎಳ್ಕೊಂಡು ಹೋಗಿಬಿಡ್ತದೆ ಸೀತಾದೇವಿ ಇಲ್ಲಿ ನಾವೆಲ್ಲ ಹಳ್ಳಕ್ಕೆ ಹೇಗೆ ಬೀಳ್ತಾ ಇದ್ದೇವೆ ಅಂತ ಅಭಿನಯ ಮಾಡ್ತಾ ಇದ್ದಾಳೆ ಇದು ಒಂದು ಡ್ರಾಮಾ ವಿತ್ ಇನ್ ಡ್ರಾಮಾ ನಿಜವಾಗಿ ಸೀತಾದೇವಿ ಮೋಸ ಹೋದಳೆ ಅನ್ನುವುದು ಇದು ಕ್ಷುಲ್ಲಕ ಪ್ರಶ್ನೆ ನಮ್ಮ ಹುಡುಗ ಸ್ವಾಮಿ ಅಂತ ನೀವು ಹನುಮಂತನ ಪಾತ್ರ ಮಾಡೋಣ ನಾವು ಹೇಳಿದ್ದೇನೆ ನಿಮಗೆ ಹನುಮಂತನ ಪಾತ್ರ ಹಾಕಿದ್ದಾನೆ ನೀವು ಪಕ್ಕದಲ್ಲಿ ಕೂತಿರೋರು ಹೀಗಂದ್ರೆ ನಮ್ಮ ಹುಡುಗ ಸ್ವಾಮಿ ನಮ್ಮ ಹುಡುಗ ಪದೇ ಪದೇ ನಮ್ಮ ಹುಡುಗ ಅಂತ ಅಂದದ್ರಿಂದ ರಸಾಭಾಸವಾಗುತ್ತೆ ಅದು ಇವಳು ಸೀತಾದೇವಿ ಇರಬಹುದು ಅಲ್ಲಿ ಏನ್ ತೋರಿಸ್ತಿದ್ದಾಳೆ ಲಕ್ಷ್ಮೀದೇವಿಗೆ ಈ ಮೋಸವಾಯಿತೆ ಅದಲ್ಲ that is not a question ನಾವು ಹಳ್ಳಕ್ಕೆ ಬೀಳುವುದು ಹಾಗೆ ಅನರ್ಹ ಸಸ್ಯ ಕಾಡಲ್ಲಿ ಜಿಂಕೆ ಇರೋದಿಲ್ಲ ಅಂತ ಚೆನ್ನಾಗಿ ಗೊತ್ತಿದ್ದರೂ ಅದನ್ನು ನೋಡಿ ಹಿಡಿದುಕೊಡು ಅಂತ ಕೇಳ್ತಾಳೆ ಮುಂದಿನ ಕಥೆ ಆಗಬೇಕು ಮುಂದಿನ ಕಥೆ ಹೇಗಾಗಬೇಕು ನಾವೆಲ್ಲ ಬಂಧನದಲ್ಲಿ ಬೀಳುವುದು ಹಾಗೆ ಸಿಕ್ಕಬಾರದ ಸಿಕ್ಕಲಾರದ ಸುಖವನ್ನು ಬೆನ್ನಟ್ಟಿ ಹೋದರೆ ಕೊನೆಗೆ ದಕ್ಕುವುದು ಬರೀ ಭ್ರಾಂತಿ ಒಂದೇ ಒಂದು ಕ್ಷಣ ಮಹಾಭಾರತದಲ್ಲಿಯೂ ಹಾಗೆ ಜೂಜಾಡ್ಲೆ ಜೂಜಾಡು ಬಾ ಅಂತ ಕರೆದ ಧೃತರಾಷ್ಟ್ರ ಶಕುನಿಯ ಮೂಲಕ ಆಹ್ವಾನ ಕಳಿಸಿದ ಆಗತಾನೆ ರಾಜಸೂಯ ಮಾಡಿದ್ದಾನೆ ಬಾಹುಬಲದಿಂದ ಭೀಮಾರ್ಜುನರು ನಕುಲ ಸಹದೇವರು ಇಡೀ ವಿಶ್ವವನ್ನ ಗೆದ್ದು ರಾಜಸೂಯ ಮಾಡಿ ಅವತ್ತು ಭೂಮಿ ಮೇಲೆ ತೇಳ್ತಾ ಇದ್ದ ಸಮಸ್ತ ಭೂಮಂಡಲಕ್ಕೆ ಭಾರತೀಯರು ಒಡೆಯರಾದಂತಹ ಒಂದು ಕಾಲ ನೀವು ನಂಬೋದಿಲ್ಲ ಇಟಲಿಯ ಹಳೆಯ ಮನೆಗಳ ಗೋಡೆಗಳ ಮೇಲೆ ಅಗ್ರತ ಪ್ರಯೋ ರಾಮ ಮಧ್ಯೆ ಸೀತಾಸು ಮಧ್ಯಮ ಪೃಷ್ಠತಸ್ತು ಧನುಷ್ಪಾಣಿ ಈ ರಾಮ ಸೀತೆಯರ ಚಿತ್ರ ಇರುವಂತಹ ಒಂದು ಫೋಟೋ ಈಗ ತಾನೇ ನಮ್ಮ ಸ್ನೇಹಿತರಿಗೆ ತೋರಿಸಿದೆ ಇಟಲಿ ವ್ಯಾಟಿಕನ್ನಲ್ಲಿ ಗೋಡೆಗಳಲ್ಲಿ ಶಿವಲಿಂಗಗಳಿವೆ ಭಾರತೀಯರ ಪೂಜಾ ಸಾಧನಗಳಿವೆ ಅಷ್ಟೆಲ್ಲ ಸಿರಿಯಾದಲ್ಲಿ ಹತ್ತೊಂಬತ್ತಡಿ ವಿಷ್ಣು ವಿಗ್ರಹಗಳಿದ್ದ ದೇವಸ್ಥಾನ ಇತ್ತು ಆರ್ ಸುಂದರ್ ಬರೆದಿದ್ದಾರೆ ಅವನು ಸೈಂಟ್ ಗ್ರಿಗರಿ ಅದನ್ನು ಹಾಳು ಮಾಡಿದ ರೆಕಾರ್ಡ್ ಇದೆ ಅಷ್ಟೆಲ್ಲಾ ಭಾರತವನ್ನು ಗೆದ್ದ ಧರ್ಮರಾಜ ಜೂಜಾಟಕ್ಕೆ ಅವರು ಕರೆದ್ರೆ ಬರೋದಿಲ್ಲ ಅಂತ ಹೇಳಲಿಲ್ಲ ಆಗಿನ ಕಾಲದ ಎಟಿಕೆಟ್ ಜೂಜ್ ಕರೆದ್ರೆ ಹ್ಯಾಕ್ ಬೇಡ ಅನ್ಲಿ ಅಂತ ಬೀಡೆ ಉತ್ತರ ಕರ್ನಾಟಕದ ಭಾಷೆ ಆ ಸಂಕೋಚಕ್ಕೆ ಎಡೆಯಾಗಿ ಅಷ್ಟನ್ನು ಕಳೆದುಕೊಂಡ ಅದು ಮಾರೀಚನ ಬೆನ್ನಟ್ಟಿದ ಪ್ರಯೋಜನ ಅದು ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಬೇಕು ಬುದ್ಧಿ ತಪ್ಪಿಸೋದು ಮಾರೀಚ ಗದಗ ನರಸಿಂಹಸ ಬೀಡುಗಳನ್ನೇ ಸೇದಿರಿ ಗೋಡೆ ಮೇಲೆ ಬರೆದಿರ್ತಾರೆ ಗದಗು ಬೇರೆ ಅದಕ್ಕೆ ನರಸಿಂಹಸ ಬಸವೇಶ್ವರ ಬೀಡುಗಳನ್ನೇ ಸೇದಿರಿ ಬಸವೇಶ್ವರ ಬೀಡಿಗೆ ಪದ್ಮಾವತಿ ವೈನ್ಸ್ ತಿರುಪತಿಯಲ್ಲಿ ವೆಂಕಟೇಶ್ವರ ವೈನ್ಸ್ ನೋಡಿ ಎಂಥ ಮಾರೀಚ ಏನ್ ಮಾಡ್ತಾನೆ ವಂಚನೆ ಪವಿತ್ರ ಸದ್ಯದಲ್ಲಿ ರಾಮಾನುಜ ಬೇಡಿ ಅಂತ ಬಂದಿಲ್ಲ ಶಂಕರಾಚಾರ್ಯ ಬೇಡಿ ಅಂತ ಬಂದಿಲ್ಲ ಯಾವ ಹೆಸರನ್ನು ಯಾವುದಕ್ಕೆ ಬೇಕಾದರೂ ಜೋಡಿಸಿ ದುಡ್ಡು ಮಾಡೋ ಒಂದೇ ದಂಧೆ ಮರಳು ಮಾಡುವ ದೃಷ್ಟಿಯಿಂದ ಜನರನ್ನು ಯಾರು ಕೊಲ್ತಾರೆ ಅವರೆಲ್ಲ ಮಾರೀಚರು ಅನ್ಯಾಯ ರಾಮಚಂದ್ರ ಒಬ್ಬನೇ ಮಾರೀಚರನ್ನು ಕೊಂದ ಕೋಟಿ ಮಾರೀಚರು ಇವತ್ತು ಹುಟ್ಟುಕೊಂಡಿದ್ದಾರೆ ಅವರು ಭೂಮಿ ಕಬಳಿಸ್ತಾರೆ ಆಕಾಶ ಕಬಳಿಸ್ತಾರೆ ಅಗ್ನಿಯನ್ನು ಪಂಚಭೂತಗಳನ್ನು ಕಬಳಿಸಿಬಿಡ್ತಾರೆ ಮನುಷ್ಯನ ಹೃದಯವನ್ನೇ ಹಾಳು ಮಾಡ್ತಾರೆ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ ನಾ ಮಾಡಿದಾಗ ನೀವು ಮಾಡಿದ್ರೆ ನಮ್ಮ ಗತಿ ನಿಮಗಾಗತ್ತೆ ಅಂತ ಸೀತಾದೇವಿ ತೋರಿಸ್ತಾ ಇದ್ದಾಳೆ ರಾಮಚಂದ್ರ ಹೇಳಿದ ನಾನು ಆ ಅಭಿರಾಮ ಪಕ್ಕದಲ್ಲಿರುವಾಗ ಆರ್ಯಪುತ್ರ ಅಭಿರಾಮೋಸೌ ಮೃಗ ಹರತಿ ಮೇ ಮನಃ ಆ ಜಿಂಕೆ ನಿಮಗಿಂತ ಚೆನ್ನಾಗಿದೆ ಅಂದ್ರೆ ಹಾಗಿದ್ದು ಅದನ್ನೇ ಅನುಭವಿಸುವುದ ಮರೆಯಾದ ರಾವಣ ಬಂದ ಹತ್ತು ತಲೆಯ ರಾವಣ ಅವನು ಹತ್ತು ತಲೆ ಇತ್ತೇ ಇರಲಿಲ್ವೇ ಇಲ್ಲ ಸಿಂಬಾಲಿಕ್ ಆಗಿ ನೋಡಿ ಪಂಚೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಕೂಡಿ ಹತ್ತು ಹತ್ತು ದಾರಿಯಲ್ಲಿ ಮನುಷ್ಯನನ್ನು ನಡೆಸಿದರೆ ದಶೇಂದ್ರಿಯಾನನಂ ಘೋರಂ ಯೋ ಮನೋರಜನೀಚರಂ ವಿವೇಕ ಶರಜಾಲೇನಾನ್ ಸಮಂ ನಯತಿ ಯೋಗಿನಾಂ ಪಾಂಚರಾತ್ರ ಕುಮಾರ್ ದಶೇಂದ್ರಿಯಾನನಂ ಘೋರಂ ದಶಾನನ ದಶೇಂದ್ರಿಯಾನನಂ ಘೋರಂ ರಾಕ್ಷಸ ಎಲ್ಲಿರ್ತಾನೆ ಯೋ ಮನೋರಜನೀಚರಂ ಮನಸ್ಸಿನ ಕತ್ತಲೆಯಲ್ಲಿ ಓಡಾಡ್ತಾ ಇರ್ತಾನೆ ವಿವೇಕ ಶರಜಾಲೇನ ಶಮಂ ನಯತಿ ಯೋಗಿನಾಂ ದರ್ಪೋದಗ್ರ ದಶೇಂದ್ರಿಯಾನನ ಮನೋ ನಕ್ತಂಚರಾಧಿಷ್ಠಿತೆ ದೇಹೇಸ್ಮಿನ್ ಭವಸಿಂಧುನಾ ಪರಿವೃತೆ ದೀನಾಂ ದಶಾಮಾಸ್ಥಿತಃ ಅದ್ಯತ್ವೇ ಹನುಮತ್ಸಮೇನ ಗುರುಣಾ ಪ್ರಖ್ಯಾಪಿತಾರ್ಥಃ ಪುಮಾನ್ ಲಂಕಾರುದ್ಧವಿದೇಹ ರಾಜತನಯ ನ್ಯಾಯೇನ ಲಾಲಭ್ಯತೆ ಸಂಕಲ್ಪ ಸೂರ್ಯೋದಯಲ್ಲಿ ವೇದಾಂತ ದೇಶಿಕರು ಇಡೀ ರಾಮಾಯಣದ ಅರ್ಥವನ್ನು ಈ ಒಂದು ಶ್ಲೋಕದಲ್ಲಿ ಬರೆದಿದ್ದಾರೆ ಆ ನಾಟಕ ಪೂರ್ತಿ ರಾಮಾಯಣದ ಅರ್ಥ ವಿವರಣೆ ಮಾಡುವಂತಹ ಒಂದು ಹತ್ತು ಅಂಕದ ಅದ್ಭುತವಾದ ನಾಟಕ ಸಂಸ್ಕೃತದಲ್ಲಿ ಇಂಥ ವೇದಾಂತ ಅರ್ಥ ಪ್ರತಿಪಾದಕ ನಾಟಕ ಇನ್ನೂ ಒಂದು ಎರಡು ಇವೆ ಅದನ್ನೆಲ್ಲ ಜನ ಆಡೋದಿಲ್ಲ ಓದೋದಿಲ್ಲ ನೋಡೋದಿಲ್ಲ ಬರೀ ಕಾಳಿದಾಸನ್ ಓದ್ತಾರೆ ಅದು ಬರೀ ಕ್ಲಾಸಿಕಲ್ ಪೋಯಿಟ್ ಅದು ಸಿಂಬಾಲಿಕ್ ಮೀನಿಂಗ್ ಇಲ್ಲ ಸಿಂಬಾಲಿಕ್ ಮೀನಿಂಗ್ ಇರುವುದು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಆದ್ರಿಂದ ಸೀತಾದೇವಿಗೆ ಬಂಧನವಾಯಿತು ಅಳುಬಾರದ ಜಾಗದಲ್ಲಿ ಅಶೋಕವನದಲ್ಲಿ ಹೃನ್ಮನಗಳನ್ನು ತಣಿಸುವಂತಹ ಜಾಗದಲ್ಲಿ ನೈಷಾಪಶ್ಯತಿ ರಾಕ್ಷಸ್ಯ ನೈವ ಪುಷ್ಪಫಲದ್ರುಮಾನ್ ಏಕಸ್ಥ ಹೃದಯ ನೂನಂ ರಾಮಮೇವಾನುಪಶ್ಯತಿ ಪಶ್ಚಾತ್ತಾಪವಾಯಿತು ನೂನಂ ಸಕಾಲೋ ಮೃಗರೂಪಧಾರಿ ಮಾಮಲ್ಪಭಾಗ್ಯಾಂ ಲುಲುಭೇ ತದಾನೀಂ ಹನುಮಂತನಿಗೆ ಹೇಳ್ತಾಳೆ ನನ್ನನ್ನು ಮೋಸ ಮಾಡಿದವನು ಮಾರೀಚ ಜಿಂಕಿ ಅಲ್ಲ ಕಾಲಪುರುಷನೇ ಆವೇಶದಲ್ಲಿ ಬಂದಿದ್ದ ನೂನಂ ಸಕಾಲೋ ಮೃಗರೂಪಧಾರಿ ಮಾಮಲ್ಪಭಾಗ್ಯಾಂ ಲುಲುಭೇ ತದಾನಿ ಯತ್ರ ಆರ್ಯಪುತ್ರಂ ವಿಸಸರ್ಜ ಮೂಢ ರಾಮಾನುಜಂ ಪೂರ್ವಜಂಚ ನನ್ನ ರಕ್ಷಣೆಗಿದ್ದ ಇಬ್ಬರು ಅಸಹಾಯ ಶೂರರನ್ನು ನಾನೇ ಹೋಗು ಹೋಗು ಅಂತ ಕೈಯಿಂದ ಹೇಳಿ ತಳ್ಳಿ ಹಾಳಾದನೆಲ್ಲ ಬುದ್ಧಿ ಹೇಳುವ ಬ್ರಾಹ್ಮಣರು ಒಬ್ಬರೂ ಇವತ್ತು ಹಳ್ಳಿಗಳಲ್ಲಿಲ್ಲ ಅವತ್ತೆಲ್ಲ ಹೇಳಿದೆ ಭೂ ಸುಧಾರಣೆ ಮಾಡಿದವರಿಗೆ ತಲೆ ಇಲ್ಲ ಭೂ ಸುಧಾರಣೆ ಮಾಡಿ ದೇವಸ್ಥಾನಗಳಿಗೆ ಅಂತ ಅನ್ಕೊಟ್ಟಿದ್ರಿ ಕೊಟ್ಟಿದ್ರಿ ಅಧ್ಯಯನ ಮಾಡಿ ಜನರಿಗೆ ಹಳ್ಳಿ ಹಳ್ಳಿಯಲ್ಲಿ ಬುದ್ಧಿ ಹೇಳುವಂತಹ ಜನರನ್ನು ಬಂದಿರಿ ಅಂತ ಏನು ಕರೆಸಿದ್ರು ಅವ್ರಿಗೊಂದು ಸಬ್ಸ್ಟಿಟ್ಯೂಟ್ ವ್ಯವಸ್ಥೆಯನ್ನು ನೀವು ಮಾಡಿದ್ರೆ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಚರ್ಚ್ಗಳು ಹೇಳ್ತಾ ಇರಲಿಲ್ಲ ಮುಸಲ್ಮಾನರು ಕನ್ವರ್ಟ್ ಆಗ್ತಾ ಇರಲಿಲ್ಲ ನಮ್ಮ ಜನ ಅದು ಬುದ್ಧಿ ಹೇಳೋರ್ನೆಲ್ಲ ಪಟ್ಟಣಕ್ಕೆ ದಬ್ಬಿದ್ರಿ ಅವರು ಚರಂಡಿಯಲ್ಲಿ ಓಡಾಡೋ ಸ್ಥಿತಿ ಮಾಡಿದ್ರಿ ಬುದ್ಧಿ ಹೇಳೋರು ಇಲ್ಲದೆ ಹೋಯ್ತು ನಾವಿದ್ದೇವೆ ಅಂದ್ರೂ ಮಾರೀಚ ಪ್ರತ್ಯಕ್ಷನಾಗ್ತಾನೆ ದೇಶಕ್ಕೆ ಬುದ್ಧಿ ಹೇಳೋರು ಬೇಕು ಬುದ್ಧಿ ಹೇಳೋರು ಹೇಗಬೇಕು ಸಂಸ್ಕೃ ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲಗಳಲ್ಲಿ ಚೆನ್ನಾಗಿ ವಿಶ್ವಾಸ ಇರುವವರಿರಬೇಕು ಅರವತ್ತು ವರ್ಷ ಹಾಳು ಮಾಡಿದ್ದು ನಮ್ಮನ್ನು ಬೆಳೆಸುವಂತಹ ಶಕ್ತಿಗಳನ್ನೆಲ್ಲ ಕೊಂದೆವು ಏಕೀಕರಣ ಮಾಡಬಲ್ಲ ಭಾಷೆ ಸಂಸ್ಕೃತ ಇದು ಎಲ್ಲರ ಭಾಷೆ ಇಂಗ್ಲಿಷ್ ಯಾರದೂ ಭಾಷೆ ಅಲ್ಲ ಹೋಗಲಿ ಆಧಾರ ಇರಲಿ ಅಂದ್ರೆ ಅದು ಬೇಡ ಕನ್ನಡವೂ ಬೇಡ ಮೆಟ್ಟಿಲು ತೊಟ್ಟಿಲು ಹೇಳ್ತಾ ಇದ್ದೇವೆ ಅವತ್ತೆಲ್ಲ ರಾಷ್ಟ್ರ ಬೇಡ ಧ್ವಜ ಬೇಡ ಗೀತೆ ಬೇಡ ನಮ್ಮ ಸಂಸ್ಕೃತಿ ಬೇಡ ಪರಕೀಯ ವ್ಯಾಮೋಹಕ ತುತ್ತಾಗಿ ಸಾಯೋಣ ಇದೇ ಮಾರೀಚ ಇವತ್ತು ಬಂದಿರುವುದು ಇದನ್ನು ತಪ್ಪಿಸೋದಕ್ಕೆ ಎಷ್ಟೊಂದು ರಾಮರು ಬೇಕು ನಮಗೆ ಯೋಚನೆ ಮಾಡಿಕೊಡಿ ನೂನಂ ಸಕಾಲೋ ಮೃಗರೂಪಧಾರಿ ಮಾಮಲ್ಪ ಭಾಗ್ಯಾಂ ಲುಲುಭೇ ತದಾನೀಂ ದರ್ಶನ ದೃಷ್ಟಿ ಇಲ್ಲದೆ ಇರುವಂತ ಮೂರ್ಖರು ಸ್ವಾರ್ಥಪರರು ಆಡಳಿತವನ್ನು ಹಿಡ್ಕೊಂಡಾಗಲೆಲ್ಲ ರಾಷ್ಟ್ರ ಹೀಗೆ ಅಧಪತನವಾಗುತ್ತೆ ಋಷಿಗಳು ಕೊಟ್ಟ ದೃಷ್ಟಿ ಇದು ಭಾರತಕ್ಕೆ ಮಾತ್ರವಲ್ಲ ಇಡೀ ಜಗತ್ತಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಸೇರಿದಳು ನಾ ತಪ್ಪು ಮಾಡಿ ಅಂತ ಉತ್ತರ ಕ್ಷಣದಲ್ಲಿ ಅನ್ನಿಸಿತು ಆದರೆ ಆಯುಷ್ಯದಲ್ಲಿ ಎಷ್ಟು ಮುಖ್ಯವಾದ ಭಾಗವನ್ನು ಅಲ್ಲಿ ಕಳ್ಕೊಂಡ್ಲು ಸೀತಾದೇವಿ ಮನಸ್ಸನ್ನ ಆನಂದಪಡಿಸುವ ಹಣ್ಣುಗಳನ್ನು ನೋಡಲಿಲ್ಲ ಬೇಜಾರು ಮಾಡುವಂತ ಏಕಾಕ್ಷೀಮೇಕ ಏಕಕರ್ಣಿ ಇಂಚಾಲಂಬ ಕರ್ಣೀಂ ಮಹೋದರೀಂ ಲುಪ್ತಕೇಶಾಂ ಅವರನ್ನು ನೋಡಲಿಲ್ಲ ಏಕಸ್ಥ ಹೃದಯಾನೂನಂ ರಾಮಮೇವಾನುಪಶ್ಯತಿ ನಾವು ನೀವು ಮಾಡಬೇಕಾದ ತಪಸ್ಸು ನಮ್ಮ ಹಿರಿಯರು ಕೊಟ್ಟ ಮೌಲ್ಯದ ಕಡೆಗೆ ನಾವು ತಪಸ್ಸನ್ನು ಮಾಡಬೇಕು ಆಗ ಭಗವಂತ ಸಂಸಾರದಲ್ಲಿ ನಷ್ಟವಾಗಿರುವ ಚೇತನನ್ನು ಹುಡಿಕೊಂಡು ಹತ್ತು ದಿಕ್ಕಿಗೆ ತನ್ನ ಭಕ್ತರನ್ನು ಕಳುಹಿಸಿ ಭಯಂಕರವಾದ ದ್ವೀಪ ಸಂಸಾರ ಮಧ್ಯದಲ್ಲಿದ್ದರೂ ಈ ಶರೀರ ಇದರಲ್ಲಿರ್ತಕ್ಕಂತಹ ಜೀವಾತ್ಮನನ್ನು ಹುಡುಕಿ ಆಂಜನೇಯನಂತಹ ಸದಾಚಾರ್ಯನನ್ನು ಕಳುಹಿಸಿ ನೀ ಪ್ರಾಣ ಕಳ್ಕೋಬೇಡ ದೇವರು ನಿನ್ನ ನೆನೆಸ್ಕೊಂಡಿದ್ದಾನೆ ಅಂತ ಧೈರ್ಯವನ್ನು ಕೊಟ್ಟು ರಾಮನಾಮಾಂಕಿತವಾದ ಮುದ್ರೆ ಎಂಬರ ಅಭಯವನ್ನು ಕೊಟ್ಟು ಅತ್ತನಿಂದ ಸೀತಾದೇವಿ ನಮಸ್ಕಾರ ಮಾಡಿದಂತಹ ಚೂಡಾಮಣಿಯನ್ನ ಶರಣಾಗತಿಯನ್ನು ತಂದುಕೊಟ್ಟು ಇಬ್ಬರನ್ನೂ ಘಟಿಸಿ ಭಗವಂತನನ್ನು ಭಕ್ತನನ್ನು ಆ ಭಗವಂತನೇ ಬಂದು ಸಮುದ್ರದಲ್ಲಿ ಸೇತುವೆ ಕಟ್ಟಿದಂತೆ ಸಂಸಾರದ ಕಡಲಲ್ಲಿ ಕೃಪೆಯೆಂಬ ಸೇತುವೆಯನ್ನು ಕಟ್ಟಿ ಶರೈಸ್ತು ಸಂಕುಲಾಂಕೃತ್ವ ಲಂಕಾಂ ಪರಬಲಾರ್ಧನ ಮಾಂ ನಯೇತಿ ಯದಿ ಕಾಕುಸ್ತಃ ತತ್ತಸ್ಯ ಸದೃಶಂ ಭವೇತ್ ರಾವಣ ಕುಂಭಕರ್ಣರೆಲ್ಲ ಮುತಿಸಿ ಲಂಕೆಯನ್ನು ಸುಟ್ಟು ಅಯೋಧ್ಯೆಗೆ ಸೀತೆಯನ್ನು ಕರೆದುಕೊಂಡು ಹೋದಂತೆ ನಮಗೆ ಪರಿಪೂರ್ಣತ್ವವನ್ನು ಭಗವಂತ ಅನುಗ್ರಹ ಮಾಡ್ತಾನೆ ಇದು ರಾಮಾಯಣದ ಅರ್ಥ ತಮ್ಮ ಮನದಟ್ಟಾಯ್ತಾ ಪುಟ ಪುಟಗಳಲ್ಲಿದೆ ಪ್ರತಿಯೊಂದು ಅಕ್ಷರದಲ್ಲಿ ಇದನ್ನು ವಿವರಿಸೋದು ಕಷ್ಟ ಅದು ಸೀತಾದೇವಿ ಹೀಗಾಯಿತೆ ಹಾಗಾಯಿತೆ ಮುಂದೆ ರಾವಣ ಇವಳನ್ನು ಕದ್ಕೊಂಡು ಹೋಗಿದ್ದು ನಿಜವೇ ಸುಳ್ಳೆ ಮಾಯಾ ಸೀತೆಯ ಕಥೆಯೇನು ವಾಲ್ಮೀಕಿಯನ್ನು ಬಿಟ್ಟರೆ ಪ್ರಾಯಶಃ ಅನೇಕ ರಾಮಾಯಣಕಾರರು ನಿಜವಾಗಿ ರಾವಣ ಸೀತೆಯನ್ನು ಮುಟ್ಟುವುದಕ್ಕೆ ಅರ್ಹತೆ ಇರಲಿಲ್ಲ ನಮಗೆ ಸೀತಾ ಅಪಹಾರ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಯಾ ಸೀತೆಯ ಕಥೆಯನ್ನಿಟ್ಟು ಯದ್ವಾ ತದ್ವಾ ಬರೆದು ಅಗ್ನಿ ಪ್ರವೇಶವನ್ನು ಹಾರಿಸಿ ಉತ್ತರಕಾಂಡದ ಕಥೆಯನ್ನು ಹಾರಿಸಿ ವಾಲ್ಮೀಕಿಯ ದಿವ್ಯಾರ್ಥಗಳಿಂದ ವಂಚಿತರಾಗಿ ಬಿಟ್ಟಿದ್ದೆ you have no business to alter one world of Valmiki ನಾವು ತಪಸ್ ಮಾಡಿ ಇಷ್ಟು ವರ್ಷ ವಾಲ್ಮೀಕಿಯನ್ನು ಮುಟ್ಟಿ ಹೇಳ್ತೇವೆ ಉಳಿದಿದ್ದನ್ನು ಯಾತಕ್ಕೆ ಓದ್ತೀರಿ ಸುಮ್ಮನೆ ಕೆಲಸಕ್ಕೆ ಬಾರದೆ ಅಂತ ವಾಲ್ಮೀಕಿಯನ್ನು ಓದಿ ಇದರಷ್ಟು ಸಹಜವಾದ ಕಥಾ ನಿರೂಪಣೆ ರಾಮಾಯಣದಲ್ಲಿ ಇನ್ನೊಂದಿರುವುದು ಶಕ್ಯವಿಲ್ಲ ಇಂಡೋನೇಷ್ಯಾದಲ್ಲಿ ರಾಮಾಯಣವನ್ನು ಅವರ ಭಾಷೆಯಲ್ಲಿ ಬರೆದಿದ್ದಾರೆ ಮಹಾಭಾರತವನ್ನು ಬರೆದಿದ್ದಾರೆ ಎರಡನ್ನೂ ನಾನು ಪರಿಶೀಲನೆ ಮಾಡಿದೆ ಮೂಲದ ಮಹಾಭಾರತದಲ್ಲಿ ಒಂದಂಶವನ್ನೂ ಬಿಡದೆ ಇಲ್ಲಿ ನಿಮಗೆ ಎಲ್ಲೆಲ್ಲಿ ಸಂದೇಹಗಳು ಬರ್ತವೋ ಅವನ್ನು ಕೂಡಿಸಿಕೊಂಡು ಅತ್ಯುತ್ತಮವಾದ ಮಹಾಭಾರತವನ್ನು ಇಂಡೋನೇಷ್ಯಾ ಭಾಷೆಯಲ್ಲಿ ಹತ್ತನೇ ಶತಮಾನದಲ್ಲಿ ಬರೆದಿದ್ದಾರೆ ರಾಮಾಯಣದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿದ್ದಾರೆ ಯಾತಕ್ಕೆ ಬಂತೋ ನಮಗೆ ಗೊತ್ತಿಲ್ಲ ಆರು ಸಂಪುಟ ಪ್ರಕಟವಾಗಿದೆ ಬಹಳಷ್ಟು ಹಣ ನಾವು ಕೊಟ್ಟು ಯಾತಕ್ಕೆ ತರಿಸಿದೆ ಅಂದ್ರೆ ಏನು ಎಲ್ಲಿ ಬಿಟ್ಟಿದ್ದಾರೆ ಏನು ಮಾಡಿದ್ದಾರೆ ನೋಡೋಣ ಅಂತ ಒಂದು ಕಡೆ ಅವರ ಭಾಷೆಯ ಮಹಾಭಾರತ ಇಂಗ್ಲಿಷ್ ಅಕ್ಷರದಲ್ಲಿ ಮುದ್ರಾಪಿತ ಇನ್ನೊಂದು ಇಲ್ಲಿ ಅದರ ಭಾಷಾಂತರ ನೀವು ಒಂದು ಅಕ್ಷರ ಒಂದು ಕಥೆ ಒಂದು ಸನ್ನಿವೇಶ ಒಂದರ ಪಾತ್ರ ನಿರೂಪಣೆ ವ್ಯತ್ಯಾಸ ಮಾಡಿದರೆ ಅದು ಅದು ಪ್ಯಾರಬೋಲಿಕ್ ಪ್ಯಾರಬೋಲ ಅಂತ ಗೊತ್ತಲ್ಲ ಗಣಿತದಲ್ಲಿ ಪರಸ್ಪರ ಕೂಡಿಸುವುದಕ್ಕೆ ಆಗದೇ ಇರುವಂತಹ ವಿಚಿತ್ರ ರೀತಿಯಲ್ಲಿ ಕಥೆ ಯದ್ವಾ ತದ್ವಾಗಿ ಬಿಡುತ್ತೆ ಆದ್ದರಿಂದ ಇದು ಅಸಂಬದ್ಧ ಪ್ರಶ್ನೆಗಳನ್ನು ಕೇಳಬೇಡಿ ಸೀತಾದೇವಿ ಇಲ್ಲಿ ಅಭಿನಯ ಮಾಡಿ ತೋರಿಸ್ತಾಳೆ ನಾನೇ ಹಳ್ಳಕ್ಕೆ ಬಿದ್ದೆ ಅಂದ್ರೆ ನೀವು ಬೀಳ್ತೀರಿ ಹೇಗೆ ಹೇಗೆ ಬೀಳ್ತಾರೆ ಇದ್ದೀರಲ್ಲ ಮತ್ತೆ ಇಲ್ಲಿಂದ ಮನೆಗೆ ಹೋಗುವಷ್ಟರಲ್ಲಿ ಗೋಡೆ ಮೇಲೆ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿ ನೀವು ನೆಟ್ಟಿಗೆ ಮನಸ್ಸು ಕೆಡಿಸ್ಕೊಳ್ಳದೆ ಮನೆಗೆ ಹೋಗ್ತೀರಿ ಅಂತ ಗ್ಯಾರಂಟಿ ಕೊಡಬಲ್ಲಿರ ಸಿಕ್ಕ ಸಿಕ್ಕ ಪೋಸ್ಟರ್ಗಳಲ್ಲೆಲ್ಲ ನೋಡಿ ಗಂಡಸರು ಕೇಳ್ತೇನೆ ನಿಮ್ಮ ಪತ್ನಿಯರಲ್ಲಿ ನಿಮಗೆ ವಿಶ್ವಾಸ ಹೋಗದೇ ಇರುವುದು ಶಕ್ಯವೇ ಯಾವಳನ್ನೋ ನೋಡಿ ಆ ಕುಣಿತಾ ಇದ್ದಾಳಲ್ಲ ನನ್ನ ಪತ್ನಿ ಹೀಗಿಲ್ವಲ್ಲ ಅಂತ ಅವಳನ್ನ ದಂಡಿಸುವ ಹೀನ ಸ್ಥಿತಿಗೆ ಸಂಸ್ಕಾರಹೀನ ಕುಟುಂಬಗಳಲ್ಲಿ ಎಷ್ಟು ಜನ ಮನೆ ಮಠ ಕಳ್ಕೊಂಡಿದ್ದಾರೆ ಯೋಚನೆ ಮಾಡಿ ಕುಟುಂಬವೆಂಬುದು ಮನಸ್ಸಿಗೆ ಸ್ಥಿರತೆಯನ್ನು ಕೊಡುವಂತಹ ಒಂದು ಸಂಸ್ಥೆ ಆ ಕುಟುಂಬದ ಶಾಂತಿಯನ್ನೇ ಹಾಳು ಮಾಡುವಂತಹ ಚಿತ್ರಗಳು ಅಲ್ಲಿ ಇಲ್ಲಿ ಇಪ್ಪತ್ತು ಕಡೆ ಇದ್ರೆ ಅವೆಲ್ಲ ಮಾರೀಚರೆ ಆದ್ರಿಂದ ಪಶ್ಯ ಲಕ್ಷ್ಮಣ ವೈದೇಹಿ ಮೃಗತ್ವಚಿ ಸ್ಪೃಹಂ ರಾಮ ಹೇಳ್ತಾನೆ ಡೇ ಲಕ್ಷ್ಮಣ ಯಾವತ್ತೂ ಆಸೆ ಪಡೆದೇ ಇದ್ದವಳು ನಿಮ್ಮತ್ತಿಗೆ ಇವತ್ತು ಮೃಗತ್ವಚಿ ತೊಕಂದು ಚರ್ಮ ಒಂದು ಯಕ್ಕಷ್ಟು ಚರ್ಮಕ್ಕೆ ಮನಸೋತಿದ್ದಾಳೆ ಚರ್ಮಣ ಹೃತಚೇತನ ಮನುಷ್ಯರಿಗೆ ಗುಣ ಮುಖ್ಯವೋ ಬಣ್ಣ ಮುಖ್ಯವೋ ಚರ್ಮ ಮುಖ್ಯವೋ ಈ ಗಂಡ ಬೇಡ ನನಗೆ ಅವನು ಕಪ್ಪಾಗಿದ್ದಾನೆ ಅವನು ಬುದ್ಧಿವಂತ ಇದ್ದಾನೆ ಎಂ ಬಿ ಬಿ ಎಸ್ ಮಾಡಿದ್ದಾನೆ ಎಂಜಿನಿಯರ್ ಇದ್ದಾನೆ ಲಕ್ಷ ರೂಪಾಯಿ ಸಂಬಳ ಇದೆ ಒಳ್ಳೆ ಕುಟುಂಬದವ್ರು ಇರ್ಬೋದ್ರಿ ಅವನು ಕಪ್ಪು ಹುಡುಗ ನನಗೆ ಬೇಡ ಚರ್ಮಕ್ಕೆ ಮನಸ್ಸೋ ತರೆ ಸೀತಾದೇವಿ ಗತಿಯಾಗುತ್ತೆ ಮಾರೀಚನ ಬೆನ್ನಟ್ಟಿ ಹೋದ ಹಾಗೆ ಗಂಡಾಗಲಿ ಹೆಣ್ಣಾಗಲಿ ಮನುಷ್ಯರೇ ಗುಣವೇ ಭೂಷಣವೇ ಹೊರತು ಮೇಲ್ ತೊಗಲಿನ ಬಣ್ಣವಲ್ಲ ಮುಂದಕ್ಕೆ ಹೋಗೋಣ ಮಾರೀಚ ಆ ರಾಮನನ್ನು ಬೇರೆ ಬೇರೆ ಕಡೆಗೆ ಎಳೆದುಕೊಂಡು ಎಳೆದುಕೊಂಡು ಹೋದ ಹೇಗೆ ಎಳ್ಕೊಂಡು ಹೋದ ನಮ್ಮ ಕನ್ನಡ ತೊರವೆ ರಾಮಾಯಣದಲ್ಲಿ ಆ ಮಾರೀಚನ ಜಿಗಿತ ಎಲ್ಲೆಲ್ಲಿ ಸುತ್ತಾಡಿದ ಅನ್ನೋದರ ಬಗ್ಗೆ ಸ್ವಲ್ಪ ಅತಿಶಯವಾಗಿ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿ ತುಂಬ ಗಂಭೀರ ಎಲ್ಲಿಯೂ ಎಷ್ಟು ಬೇಕೋ ಅಷ್ಟೇ ಪ್ರಪೋರ್ಷನ್ ಒಂದು ಅಕ್ಷರ ವಾಲ್ಮೀಕಿಗೆ ಸೇರಿಸಿದ್ರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಸಿಗಿಯಲಂಬರ ಹೊಂಬಿಸಲನು ಇಳಗುಗುಳುವುದು ಈ ಜಿಂಕೆ ದಿಢೀರನ ಆಕಾಶಕ್ಕೆ ನೆಗೆಯುವುದು ಅದರ ಹೊಂಬಿಸಲಲ್ಲಿ ಭೂಮಿಯೆಲ್ಲ ಬಣ್ಣ ಬೇರೆಯಾದಂತೆ ಕಾಣಿಸ್ತಾ ಇತ್ತು ನೆಲಕ್ಕಿಳಿಯಲು ಅಂಬರ ಬಗಲದಲ್ಲಿ ಹೊಂಬಣ್ಣಬಹುದು ಕೆಳಕ್ಕೆ ಜಿಗಿದ್ರೆ ಇದರ ಬಣ್ಣದಿಂದ ಆಕಾಶವೇ ಬೇರೆ ಬಣ್ಣ ಕಾಣಿಸ್ತಾ ಇತ್ತು ಮೃಗದ ಕಾಂತಿಯಲ್ಲಿ ಬಗೆಯ ನಿಶ್ವಾಸದಲ್ಲಿ ದಶ ದಿಕ್ಕುಗಳು ಪರಿಮಳಿಸುವುದು ಈ ಜಿಂಕೆ ಉಸಿರು ಬಿಟ್ಟರೆ ಹತ್ತು ದಿಕ್ಕಿನಲ್ಲಿಯೂ ಯಾವ ಪರ್ಫ್ಯೂಮರಿ ಊರಿನ ಕಡ್ಡಿ ಫ್ಯಾಕ್ಟರಿಯಲ್ಲಿಯೂ ಬರದೇ ಇರುವಂತಹ ಪರಿಮಳವನ್ನು ಮೂಗಿನಲ್ಲಿ ಬೀಸ್ತಾ ಇತ್ತು ಸೊಬಗಿನ ಸೊಗಸ ಬೀರುತ್ತ ಬೀದಿ ಬರಿದುದು ಬನದೊಡಗಲದಲ್ಲಿ ಒಂದು ಪದ್ಯ ಓದಿದೆ ಹತ್ತಿಪ್ಪತ್ತು ಪದ್ಯ ಬರೆದಿದ್ದಾಳೆ ಮಾರೀಚನ ಎಲ್ಲೆಲ್ಲಿ ಓಡಾಡ್ತಂತೆ ದರಿಗಳೊಳು ಸರಣಿಯಳು ಬಳುಡೊಂಗರಗಳಳು ಗುಹೆಗಳಳು ನಿರ್ಜರ ತರಂಗಿಣಿ ವಾಪಿ ಕೂಪ ತಟಾಕ ಪಲ್ವಲದ ಹೊಲಗಳಳು ಹೊಲವರೆಗಳಳು ಉಬ್ಬರದ ಹುಲು ಹೊದರುಗಳಳು ಅಗಳಕ್ಕೆ ಹರಿದು ಹೋರಟಗುಟ್ಟಿದನು ಹೊಮ್ಮರಿಯ ಬೆನ್ನಿನಲ್ಲಿ ಜೀವಂತ ಬರಬೇಕು ಅಂತ ರಾಮಚಂದ್ರನ ಆಸೆ ಇದು ಇದ್ದಕ್ಕಿದ್ದಾಗ ಒಂದು ಗುಹೆಗೆ ಹೋಗೋದು ಒಂದು ಕಾಡಿಗೆ ಹೋಗೋದು ಕಣ್ಣಿಗೆ ಕಾಣಿಸ್ತಾ ಇತ್ತು ಕೈಗೆ ಸಿಗ್ತಾ ಇರಲಿಲ್ಲ ಇದೇ ಮಾರೀಚ ಕಣ್ಣಿ ಕಾಣಿಸ್ತದೆ ಬರ್ತದೆ ಅನ್ನೋ ಭ್ರಾಂತಿ ಉಂಟು ಮಾಡ್ತದೆ ಕೈಗೆ ಎಟುಕುವುದಿಲ್ಲ ಸಿಕ್ಕುವುದಿಲ್ಲ ಕುಡಿತಾರೆ ಸುಖ ಬರ್ತದೆ ಅಂತ ಆಸ್ಪತ್ರೆಗೆ ಹೋಗ್ತಾರೆ ರೋಗ ಬರ್ತದೆ ಬಿ ಪಿ ಬರ್ತದೆ ಶುಗರ್ ಬರ್ತದೆ ಆದರೂ ಬಿಡುವುದಿಲ್ಲ ಚಟ ಅದೇ ಮಾರೀಚ ಗೊಲ್ಲ ಪಳ್ಳಿಗೊಳ್ಳಳು ಗುಹಾಂತರ ಬೆಲ್ಲ ಪಕ್ಕಣದೊಳು ಮುನೀಂದ್ರ ಪಲ್ಲವಾಲಯ ನಿಖರದೊಳು ನಗರೋಪಕಂಠದೊಳು ಹಳ್ಳದಲ್ಲಿ ಊರುಗಳಲ್ಲಿ ಹೊಳೆಗಳಲ್ಲಿ ನಗರ ಗ್ರಾಮ ಸೀಮೆಗಳಲ್ಲಿ ದಂಭಕ್ತದನು ಬಳಿಕ ಕನಕಮಯ ಮೃಗವ ಒಂದು ಲ್ಯಾಂಡ್ಸ್ಕೇಪ್ನಲ್ಲಿ ಏನೇನು ಬರ್ಬೋದು ಋಷಿವಾಟಿಕೆ ದೇವಸ್ಥಾನ ಮನೆ ಮಠ ಗುರುಗಳ ಆ ಎಲ್ಲ ಕಡೆ ನುಗ್ಗಿ ನುಗ್ಗಿ ಬರ್ತಿತ್ತು ಸುತ್ತಿ ಬರ್ತಿತ್ತು ಅದರ ಬೆನ್ನಟ್ಟಿ ಹೋಗ್ತಾ ಇದ್ದ ತೊಳಲಿಸಿತು ಅಷ್ಟೇ ಅಲ್ಲ ಇದು ಸ್ವಲ್ಪ ಉತ್ಪ್ರೇಕ್ಷೆ ಅದು ಮಾಯಾ ಭ್ರಾಂತಿ ಹಾಗೆ ಮಾಡಿತು ಇದ್ದಕ್ಕಿದ್ದ ಹಾಗೆ ಸೌರಾಷ್ಟ್ರ ದೇಶದಲ್ಲಿ ಓಡಾಡ್ತಾ ಇದ್ದ ಹಾಗೆ ಪರಿಸರವನ್ನೇ ಸೌರಾಷ್ಟ್ರ ಮಾಡಿಬಿಡ್ತು ತೊಳೆದಿಸಿತು ತಳದೊಳು ಆ ಗೌಳಾವನಿಯ ಮಂಡಲದೊಳು ಅಂಗ ಕಳಿಂಗ ಗುಜ್ಜರ ನಿಷದ ಕಂಭೋಜ ತುಳುವ ಲಾಳ ವಿದರ್ಭದ್ರ ವಿಡಾವಳಿಗಳಲ್ಲಿ ತೊಳೆದಿಸಿತು ಕುಂತಳ ವಲಯ ವಿಷಯಗಳಲ್ಲಿ ವಿವಿಧಾರಣ್ಯ ವೀಧಿಯಲ್ಲಿ ಇದು ಟೂರಿಸ್ಟ್ ಹೋದ ಹಾಗೆ ಇದು ಐವತ್ತು ದಿವಸ ಟೂರಿಸ್ಟು ಏನೇನು ನೋಡಿದ್ರಿ ಡ್ರೈವರ್ ಕೇಳ್ತೀರಿ ಈಗ ತಾನೇ ಹೋಗಿದ್ವಲ್ಲಪ್ಪ ಅದು ಯಾವ ದೇವಸ್ಥಾನ ಬದ್ರಿ ಕ್ಷೇತ್ರಕ್ಕೆ ಹೋಗಿರ್ತೀರಿ ಎರಡು ನಿಮಿಷ ನೋಡ್ಕೊಂಡು ಬಂದ್ಬಿಡಿ ನಾನು ಗಂಗೋತ್ರಿ ಕರ್ಕೊಂಡು ಹೋಗ್ತೇನೆ ಅವನು ಹೇಳ್ದ ಹೋದ್ರಿ ನೋಡಿದ್ರಿ ಮೇಲೆ ಬತ್ತಾಸು ಬೆಂಡು ಏನೇನೋ ಕೊಡ್ತಾರಲ್ಲ ತಗೊಂಡ್ಬಂದ್ರಿ ಅಲ್ಲಿ ಪಕ್ಕದಲ್ಲಿದ್ದವರು ಡೈರಿ ಇಟ್ಕೊಂಡಿದ್ರು ಅವ್ರು ಕೇಳ್ತಾರೆ ನಿಮ್ಮನ್ನ ಈಗ ನಾವು ಹೋಗಿದ್ವಲ್ಲ ಈ ದೇವಸ್ಥಾನ ಸ್ವಲ್ಪ ತಾಳಿ ಡೈವರ್ನ ಅದೇ ಈಗ ತಾನೇ ಹೋಗಿದ್ವಲ್ಲ ಯಾವ ದೇವಸ್ಥಾನವಪ್ಪ ಅದು ನಿಮಗೆ ಗಂಗೋತ್ರಿ ಒಂದೇ ಯಮುನೋತ್ರಿ ಒಂದೇ ನೀವೇನು ನೋಡಿದ್ರಿ ನೀವು ನೋಡಿದ್ದು ನಿಮ್ಮೂರಲ್ಲಿ ನೋಡಿದ್ದೇನೆ ಅಲ್ಲೂ ನೋಡಿದ್ರಿ ಯಾವ ಹೆಂಗಸು ಯಾವ ಸೀರೆ ಉಟ್ಕೊಂಡಿದ್ದಾಳೆ ಯಾವ ಬಾರ್ಡ್ರು ಕೈದೇನು ಬಳೆ ಹಾಕೊಂಡಿದ್ದಾಳೆ ಪುರೋಹಿತರು ಹೇಗಿದೆ ಇದು ನೋಡೋದಕ್ಕೆ ಈ ಭಾಗ್ಯಕ್ಕೆ ಬೆಂಗಳೂರು ಬಿಟ್ಟು ಯಾತಕ್ಕೆ ಹೋಗ್ತೀರಿ ಯಾತ್ರೆ ಹೋಗೋದಾಗೇನು ಹಾಗೇನು ಸೌರಾಷ್ಟ್ರ ಗೌಳ ಅಂಗ ಕಳಿಂಗ ಗುಜ್ಜರ ನಿಷಧ ಕಾಂಬೋಜ ಇದು ಸುತ್ತಾಡಿಸು ಸುತ್ತಾಡಿಸ್ತು ಯಾತ್ರೆ ಫಲವಾದ ಭಕ್ತಿಯನ್ನ ಕೊಡಲಿಲ್ಲ ಭಗವಂತನ ದೃಢಚಿತ್ತವನ್ನ ಕೊಡಲಿಲ್ಲ ಆ ರೀತಿ ರಾಮನಿಗೆ ಟೋಪಿ ಹಾಕಿ ಊರೂರು ಸುತ್ತಾಡಿಸ್ತಾ ಇದೆ ಇದು ನಿಮಗೆ ಅತಿಶಯ ಅಂತ ಅನಿಸ್ಬೋದು ಅಷ್ಟೆಲ್ಲ ದೇಶದಲ್ಲಿ ಹೋಯ್ತೆ ಅಂತ ಭ್ರಾಂತಿ ಮಾಡ್ತಾ ಇದೆ ಅದು ಮಕ್ಕಳಿಗೆ ಒಂದು ತೊಟ್ಲಲ್ಲಿ ಕೂರಿಸಿ ಈ ಕಡೆಯಿಂದ ಆ ಕಡೆ ತೂಗಿಸಿ ಆ ಬೆಂಗಳೂರು ತನಕ ಹೋಗ್ತಾ ಇದ್ದೆ ನೋಡಿ ಈಗ ಮೈಸೂರಿಂದ ಯಾವ್ಯಾವ ಸ್ಟೇಷನ್ ಬಂತು ಅಂದ್ರೆ ಆ ಕಲ್ಪನಾ ವಿಲಾಸ ಹೋಗಿ ಶೆಟ್ಟಿಹಳ್ಳಿ ಬಂತು ಪಾಂಡವಪುರ ಬಂತು ಮತ್ತೊಂದು ಬಂತು ಅಂತ ಲೆಕ್ಕ ಹಾಕುವ ಹಾಗೆ ಕೂತಿರೋ ತೊಟ್ಲಲ್ಲಿ ಅದು ಒಂದು ಮಾರೀಚ ಸಣ್ಣ ಮಕ್ಕಳಿಗೆ ಎಕ್ಸ್ಕ್ಯೂಸ್ ದೊಡ್ಡವರು ತೊಟ್ಟಲಲ್ಲಿ ಕೂತು ಹೇಗೆ ಆಡ್ತಾ ಇದ್ರೆ ಏನು ಹೇಳ್ತೀರಿ ಅದೊಂದು ಹೊಸ ಮಾರೀಚನ್ ಮಾಡಿದ್ದಾರೆ ಮೇಲಿನಿಂದ ಕೆಳಗೆ ತೂಗು ಹಾಕುವ ಒಂದು ಬೆತ್ತದ ಬುಟ್ಟಿ ಅದು ನನ್ನಂಥ ಅವನು ಕೂತ್ರೆ ಏನು ಆಗ್ಬಹುದು ಬದುಕಿರುವಾಗಲೇ ಪಂಜರದಲ್ಲಿ ಅರ್ಧ ಪಂಜರದಲ್ಲಿ ಕೂರಿಸಿ ಅದನ್ನು ತಿರುಗಿಸುವುದು ಗಿರಿಗಿರಿಗಿರಿ ಅಂತ ಯಾವನೋ ಒಬ್ಬ ಕಂಡು ಹಿಡಿದ ಒಬ್ಬರು ಮನೆಯಲ್ಲಿ ಹಾಕಿದ್ರು ನೋಡಿದ್ರು ನಮ್ಗೆ ಯಾಕೆ ಅಂತ ಯೋಚನೆ ಇಲ್ಲ ಎಲ್ಲರ ಮನೆಯಲ್ಲಿ ಹಾಕಿದ್ರು ಅದು ಫ್ಯಾಷನ್ನು ಒಬ್ರು ಮಾಡಿದ್ರು ಅಂತ ಇನ್ನೊಬ್ರು ಮಾಡ್ತಾರೆ ಅದೆಲ್ಲ ಮಾರೀಜ ನಿಮಗೇನು ಬಂತು ಗೊತ್ತಿಲ್ಲ ಇದು ಓಡಾಡಿಸ್ತು ಓಡಾಡಿಸ್ತು ಬಳಲಿಕೆ ಆಯಿತು ರಾಮನಿಗೆ ನೋಡಿದ ಮಧ್ಯಾಹ್ನವಾಯಿತು ಬೆಳಗ್ಗೆ ಸೂರ್ಯೋದಯ ಹೊತ್ತು ಬಂದಿ ಹಾಳು ಜಿಂಕೆ ಮಧ್ಯಾಹ್ನವಾಯಿತು ಸೀತಾದೇವಿ ಹೇಳಿದ್ದು ಆದಷ್ಟು ಜೀವಂತ ಹೇಳ್ಕೊಂಡು ಬನ್ನಿ ನಿಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಮಾರೀತ ಜೀವಂತವಾಗಿರಲಿ ಜೂಜಾಟ ನೋಡಿದ ಬಾಣವನ್ನು ಹೂಡಿದ ಯಾವ ಬ್ರಹ್ಮ ಕೊಟ್ಟ ಅಸ್ತ್ರವನ್ನ ಅಗಸ್ತ್ಯರು ರಾಮನ ಕೈಯಲ್ಲಿತ್ತಿದ್ರು ವಿಶ್ವಕರ್ಮ ನಿರ್ಮಾಣ ಮಾಡಿದ ವೈಷ್ಣವ ಧನಸ್ಸನ್ನು ಪರಶುರಾಮರು ಕೊಟ್ಟಿದ್ರೋ ಅದರಲ್ಲದನ್ನು ಹೂಡಿದ ಸಂಧಾಯ ಸುದೃಢೇ ಚಾಪೆ ವಿಕೃಷ್ಯ ಬಲವದ್ಬಲಿ ಸೂರ್ಯರಶ್ಮಿ ಪ್ರತೀಕಾಶಂ ಜ್ವಲಂತಂ ಮರಿಮರ್ದನ ಸೂರ್ಯನಂತ ಥಳಥಳಥಳ ಹೊಳಿತಿದೆ ಬಂಗಾಳದ ಸರಳು ತಮೇವ ಮೃಗಮುದ್ದೇಶ್ಯ ಸ್ವಸಂತಮಿವ ಪನ್ನಗಂ ಮಮೋಜ್ವಲಿತಂ ದೀಪ್ತಂ ಅಸ್ತ್ರಂ ಬ್ರಹ್ಮ ವಿನಿರ್ಮಿತಂ ಬ್ರಹ್ಮಾಸ್ತ್ರವನ್ನು ಬಿಟ್ಟ ಒಂದು ಜಿಂಕೆ ಮೇಲೆ ರಾಮಚಂದ್ರ ಅಷ್ಟೊತ್ತಿಗೆ ನಮ್ಮ ಮನುಷ್ಯ ದೃಷ್ಟಿಯಂತೆ ನೋಡುವುದಾದರೆ ರಾಮನಿಗೆ ಸೋತಿದೆ ಬಾಯಾರಿಕೆಯಾಗಿದೆ ಹಸಿವಾಗಿದೆ ದಣಿವಾಗಿದೆ ನಿರಾಶೆಯಾಗಿದೆ ಇಷ್ಟು ಮಾಡಿಯೂ ಸಿಕ್ಕಲಿಲ್ವಲ್ಲ ಇದೊಂದು ಆಡಿಬಿಡೋಣ ಆಟ ಜೂಜು ಇಷ್ಟೊತ್ತು ಹೋದದ್ದೆಲ್ಲ ಗೆದ್ದು ಬರ್ತದೆ ಅಂತ ಬೆಳ್ಳಂದ ಬೆಳಗ್ಗೆ ಆಡ್ತಿದ್ರು ಆಡ್ತಿದ್ರು ಈ ಊರ್ಲೊಂದು ಕಾಲೇಜಲ್ಲಿ ನಾನು ಐವತ್ತೆಂಟನೇ ಇಸ್ವೀಲ್ ಸ್ಟಾರ್ಟ್ ಮಾಡಿದೆ ಸರ್ವೀಸು ಸಾಯಂಕಾಲ ಇನ್ನೂ ಕೆಲವರು ನಮ್ಮ ಜೊತೆ ಮೇಷ್ಟ್ಗಳಲ್ಲೇ ಇದ್ರು ವಿದ್ಯಾರ್ಥಿಗಳು ಇದ್ರು ಯಾಕೆ ನಿಂತಿದ್ದಾರೆ ಇವರೆಲ್ಲ ಆ ಕಾಲೇಜ್ ಪ್ರಿನ್ಸಿಪಾಲ್ ಹೇಳಿದ್ರು ನೀವು ಕೇಳಬಾರದು ಬನ್ನಿ ಈ ಕಡೆ ಇವರು ಈಗ ಜೂಜು ಕೂತ್ಕೊಳ್ತಾರೆ ಇಸ್ಪಟ್ಟಿಗೆ ಶನಿವಾರ ಸಾಯಂಕಾಲ ಭಾನುವಾರ ಮುಗಿದು ಸೋಮವಾರ ಬೆಲ್ ಹೊಡೆದು ವಿದ್ಯಾರ್ಥಿಗಳು ಒಳಗೆ ಬರೋ ತನಕ ಆಡ್ತಾರೆ ಎಂದು ಹೇಳಿದ ಐವತ್ತೆಂಟನೇ ಇಸ್ವಿಯಲ್ಲಿ gambling dens in the evening coaching classes in the morning ಬೈದೆ ನಾನು ಬೇರೊಂದು ಕಾಲೇಜಿನಲ್ಲಿ ಮಾತು ಮೇಷ್ಟ್ಗಳಿಗೆ ಸಂಬಳ ಹೆಚ್ಚು ಕೊಟ್ಟರೆ ರಿಕ್ಷಾ ಓಡಿಸ್ತಾರೆ ಲಾರಿ ಸರ್ವಿಸ್ ಇಡ್ತಾರೆ ಬಸ್ಸು ಇಡ್ತಾರೆ ದುಡ್ಡು ಸಂಪಾದನೆ ಮಾಡೋಕೆ ಏನು ಬೇಕು ಅದು ಮಾಡ್ತಾರೆ ಸಾಯಂಕಾಲ ಕೋಚಿಂಗ್ ಕ್ಲಾಸಸ್ ಮಾಡ್ತಾರೆ ಎಷ್ಟು ಬೇಕೋ ಅಷ್ಟು ಪಾಠ ಹೇಳ್ತಾರೆ ಸಂಬಳ ತಗೊಳ್ತಾರೆ ಎಲ್ಲ ಮಾರೀಚಿನ ದಾರಿ ದುಡ್ಡು ಗಳಿಕೆಗೆ ಬೆನ್ನಿಗೆ ಬಿದ್ದವರೆಲ್ಲ ಮಾರೀಚಿನ ದಾರಿ ಸುಸ್ತಾಯಿತು ರಾಮಚಂದ್ರನಿಗೆ ಅಸ್ತ್ರವನ್ನು ಹೂಡಿದ ಮುಮೋಚ ಜ್ವಲಿತಂ ದೀಪ್ತಂ ಅಸ್ತ್ರಂ ಬ್ರಹ್ಮ ವಿನಿರ್ಮಿತಂ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಮಾಯೆ ಮರ್ಮ ಇಟ್ಟಿದ್ದಾರೆ ವಾಲ್ಮೀಕಿ ಅದನ್ನು ಉಳಿದವರು ತಮ್ಮ ತಮ್ಮ ಭಾಷೆಗಳಲ್ಲಿ ತರುವುದು ಆಗಿಲ್ಲ ಕಂಬರಾಮಾಯಣದಲ್ಲಿಲ್ಲ ತುಳಸಿ ರಾಮಾಯಣದಲ್ಲಿಲ್ಲ ಕನ್ನಡ ರಾಮಾಯಣಗಳಿಲ್ಲ ಇದೇನು ಮಾಡಿತು ಈ ಬಾಣ ಹಿಂತಿರುಗಿ ನೋಡಿತು ಜಿಂಕೆ ಮಾರೀಚ ಅಯ್ಯೋ ನನ್ನ ಗತಿ ಮುಗಿಯಿತು ರಾಮ ನನಗೆ ನಲ್ಲ ಬಾಣ ಎಂಬುದಾಗಿ ಮಾಯೆಯನ್ನ ಕಳಿಸುವುದಕ್ಕೆ ಆರಂಭ ಮಾಡಿದ ಬಹಳ ಸೂಕ್ಷ್ಮ ಕೆಳಗಿಂದ ಕಳಿಸಿದನೆ ಮೇಲಿಂದ ಕಳಿಸಿದನೆ ಅಯಂಶೀಲ ಚೀಲ ಆ ಮಾಯೆ ಹ್ಯಾಕ್ ಕಳೆಯಿತು ಕಣ್ಕಟ್ಟಿ ಮಾಯೆ ಮೇಲಿನಿಂದ ಹರಿದಿದ್ದಾನೆ ಆ ತೊಗಲಿನ ಚರ್ಮವನ್ನ ಎದೆ ತರಕ ಹರಿದಿದ್ದಾನೆ ಅಷ್ಟಲ್ ರಾಮಬಾಣ ಬಂತು ಶರೀರ ಮೃಗರೂಪಸ್ಯ ವಿನಿರ್ಭಿದ್ಯ ಶರೋತ್ತಮ ಮಾರೀಚಸ್ಯೈವ ಹೃದಯಂ ವಿಭೇದ ಅಶನಿ ಸನ್ನಿಭ ಮಾರೀಶನಾಗಿದ್ದ ಭಾಗ ಮೇಲಿತ್ತು ಜಿಂಕೆಯಾಗಿದ್ದ ಭಾಗ ಕೆಳಗಿತ್ತು ಮಾರೀಶನ ಹೃದಯಕ್ಕೆ ಬಾಣ ತಾಗಿ ಜಿಂಕೆ ಕಾಲಿಗೆ ತಗಲಿದ್ದ ಸಾಯ್ತಾ ಇರಲಿಲ್ಲ ಅದು ಆವಾಗ ಕೂಕೊಂಡು ಕೆಳಗೆ ಬೀಳ್ತಾನೆ ಕೆಳಗಿನ ಭಾಗ ಜಿಂಕೆಯಾಗಿಯೇ ಉಳಿದಿತ್ತು ಅಂತ ಅರ್ಥ ಹನುಮನ್ ನಾಟಕಾರ ವ್ಯವಸ್ಥೆ ಇದನ್ನ ಮಾರೀಚಸ್ಯೈವ ಹೃದಯ ಅವಧಾರಣೆ ಏವ ಮಾರೀಚನ ಹೃದಯವನ್ನೇ ಜಿಂಕೆ ಹೃದಯವನ್ನಲ್ಲ ಮಾರೀಚಸ್ಯೈವ ಹೃದಯಂ <coughs> ವಿಭೇಷ ಅಶನಿ ಸನ್ನಿ ಸಿಡಿದನಂತೆ ಶಬ್ದವಾಯಿತು ತಾಳ ಮಾತ್ರ ಅಥೋಪ್ಲುತ್ಯ ಒಂದು ತಾಳೆ ವೃಕ್ಷದಷ್ಟು ಎತ್ತರಕ್ಕೆ ಜಿಗಿತ ಇವನು ಮಾರೀಚ ನೆಪತತಿ ಸಶರಾತುರ ಬಾಣ ತಗಲಿ ಕೆಳಗೆ ಬಿದ್ದ ವಿನದಂ ಭೈರವಂ ನಾದಂ ಭಯಂಕರ ಶಬ್ದ ಮಾಡಿದ ಇವನು ಇಷ್ಟೊತ್ತಿಗೆ ಋಷಿಯಾಗುವ ಪ್ರಯತ್ನ ಮಾಡಿದ್ದು ಸಾರ್ಥಕವಾಗಿ ನಿಜವಾಗಿದ್ದರೆ ಸತ್ರು ಪರವಾಗಿಲ್ಲ ರಾವಣನಿಗೆ ಉಪಕಾರ ಮಾಡೋದಿಲ್ಲ ಅಂತಲಾದರೂ ದೃಢ ಬುದ್ಧಿ ಬರಬೇಕಾಗಿತ್ತು ಅಲ್ವೇ ಯೋಚನೆ ಮಾಡಿ ಸಾಯುವಾಗಲೂ ರಾವಣನಿಗೆ ಉಪಕಾರ ಮಾಡ್ತಾ ಇದ್ದಾನೆ ಹಾ ಸೀತೆ ಲಕ್ಷ್ಮಣ ಅಂತ ರಾಮನ ಧ್ವನಿ ಮಾಡಿಕೊಂಡು ಸತ್ತ ಕೊನೆ ಗಳಿಗೆಯಲ್ಲಿಯೂ ದುಷ್ಟರಿಗೆ ಉಪಕಾರ ಮಾಡುವ ಬುದ್ಧಿ ಇವನಿಷ್ಟು ದಿವಸ ತಪಸ್ ಮಾಡಿದ್ದೇನಾಯ್ತು ನೋಡಿ ಬದುಕಿರುವಾಗ ನೀವು ಒಳ್ಳೆಯವರಿಗೆ ಸಹಾಯ ಮಾಡಿದ್ರು at least in your death you must help good people ಸತ್ರು ಲೋಕಕ್ಕೂ ಬಾಧೆ ಬದುಕಿದ್ರು ಲೋಕಕ್ಕೂ ಬಾಧೆ ನಕ್ಸಲ್ ಸಿದ್ಧ ಹಾಗೆ ಯಾರಿಗೂ ಪ್ರಯೋಜನವಿಲ್ಲ ಲೋಕದಲ್ಲಿ ನಾಯಿಗೆ ನಾಯಿ ಕೂಡ ತಿನ್ನೋದಿಲ್ಲ ಅಂತ ಅವನು ಸತ್ತರೆ ಕಾಂಡದಲ್ಲಿ ಒಂದು ಆಶ್ಚರ್ಯವಾದ ಶ್ಲೋಕ ಯಾವ ರಾಮಾಯಣದಲ್ಲಿಯೂ ಇಲ್ಲ ನಾ ಕಣ್ಣೀರು ಹಾಕ್ತೇನೆ ಶ್ಲೋಕಗಳನ್ನು ಓದಿ ಅದು ಮುಂದೆ ಕಡಿಬಿಡಿಲ್ವೋ ಹೇಳುವಾಗೆ ಕಥೆ ಬರ್ತದೆಯೋ ಇಲ್ವೋ ನಾಲ್ಕು ತಿಂಗಳಾಯಿತು ಮಾಲ್ಯವತ್ ಪರ್ವತದಲ್ಲಿ ಒಂದೇ ಸಮ ಮಳೆ ಸುರಿತಾ ಇತ್ತು ರಾಮಚಂದ್ರ ಕೂತು ಬಿಟ್ಟ ಅಲ್ಲಿ ಲಕ್ಷ್ಮಣ ಒಬ್ಬನೇ ಅವನಿಗೆ ಸ್ನೇಹಿತ ಕಷ್ಟ ಸುಖ ಹೇಳಿಕೊಳ್ಳೋದಕ್ಕೆ ಸುಗ್ರೀವ ಮಹಾರಾಜನು ದಿನಕ್ಕೊಮ್ಮೆ ಆದರೂ ಬಂದು ಪ್ರಭು ಸೌಖ್ಯವಾಗಿದ್ದೀರಾ ಅಂತ ಕಷ್ಟ ವಿಚಾರ ಮಾಡಲಿಲ್ಲ ಅವನ ಪತ್ನಿ ಜೊತೆಯಲ್ಲಿ ಅತ್ತಿಗೆ ಜೊತೆಯಲ್ಲಿ ಅವರ ಅಮಲ್ದಾರರ ಕೂತು ಬಿಟ್ರಲ್ಲಿ ಹೋಗಿ ಆಗ ರಾಮ ಹೇಳ್ತಾನೆ ಲಕ್ಷ್ಮಣನಿಗೆ ಹೋಗೋ ಅವನು ಹೇಳು ಮೂರ್ಖಂ ಗ್ರಾಮ್ಯ ಸುಖೇ ಸಕ್ತಂ ನಚ ಸಂಕುಚಿತ ಪಂಥ ಏನವಾಲಿ ಹತೋಗತಃ ವಾಲಿಯನ್ನು ಯಾವ ದಾರಿಯಲ್ಲಿ ಪರಲೋಕಕ್ಕೆ ಕಳಿಸಿದನೋ ಸುಗ್ರೀವ ಆ ದಾರಿ ಬಾಗಿಲಿನ್ನೂ ಓಪನ್ ಆಗಿದೆ ಸಮಯೇ ತಿಷ್ಟ ಸುಗ್ರೀವ ಮಾವಾಲಿ ಪಥಮನ್ವಗಾಹ ಕೊಟ್ಟು ಮಾತಂತ ನಡಿ ವಾಲಿಯನ್ನು ಒಬ್ಬನನ್ನೇ ಕಳಿಸಿದೆ ನೀನು ನನ್ನ ಮಾತು ಕೊಟ್ಟದ್ದು ನಡೆಸದೇ ಇದ್ರೆ ನಿನ್ನ ಬಂಧು ಮಿತ್ರರೆಲ್ಲರ ಸಮೇತವಾಗಿ ಅದೇ ದಾರಿ ಕಳಿಸಿಬಿಡ್ತೇನೆ ನಾನು ಎಚ್ಚರಿಕೆ ಅಂತ ಹೇಳಿ ಮುಂದಕ್ಕೆ ಒಂದು ಆಶ್ಚರ್ಯದ ಮಾತನ್ನು ಹೇಳ್ತಾನೆ ರಾಮ ಅಬ್ಸರ್ವ್ ಹೇಳಿ ನಿಮ್ಮ ನಿಮ್ಮೂರಲ್ಲಿ ಒಬ್ಬರ ಕೈಲಿ ಉಪಕಾರ ಮಾಡಿಸಿಕೊಂಡು ಪ್ರತ್ಯುಪಕಾರ ಮಾಡದೆ ಸತ್ತರೆ ಒಬ್ಬ ಆ ಕೃತಜ್ಞನ ಶರೀರವನ್ನು ಹದ್ದುಗಳು ಮುಟ್ಟುವುದಿಲ್ಲ ಕೇಳಿದ್ದೀರ ಎಲ್ಲಾದರೂ ಹದ್ದುಗಳಿಗೆ ಬುದ್ಧಿ ಸತ್ತವನು ಮಾಂಸ ನೋಡಿ ಇವನು ಕೃತಜ್ಞನೋ ಇವನು ಕೃತಜ್ಞನೋ ಇನ್ನೊಬ್ಬರು ಉಪಕಾರಿಯಾಗಿದ್ರೆ ಮಾಂಸ ತಿನ್ನಬಹುದು ಪರೋಪಕಾರ ಮಾಡಿಸಿಕೊಂಡು ಅವರಿಗೇನೂ ಮಾಡಲಿಲ್ಲ ಕೃತಜ್ಞ ಇವನು ಮಾಂಸವನ್ನು ತಿನ್ನಬಾರದು ಅಂತ ನಿಮ್ಮೂರು ಹದ್ದುಗಳಿಗೂ ಜ್ಞಾನ ಇದೆ ನೀ ದೊರೆಯಾಗಿದ್ದೀಯೇ ನಿನಗೆ ಜ್ಞಾನ ಬೇಡವೆ ಅಂತ ಹೇಳಿ ಕಳಿಸ್ತಾನೆ ರಾಮಚಂದ್ರ ಏನು ಧರ್ಮದ ಪ್ರಜ್ಞೆ ಇದು ಆಪತ್ತಲ್ಲಿದ್ದರೂ ಧರ್ಮವನ್ನು ಬಿಡಲಿಲ್ಲ ಧರ್ಮವನ್ನು ಬೋಧಿಸೋದನ್ನು ಬಿಡಲಿಲ್ಲ ಮಾರೀಚನ ಹೃದಯವನ್ನು ಸೀಳಿತು ಇವನು ಸತ್ತರೂ ಸುಮ್ಮನೆ ಸತ್ತು ಬಿದ್ದಿದ್ರೆ ರಾವಣನ ಕೆಲಸ ಕೆಡ್ತಿತ್ತು ಅವಾಗೆ ನಿರ್ಬಂಧ ಮಾಡ್ತಾರೆ ಹಾಗೆ ಮುದ್ದು ಮುಂದಿನ ಹೋಗ್ತಿತ್ತು ಪ್ರಾಣ ಹೋಗ್ತಿತ್ತು ಪ್ರಾಣ ಮಾಡಿ ಕೊಟ್ಟಿದ್ದ ರಾವಣ ಇವನು ಮನೆ ಮಠ ಆಸ್ತಿ ಮುಟ್ಕೋಲು ಹಾಕೊಳ್ಳೋ ಪರಿಸ್ಥಿತಿ ಏನಿಲ್ಲ ಬಿಟ್ಟಿದ್ದ ಭಿಕಾರಿ ಆಗಿದ್ದ ಸನ್ಯಾಸಿ ಆಗಿದ್ದ ಆದ್ರೆ ಸತ್ತರು ಅವನಿಗೆ ಉಪಕಾರ ಮಾಡಬೇಕು ಅಂತ ನಿರ್ಬಂಧ ಏನಿತ್ತು ಏನೂ ಇರಲಿಲ್ಲ ಆದ್ದರಿಂದ ಇವನು ಚಕಾರ ತತಸ್ವರಂ ಸದೃಶಂ ರಾಘವಸ್ಯೈವ ಹಾ ಸೀತೆ ಲಕ್ಷ್ಮಣೇತಿ ಹೇಳ್ಕೊಂಡ ಕೆಳಗೆ ಬಿದ್ದ ಸತ್ತ ನಮ್ಮ ಕನ್ನಡ ರಾಮಾಯಣಕಾರರು ಮಾರೀಚನಿಗೆ ಮೋಕ್ಷವಾಯಿತು ಅಂತ ಬರೆದಿದ್ದಾರೆ ದೇವರು ಕ್ಷಮೆ ಮಾಡಿ ದರ್ಶನ ಹಾಗೆ ವ್ಯತ್ಯಾಸ ಆಗುತ್ತೆ ನೋಡಿ ರಾಮನ ಕೈಯಲ್ಲಿ ಸತ್ನಲ್ಲ ಹಾಗಿದ್ದ ಅವನಿಗೂ ಮೋಕ್ಷ ಸತ್ಪುರುಷರನ್ನ ಒಂದು ಹಾವು ಕಚ್ಚುತ್ತದೆ ಕಪಾದ ಸ್ಪರ್ಶ ಮಾಡ್ತದೆ ಹಾಗಿದ್ರಿಂದ ಹಾವಿಗೆ ಮೋಕ್ಷವಾಯಿತು ಹೇಳ್ತೀರಾ ಅವನ ಕ್ಯಾರೆಕ್ಟರ್ ಬಿಟ್ಬಿಟ್ರು ಮಹಾಪಂಡಿತ ತೊರವೆ ನರಹರಿ ವಾಲ್ಮೀಕಿ ಚೆನ್ನಾಗಿ ಓದಿಕೊಂಡವನು ರಾಮಚಂದ್ರನ ದರ್ಶನವನ್ನು ಮಾಡಿದ ಎಂಥ ರೂಪವಿತ್ತು ಅಂತ ಅದನ್ನೆಲ್ಲ ವರ್ಣನೆ ಮಾಡಿ ರಾಮವಾಣದಿಂದ ಮಾರೀಚನಿಗೆ ಮೋಕ್ಷವಾಯಿತು ಅಂತ ಬರೆದಿದ್ದಾರೆ ಮಾರೀಚ ವಧೆ ಅಂತೇವೆ ಜಟಾಯು ಮೋಕ್ಷ ಅಂತೇವೆ ಜಟಾಯು ವಧೆಯಲ್ಲ ವಾಲಿ ಮೋಕ್ಷವಲ್ಲ ವಾಲಿ ವಧೆ ವಧೆಗೆ ಮೋಕ್ಷಕ್ಕೆ ವ್ಯತ್ಯಾಸ ಗೊತ್ತೇ ಇಲ್ಲದಿದ್ದವರು ಏನು ಸಂಸ್ಕೃತವನ್ನು ಹೇಳಿ ಈ ದೇಶದಲ್ಲಿ ಹುಟ್ಟಿ ಇಷ್ಟು ವ್ಯತ್ಯಾಸ ತಿಳಿಯಲಿಲ್ಲ ನಿಮಗೆ ಯಾಕೆ ವಾಲ್ಮೀಕಿಯನ್ನು ಬಿಟ್ರಿ ಮರಳಲ್ಲಿ ಚೊಂಬನ್ನಿಟ್ಟ ಸ್ಥಿತಿಯಲ್ಲಿ ವಾಲ್ಮೀಕಿಯನ್ನು ಮರೆತೇ ಬಿಟ್ಟು ಉತ್ತರ ಭಾರತದಲ್ಲಿ ವಾಲ್ಮೀಕಿಯನ್ನು ಓದೋರೇ ಇಲ್ಲ ಆದರೆ ತುಳಸಿದಾಸರು ಒಂದು ಸಬ್ಸ್ಟಿಟ್ಯೂಟ್ ಬರೆದಿದ್ದರಿಂದ ಇವತ್ತು ಚಿತ್ರಕೂಟದಲ್ಲಿ ಸುತ್ತ ನೀವು ರೌಂಡ್ ಹಾಕುವಾಗ ಔಷಧಿ ಅಂಗಡಿಯವರು ಅರಸರು ಹಜಾಮರು ಒಂದು ತುಳಸಿ ರಾಮಾಯಣ ದೋಣಿ ನಡೆಸೋರು ಪ್ರತಿಯೊಬ್ಬರು ಹೇಳ್ತಾರೆ ವಾಲ್ಮೀಕಿಯನ್ನು ಬಿಟ್ಟರು ತುಳಸಿಯನ್ನು ಬಿಟ್ಟಿಲ್ಲ ಅಷ್ಟು ಉಳ್ಕೊಂತು ರಾಮಾಯಣ ಪ್ರಕಟವಾಗಿ ರಾಮಭಕ್ತಿಯನ್ನು ಅವರು ಮಾಡಿ ತೋರಿಸಿದ್ದಾರೆ ಆ ಗ್ರಂಥದಲ್ಲಿ ಕಥೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ದರ್ಶನದಲ್ಲಿ ಭೇದವಿಲ್ಲ ಇಲ್ಲಿ ಕನ್ನಡದಲ್ಲಿ ಮೋಕ್ಷವಾಯಿತು ಅಂತ ಬರೆದು ಬಿಟ್ಟರು ಮೋಕ್ಷ ಆಗಲಿಲ್ಲ ಇದನ್ನ ನೋಡಿದ ರಾಮಚಂದ್ರ ಛೀ ಇದು ಮಾಯೆ ಮೋಸ ಅಂತ ಲಕ್ಷ್ಮಣ ಹೇಳಿದ್ರು ನಾನು ಕೇಳದೆ ಬಂದ್ಬಿಟ್ಟ ಇದು ನನ್ನ ಧ್ವನಿಯಂತೆ ಹೀಗೆ ಬೇರೆ ಕೂಗಾಡಿದೆ ಇದು ಸೀತೆ ಮೇಲೆ ಏನು ಕೆಟ್ಟ ಪರಿಣಾಮ ಮಾಡ್ತದೆಯೋ ಇದು ಒಂದು ಸ್ಟ್ರಾಟಜಮ್ ಮಾಡಿದ್ದಾರೆ ಯಾರೋ ಕೆಟ್ಟವರು ನಮಗಾಗದೇ ಇದ್ದವರು ಆರ್ಯ ಸಂಸ್ಕೃತಿಯ ವಿರುದ್ಧ ಇದ್ದವರು ಅಯೋಧ್ಯ ಸಂಸ್ಕೃತಿ ವಿರುದ್ಧ ಇದ್ದವರು ಒಂದು ಷಡ್ಯಂತ್ರವನ್ನ ಮಾಡಿದ್ದಾರೆ ಇದಕ್ಕೆ ನಾನು ಬಲಿಯಾದನಲ್ಲ ಅಲ್ಲಿ ಏನಾಗುತ್ತೋ ಏನಾಗುತ್ತೋ ಅಂದ್ಕೊಂಡು ಓಡ್ ಬರ್ತಾ ಇದ್ದಾನೆ ಅಡ್ಡ ಪ್ರಶ್ನೆ ಕೇಳೋರು ಕೇಳೇ ಕೇಳ್ತಾರೆ ಕೇಳೋರು ಉತ್ತರ ಒಂದು ಪ್ರಶ್ನೆ ನಾನೇ ಎಬ್ಬಿಸಿ ಉತ್ತರ ಹೇಳಿಬಿಡ್ತೇನೆ ಜನ ಕೇಳಿದ್ರು ನೀವು ಕೇಳಬೇಡಿ ನಾನೇ ಉತ್ತರ ಹೇಳ್ತೇನೆ ಈಗ ಮಾರೀಶನ್ ಶರ್ಮಾ ರಾಮನು ಸಿಕ್ತೇ ಸಿಕ್ಲಿಲ್ವೇ ಅಂತ ಸಿಕ್ತೇ ಸಿಕ್ಕಲಿಲ್ವೆ ರಾಮ ರಾಮ ತಗೊಂಬಂದೇ ತಗೊಂಬರ್ಲಿಲ್ವೆ ಅರ್ಧ ಮಾಯವಾಗಿ ಹೋಯಿತು ಇನ್ನರ್ಧ ಉಳಿದಿತ್ತಲ್ಲ ಅದನ್ನೇನಾರು ತಗೊಂಡು ಬರದೇ ಇದ್ರೆ ಅಕಸ್ಮಾತ್ ಸೀತೆಗೇನು ಅಪಾಯವಾಗಿಲ್ಲದೆ ಇದ್ರೆ ರಾಮನ ಜನ್ಮ ಜಾಲಾಡ್ತಾ ಇದ್ದಳು ಜಿಂಕೆ ಜನ್ಮ ತರಲಿಲ್ಲ ನೀವು ಹೋಗ್ರಿ ಕೊಂದ್ರು ಕೊಂದ್ರು ಪರವಾಗಿಲ್ಲ ಜನ್ಮ ಯಾಕ್ರಿ ತಗೊಂಡ್ಬರಲಿಲ್ಲ ನೀವು ಆ ಭಯಕ್ಕೋಸ್ಕರವಾಗಿ ರಾಮಚಂದ್ರ ಅಷ್ಟು ಆಪತ್ತಿನಲ್ಲಿಯೂ ಆ ಚರ್ಮವನ್ನು ಸುಲಿದು ತಂದ ಅದು ವಾಲ್ಮೀಕಿ ಹೇಳಿಲ್ಲ ಅಂಕೆ ಕೃತ್ವೋತ್ತಮಾಂಗಂ ಪ್ಲವಗ ಪಾದಮಕ್ಷಸ್ಯ ಹಂತು ಮಹೋದರ ಎಂಬ ಮಂತ್ರಿ ರಾವಣನಿಗೆ ಸಮುದ್ರದ ಆ ಕಡೆಯ ದಡದಲ್ಲಿ ರಾಮ ಬಂದು ಬೀಡು ಬಿಟ್ಟಿದ್ದಾನೆ ಅಂತ ನಿವೇದನೆ ಮಾಡುವಂತಹ ಸಂದರ್ಭ ಹನುಮನ್ ನಾಟಕದಲ್ಲಿ ರಾಮ ಮಲಗಿದ್ದಾನೆ ಅಂಕೆ ಕೃತೋತ್ತಮಾಂಗಂ ಪ್ಲವಗ ಮುಡಿಯನ್ನು ಸುಗ್ರೀವನ ಮಡಿಲಲ್ಲಿಟ್ಟುಕೊಂಡು ಪಾದಮಕ್ಷಸ್ಯ ಹಂತು ಪಾದವನ್ನು ಹನುಮಂತನ ಮಡಿಲಲ್ಲಿ ಅಕ್ಷಕುಮಾರನನ್ನು ಕೊಂದವನ ಮಡಿಲಲ್ಲಿಟ್ಟು भूमौ विस्तारितायाम् त्वचि कनकमृगस्य अङ्गशेषम् ನಿಧಾಯ ಹನುಮಂತನ ಮಡಲಿಗೂ ಸುಗ್ರೀವನ ಮಡಲಿಗೂ ನಡುವೆ ತಾನು ಕೊಂದಿದ್ದ ಕನಕಮೃಗ ಮಾರೀಚನ ಚರ್ಮವನ್ನು ನೆಲದಲ್ಲಿ ಹಾಸಿಗೆಯಂತೆ ಹಾಸಿಕೊಂಡು ಬಾಣಂ ರಕ್ಷ ಕುಲಗ್ನಂ ಪ್ರಗುಣಿತ ಮನುಜೇನಾರ್ಪಿತಂ ತೀಕ್ಷ್ಣವಕ್ಷ್ಣೋ ವಿಭೀಷಣ ಬಂದು ಶರಣಾಗತಿ ಮಾಡಿದ್ದಾನೆ ಈಗಲೇ ರಾವಣನ್ನು ಕೊಂದು ಬಿಡಬೇಕು ಅಂತ ಯೋಚನೆ ಮಾಡಿ ರಾಮಪ್ರಭು ರಕ್ಷ ಕುಲಗ್ನಂ ಬಾಣಂ ಪ್ರಗುಣಿತಂ ಬಿಲ್ಲಿಗೆ ಹಗ್ಗ ಕಟ್ಟಿದ್ದಾರೆ ಅನುಜೇನ ಆರ್ಪಿತಂ ಶಾಪಮಾನಯ ಸಮಿತ್ರೆ ಶರಾಂಶ ಆಶೇ ವಿಶೋಪಮಾನ್ ಬಾಣ ತಗೊಂಬ ಬಿಲ್ ತಗೊಂಬ ಅಂತ ಆ ವಿಭೀಷಣ ಆಕ್ರೋಶವನ್ನ ಕಂಡು ಕಣ್ಣೀರಿಟ್ಟು ರಾಮಚಂದ್ರ ತಗೊಂಬರೋ ಬಾಣವನ್ನ ಬಿಟ್ಬಿಡ್ತೇನೆ ಶಬ್ದವೇದಿ ರಾವಣ ಈಗಲೇ ಸತ್ತು ಹೋಗಲಿ ಅಂತ ಹೇಳಿದಾಗ ಬಿಲ್ಲು ಬಾಣ ತಂದುಕೊಟ್ಟ ಹಗ್ಗ ಹೊಡಿದ್ದಾನೆ ಕೋಣೇನ ಉದ್ವೇಕ್ಷಮಾಣಃ ಒಂದು ಕಣ್ಣಿಂದ ನೋಡ್ತಾನೆ ಯಾರನ್ನ ಸ್ವದುಜ ವಚನೆ ದತ್ತ ಕರ್ಣೋಯಮಾಸ್ತೆ ವಿಭೀಷಣ ಅಳ್ತಾ ಇದ್ದಾನೆ ವಿಭೀಷಣ ಬಂದಿದ್ದಾನೆ ಅಂತ ಹೇಳ್ರಪ್ಪ ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೇ ರಾಮನಿಗೆ ಹೇಳಿದೆ ಸರ್ವಲೋಕ ಶರಣ್ಯ ಅವನ ಪಾದದಲ್ಲಿ ನನಗೆ ಜಾಗ ಕೊಡಿ ಅಂತ ಅವನು ಹೇಳಿದ್ದನ್ನು ಕಿವಿಯಲ್ಲಿ ಕೇಳ್ತಾ ಕಣ್ಣು ತುದಿಯಲ್ಲಿ ನೋಡ್ತಾ ಬಾಣ ಬಿಟ್ಟು ರಾವಣನ ಮೇಲೆ ಅಂತ ನೋಡ್ತಾ ಇರುವ ಚಿತ್ರ ಇದು ಅಲ್ಲಿ ಇಪ್ಪತ್ತೆಂಟು ಸಿನಿಮಾ ಸ್ಟಾರ್ ಚಿತ್ರ ಒಬ್ರು ಈ ಚಿತ್ರ ಬರೀಬಾರದೆ ಬಿಳಿ ಡೇರ ಅರ್ಧ ಭಾಗ ಯಾರಿಗಾರು ಹೇಳಿಸಿ ಬರೆಸ್ಬೇಕಿಂತ ಅವರು ರಾಮಾಯಣದಿಂದ ಅದ್ಭುತ ಚಿತ್ರಗಳನ್ನು ಬರೆಸಬೇಕು ಇಲ್ಲಿ ರಾಮಚಂದ್ರ ಆ ಚರ್ಮದ ಮೇಲೆ ಮಲಗಿದ್ದ ಮಾರೀಚನ ಚರ್ಮ ಇತ್ತು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಮಹಾಕವಿ ಪ್ರಯೋಗ ಮಾರೀಚ ಮಾಯಾ ಮೃಗ ಚರ್ಮ ಪರಿಕರ್ಮಿತ ನಿರ್ಭರ ದರ್ಭಾಸ್ತರಣ ವೇದಾಂತ ದೇಶಕರು ರಾಮಚಂದ್ರ ಈ ಮಾರಿ ಸಂಹಾರ ಮಾಡಿದ ನಂತರ ಪ್ರತಿನಿತ್ಯವೂ ಲಂಕೆಗೆ ಹೋಗುವ ತನಕೂ ಮಾರೀಚ ಮಾಯಾ ಮೃಗ ಚರ್ಮ ಪರಿಕರ್ಮಿತ ನಿರ್ಭರ ದರ್ಭಾಸ್ತರಣ ಅಗ್ನಿಹೋತ್ರ ಮಾಡುವಾಗ ಆ ಚರ್ಮ ಹಾಸಿಕೊಂಡು ಅದರ ಮೇಲೆ ದರ್ಭೆ ಗಿರ್ಬೆ ಹಾಸಿ ಹೋಮ ಮಾಡ್ತಿದ್ದ ಅಂತ ಗುರುಗಳು ಹೇಳಿದ್ದಾರೆ ಎರಡು ಪ್ರಬಲ ಪ್ರಮಾಣ ಕೊಟ್ಟಿದ್ದೇನೆ ಕ್ಷುಲ್ಲಕ ಪ್ರಶ್ನೆಗೆ ಕೂಡ ಆ ಚರ್ಮವನ್ನು ತಂದಿದ್ದ ಒಂದು ಮೆಮೆಂಟೋ ಇರಲಿ ಮಾರೀಚನ ಕೊಂದಿದ್ದೇನೆ ಅಂತ ತೋರಿಸೋದಕ್ಕೆ ಈ ಕಡೆಯಲ್ಲಿ ಸೀತಾದೇವಿ ಸ್ವಲ್ಪ ಕಥೆ ಓಡಿಸಬೇಕು ಸ್ವರವನ್ನು ಕೇಳಿದಳು ಬಾಗಿಲಲ್ಲಿ ಲಕ್ಷ್ಮಣ ನಿಂತಿದ್ದಾನೆ ತೋಟದ ಕೆಲಸ ಮಾಡ್ತಾ ಲಕ್ಷ್ಮಣ ಏನ್ ತಾಯಿ ನಿಮ್ಮ ಅಣ್ಣಂದ್ರು ನನ್ನ ನಿನ್ನ ಹೆಸರನ್ನು ಹೇಳ್ತಿದ್ದಾರೆ ಕಾಣೋ ಅವ್ರಿಗೇನೋ ಆಪತ್ತಾಗಿರಬೇಕು ನಾ ಮೋಸ ಹೋಗಿಬಿಟ್ಟು ಆ ಜಿಂಕೆ ಹಿಡ್ಕೊಂಬಂದಿ ಅಂತ ನಾ ಹೇಳಿ ತಪ್ಪಾಯಿತು ನೀ ಹೇಳಿದಾಗ ಅದು ಮಾರೀಚನೆ ಇರಬೇಕು ರಾಕ್ಷಸರೆಲ್ಲ ಸೇರಿಕೊಂಡೇನೋ ನಿಮ್ಮ ಅಣ್ಣಂದರನ್ನು ಘಾಸಿ ಮಾಡಿಬಿಟ್ಟಿದ್ದಾರೆ ಕೊನೆಗಳಿಗೆಯಲ್ಲಿ ನಿನ್ನ ನನ್ನ ಸಹಾಯ ಹೆಸರು ಹೇಳ್ತಾ ಕರೀತಿದ್ದಾರೆ ಹೋಗು ಅವರ ಸಹಾಯಕ್ಕೆ ಎಂಬುದಾಗಿ ನಿಜವಾಗಿ ಸೀತೆ ಆಯ್ತೆ ಅಂತ ಕೇಳಬೇಡಿ ನಮ್ಮ ಹುಡುಗ ಹನುಮಂತ ಅಂತ ಹೇಳಿದ ಇದೊಂದು ನಾಟಕ ಇದು ಹೇಳಿದೆ ಅದು ಲಕ್ಷ್ಮಣ ಹೋಗೋದಿಲ್ಲ ಅವನನ್ನು ಬಿಡಿಸಬೇಕು ಹೋಗು ಲಕ್ಷ್ಮಣ ಈ ವಿಷಯದಲ್ಲಿ ಸ್ವಲ್ಪ ರಸಿಕನಲ್ಲ ಅತ್ತಿಗೆ ಅವನು ಲೋಕೇಶ್ವರ ಅವನಿಗೇನು ಕೆಟ್ಟದ್ದಾಗೋದಿಲ್ಲ ನೀ ಸುಮ್ಮನೆ ಕೂಗಾಡಬೇಡ ನಿನ್ ಗಾ ನೀ ಗಾಬರಿ ಮಾಡ್ಕೊಂಡು ನನಗೂ ಗಾಬರಿ ಮಾಡ್ತಾ ಇದ್ದೀಯೇ ನಾ ಮಾರೀಚ ಅಂತ ಮೊದಲೇ ಹೇಳಿದೆ ಈಗ ಆಯಿತು ಈಗ ಹೇಳ್ತೇನೆ ಅವನಿಗೇನು ಆಗೋದಿಲ್ಲ ಅಪಾಯ ಎಲ್ಲ ಪರಿಹರಿಸ್ಕೊಂಡು ಬರ್ತಾನೆ ಸುಮ್ಮನೆ ಶಟಪ್ ಇವರು ಬಾಯಿ ಮುಚ್ಕೊಂಡು ಕೂತಿರು ಸೌಮಿತ್ರೇ ಮಿತ್ರರೂಪೇಣ ಭ್ರಾತುಸ್ತಮಧಿ ಶತ್ರುವತ್ ಮಿತ್ರರೂಪದ ಶತ್ರು ಕಾಣೋ ನೀನು ಅಣ್ಣಂದ್ರು ಕೂಕೊಳ್ತಾ ಇದ್ದಾರೆ ಆ ಸಹಾಯಕ್ಕೆ ಹೋಗದೆ ಇರುವ ತಮ್ಮ ಎಂಥವನು ನೀ ಅದಕ್ಕೋಸ್ಕರ ಬಂದಿಯೋ ನೀನು ಅಯೋಧ್ಯೆಯಿಂದ ಅಂತ ಅವನ ಮನಸ್ಸಲ್ಲಿ ಇಲ್ಲದೇ ಇರುವ ಭಾವಗಳು ಒಂದಕ್ಕೆ ನಾಲ್ಕು ಪರಿಕಲ್ಪಿಸಿ ಆಕ್ಷೇಪ ಮಾಡ್ತಾಳೆ ಲೋಭಾನ್ ಮತ್ಕೃತೇನೋನಂ ನಾನು ಗಚ್ಚಸಿ ರಾಘವಂ ನನಗೆ ನಿನಗೆ ನನ್ನ ಮೇಲೆ ಆಸೆ ಇದೆ ಅಂತ ಕಾಣುತ್ತೆ ಅಂದುಬಿಟ್ರು ರಾಮರಾಮ ಸೀತಾದೇವಿ ಬಾಯಲ್ಲಿ ಮಾತು ಬರಬಹುದೇ ಅಂದರೆ ಒಂದು ಕಷ್ಟ ಜೀವನದಲ್ಲಿ ಸ್ವಲ್ಪ ಉಂಟಾದರೆ ಭಕ್ತರನ್ನು ಹೇಗೆ ಬಾಯಿಗೆ ಬಂದಾಗ ಬೈದು ಬಿಡುತ್ತೇವೆ ಅಂತ ತೋರಿಸ್ತಾ ಇದ್ದಾಳೆ ಒಂದು ರೂಪಾಯಿ ಹಾಕಿದ್ರಿ ಲಾಟ್ರಿ ಪಕ್ಕದ ಮನೆಯವ್ರಿಗೆ ಬಂತು ಹತ್ತು ಲಕ್ಷ ರೂಪಾಯಿ ಯಾವುದೋ ಅಸ್ಸಾಂ ಲಾಟ್ರಿಯೋ ತ್ರಿಪುರಾ ಲಾಟ್ರಿಯೋ ಯಾವುದೋ ಸುಳ್ಗಾರ್ ಲಾಟ್ರಿ ಸರ್ಕಾರಗಳೇ ಲಾಟ್ರಿ ಹೊಳೆಯೋ ಸ್ಥಿತಿ ಇದನ್ನು ದುಡಿಮೆಯಿಂದ ಅಲ್ಲದೆ ಬಂದ ಜೀವನದಿಂದ ಯಾವನ ಮಾನ ಮರ್ಯಾದೆ ಇರೋ ಜೀವನ ಮಾಡ್ತಾನೆ ಯೋಚನೆ ಮಾಡಿ ದುಡಿದೇ ಬಂದ ಹಣ ಸತ್ರಾಜಿತನನ್ನು ಹೇಗೆ ಹಾಳು ಮಾಡಿತು ಎಷ್ಟು ಜನರನ್ನ ಸಮಂತಕ ಮುನಿ ಕೊಂಡು ಹೋಯಿತು ಭಾಗವತದಲ್ಲಿ ತೋರಿಸ್ತಾನೆ ದುಡಿದು ಬದುಕು ಕೃಷ್ಣಾವತಾರದಲ್ಲಿ ಇಲ್ಲಿಯೂ ಅದೇ ಸೀತಾದೇವಿ ಹೀಗೆ ಹೇಳ್ತಾಳೆ ನಿನ್ನ ನನ್ನ ಮೇಲೆ ಆಶೆ ಇದೆ ಅಂತ ಕಾಣುತ್ತೆ ರಾಮಾನಂದ ಮತ್ತೆ ಹೇಳ್ತಾರೆ ಅತ್ತಿಗೆ ಹೀಗೆಲ್ಲ ಹೇಳಬೇಡಿ ನಾನು ಏನಿಲ್ಲ ನ್ಯಾಸಭೂತ ಶಿವೈದೇಹಿ ನ್ಯಸ್ತ ಮಯಿ ಮಹಾತ್ಮನ ನಿನ್ನ ಗಂಟು ಕೊಟ್ಟಂತೆ ನನ್ನ ಕಡೆ ಒಪ್ಪಿಸಿದ್ದಾನೆ ನಿನ್ನ ಪ್ರಭು ನಿನ್ನನ್ನು ನಾನು ಬಿಟ್ಟು ಹೋಗಿಲ್ಲ ಇಲ್ಲಿ ಬಿಟ್ಟು ಹೋದ್ರೆ ನಿನಗೇನು ಅಪಾಯವಾಗುತ್ತೆ ರಾಮ ಅಸಹಾಯ ಶೂರ ಅನಪಾಯ ಸಾಹಸ ಬರ್ತಾನೆ ಯೋಚನೆ ಮಾಡಬೇಡ ಬಿಡಲಿಲ್ಲ ರಾಮಂ ಸುದುಷ್ಟಸ್ತ್ವಮ್ಮನೆ ಗಚ್ಚಸಿ ನಾನು ನೋಡ್ತಾ ಇದ್ದೇನೆ ರಾಮ ಬೇಟೆಗೆ ಹೋದ್ರೆ ಅಲ್ಲಿ ಹೋದ್ರೆ ಇಲ್ಲಿ ಹೋದ್ರೆ ಆಹಾರ ತರಕ್ಕೆ ಹೋದ್ರೆ ಸಮಿತಿಗೆ ಹೋದ್ರೆ ಅವನ ಜೊತೆ ಜೊತೆಯಲ್ಲೇ ಹೋಗ್ತೀಯೇ ಸಮಯ ನೋಡ್ತಾ ಇದ್ದೀಯ ಅಂತ ಕಾಣುತ್ತೆ ಅವನನ್ನು ಕೊಲ್ಲೋದಕ್ಕೆ ಮಮ ಹೇತೋಹೋ ಪ್ರತಿಚ್ಛನ್ನ ಪ್ರಯುಕ್ತೋ ಭರತೇ ನವ ಭರತನಿಗೂ ಮಂಗಳಾರತಿ ಮಾಡಿದ್ವಿ ನಿಮ್ಮಪ್ಪ ಅಂತ ನಿನ್ನನ್ನು ಭರತನೇ ಕಳಿಸಿರಬೇಕು ಕಾಡ ರಾಮನನ್ನು ಮುಗಿಸು ಎಂಬುದಾಗಿ ಅದಕ್ಕೆ ಲಕ್ಷ್ಮಣ ಹೇಳಿದ ಅಮ್ಮ ನಾನು ನಿನ್ನ ಮುಖಾನೂ ನೋಡಿಲ್ಲ ನಮ್ಮ ಅಮ್ಮ ಅಂತ ತಿಳ್ಕೊಂಡಿದ್ದೇನೆ ನಿನ್ನನ್ನು ದೇವಿ ಅಂತ ಸ್ವಭಾವಸ್ತ್ವೇಷ ನಾರೀಣಾಂ ಏವಂ ಲೋಕೇಶು ದೃಶ್ಯತೆ ದುಡುಕು ಲೋಕದಲ್ಲಿ ಸ್ತ್ರೀಯರ ಸ್ವಭಾವವೇ ಹೇಗೆ ಬಿಟ್ಟ ಲಕ್ಷ್ಮಣ ತಮ್ಮ ಕೆಲಸ ಆಗುವಾಗ ಹೊಗಳಿತಾರೆ ತಮ್ಮ ಕೆಲಸ ಆದ್ಮೇಲೆ ಬೈತಾರೆ ಈ ಜನರಲೈಸೇಷನ್ ತಪ್ಪು ಅವನಿಗೂ ಕೋಪ ಬಂತು ವಿಮುಕ್ತ ಧರ್ಮ ಚಪಲಾ ತೀಕ್ಷ್ಣ ಭೇದಕರ ಸ್ತ್ರೀಯ <coughs> ಸೀತೆ ಹೇಳಿದಳು ಹೋಗ್ತೀಯೋ ಹೋಗೋದಿಲ್ವೋ ಇನ್ನು ಇಲ್ಲೇ ನಿಂತಿದ್ದೀಯಲ್ಲ ಗೋದಾವರಿಯಂ ಪ್ರವೇಶ ಪ್ರವೇಶಾಮಿ ಗೋದಾವರಿಯಲ್ಲಿ ಹೋಗಿ ಬಿದ್ದುಬಿಡ್ತೇನೆ ಅಗ್ನಿಯಲ್ಲಿ ಬಿದ್ದು ಬಿಡ್ತೇನೆ ವಿಷವನ್ನು ಕುಡಿದು ಬಿಡ್ತೇನೆ ದುಷ್ಟ ಹೋಗ್ತೀಯೋ ಹೋಗೋದಿಲ್ವೋ ಶ್ರೋತ್ರಯೋ ಉಭಯೋರ್ಮೇದ್ಯ ತಪ್ತನಾರಾಚು ಸನ್ನಿಹಂ ಸುಟ್ಟ ಬಾಣವನ್ನು ಕಾಯಿಸಿದ ಬಾಣವನ್ನು ಕಿವಿಗೆ ಹಾಕಿದಂತೆ ಇಂತಹ ಇಷ್ಟು ವರ್ಷ ಸೇವೆ ಮಾಡಿ ನಮ್ಮ ತಾಯಿಗೆ ಸೇವೆ ಮಾಡಿಲ್ಲ ನಾನು ನನಗೆ ಹೇಳ್ತಾ ಇದ್ದೀಯಾ ನನಗಿನ್ ತಡ್ಕೊಳ್ಳೋಕ್ಕಾಗೋದಿಲ್ಲ ಹೋಗ್ತಾರೆ ಇಲ್ಲಿಗಿಂತ ರಾಮನೇ ಮಾಸಿ ಅವನ ಹತ್ರ ಇರ್ತೇನೆ ನಮ್ಮ ಅಣ್ಣ ಒಂದು ದಿವಸ ನನಗಿಂತ ಮಾತನಾಡಲಿಲ್ಲ ಹೋಗ್ತೇನೆ ಅಂತ ಹೇಳಿದವನೇ ಧಿಕ್ತ್ವಂ ನಿನಗೆ ಧಿಕ್ಕಾರವಿರಲಿ ಅಂತ ಒಂದು ಕೆಟ್ಟ ಮಾತನ್ನ ಬೈದ ಲಕ್ಷ ರಾವಣರು ಬಂದಿದ್ರು ಸೀತೆಯನ್ನು ಎತ್ಕೊಂಡು ಹೋಗೋಕ್ಕಾಗ್ತಿರಲಿಲ್ಲ ಒಬ್ಬ ಭಾಗವತನ ಶಾಪ ಇದು ನೀನು ಹಾಳಾಗುವಂತ ಅವನು ಅದ್ಯ ಪ್ರಣಶ್ಯತ್ವಂ ಜನ್ಮಾಮೇವಂ ವಿಶಂಕಸೆ ಈಗಲೇ ಹಾಳಾಗು ನೀನು ಗಮಿಷ್ಯೆ ಕಾಗುಸ್ತಃ ಸ್ವಸ್ಥತೆ ವರಾನನೆ ರಕ್ಷಂತು ವಿಶಾಲಾಕ್ಷಿ ಸಮಗ್ರಾವನ ದೇವತಾ ಗಿಡ ಮರ ಪಕ್ಷಿ ಆಕಾಶ ಭೂಮಿ ಎಲ್ಲ ದೇವತೆಗಳಿಗೆ ಸೀತೆಯನ್ನ ರಕ್ಷಿಸಿ ರಕ್ಷಿಸಿ ರಕ್ಷಿಸಿ ಅಂತ ಹೇಳಿ ಅನೇಕ ಅಪಶಕನಗಳುಂಟಾದರೂ ಸೀತಾದೇವಿಯನ್ನ ಆ ಕಾವಲಲ್ಲಿ ಬಿಟ್ಟು ಲಕ್ಷ್ಮಣ ಹೊರಟ ಲಕ್ಷ್ಮಣ ರೇಖೆ ಅಂತ ಕಥೆ ರಾಮಾಯಣದಲ್ಲಿಲ್ಲ ಆನಂದ ರಾಮಾಯಣದಲ್ಲಿದೆ ಅಧ್ಯಾತ್ಮ ರಾಮಾಯಣದಲ್ಲಿದೆ ಬೇರೆ ಬೇರೆ ರಾಮಾಯಣಗಳಲ್ಲಿದೆ ಇದು ನಾಟಕದಲ್ಲಿ ತೋರಿಸೋದಕ್ಕೆ ಅದು ಸೀನಿಕ್ ಬ್ಯೂಟಿ ಉಪಯೋಗಕ್ಕೆ ಬರುತ್ತೆ ಅಂತ ಹಾಕೊಂಡಿದ್ದಾರೆ ಮೂಲದ ಕಥೆಯಲ್ಲಿ ಲಕ್ಷ್ಮಣ ರೇಖಾ ಅನ್ನೋ ಮಾತು ಉತ್ತರ ಭಾರತದಲ್ಲಿ ಜನಸಾಮಾನ್ಯರ ಭಾಷೆಯಲ್ಲಿ ಎಷ್ಟು ಮಟ್ಟಕ್ಕಾಗಿದೆ ಅಂದರೆ ಘಟಬಂಧನ ಮಾಡುವ ಸರ್ಕಾರಗಳೆಲ್ಲ ಲಕ್ಷ್ಮಣ ರೇಖಾ ಮೀರಬಾರದು ಲಕ್ಷ್ಮಣ ರೇಖಾ ಮೀರಬಾರದು ಉತ್ತರ ಭಾರತ ಲಕ್ಷ್ಮಣ ರೇಖೆ ದಕ್ಷಿಣ ಭಾರತದಲ್ಲಿ ಸುಗ್ರೀವಾಜ್ಞೆ ಸುಗ್ರೀವ ಮತ್ತು ಲಕ್ಷ್ಮಣ ಉಳ್ಕೊಂಡಿರೋದು ಗಾದೆಯಲ್ಲಿ ರಾಮಾಜ್ಞೆ ಮರೆತು ಬಿಟ್ಟು ಸುಗ್ರೀವಾಜ್ಞೆ ಉಳ್ಕೊಂಡಿದೆ ಆರ್ಡಿನೆನ್ಸ್ಗಿದು ಶಬ್ದ ತಮಿಳಿನಲ್ಲಿ ತೆರಿಗೆ ಸುಗ್ರೀವಾಜ್ಞೆ ಅಂತಿಲ್ಲ ಕನ್ನಡದಲ್ಲಿ ಮಾತ್ರ ಇದೆ ಸುಗ್ರೀವ ಹುಟ್ಟಿದ ನಾಡು ಅಮಲ್ದಾರ ನಾಡು ಇದು ಹೊರಟು ಬಿಟ್ಟ ಲಕ್ಷ್ಮಣ ಆದರೆ ಅಭಿ ಅವನ ಸ್ವಭಾವ ಹೇಗಿತ್ತು ತತಸ್ತು ಅಭಿವಾದ್ಯ ಲಕ್ಷ್ಮಣ ಹೊರಡೋಕ್ ಮುಂಚೆ ಸೀತೆಗೆ ನಮಸ್ಕಾರ ಮಾಡಿ ಅಭಿವಾದನ ಮಾಡಿ ಕೃತಾಂಜಲಿ ಕಿಂಚಿದಭಿಪ್ರಣಮ್ಯ ಚ ಅನ್ವೀಕ್ಷಮಾಣೋ ಬಹುಶಶ್ಚ ಮೈಥಿಲೀಂ ಎರಡು ಹೆಜ್ಜೆ ಇಡೋದು ಮತ್ತೆ ಮತ್ತೆ ನೋಡೋದು ಸೀತೆಗೆ ನಾಪತ್ ಬರಲಿಲ್ಲ ತಾನೇನು ನೋಡಿಕೊಂಡು ಮರಾಮಸ್ಯ ಸಮೀಪ ಮಾತ್ಮವಾನೇ ಹೀಗೆ ಹೊರಟು ಬಿಟ್ಟ ಉತ್ತರ ಕ್ಷಣದಲ್ಲಿ ಅವ ಲಕ್ಷ್ಮಣ ಹೋದದ್ದನ್ನು ನೋಡಿಕೊಂಡು ಒಳ್ಳೆ ಸನ್ಯಾಸಿ ವೇಷದಲ್ಲಿ ಶ್ಲಕ್ಷ್ಣ ಕಾಷಾಯ ಸಂವೀತ ಕಾಷಯಾಡೆ ಮೂಡಯೋಡ ಧರ್ಮಂಗಿ ಆಳ್ವಾರರು ಕಾಷಾಯವನ್ನು ಧರಿಸಿ ರಾವಣ ಹಾಗೆ ಬಂದ ತಾನೂ ನಾಶವಾದ ತನ್ನ ಊರನ್ನೂ ನಾಶ ಮಾಡಿದ ಅಂಥ ರಾವಣ ಶ್ಲಕ್ಷ್ಣ ಕಾಷಾಯ ಸಂವೀತ ಮಲಿನವಾದದ್ದಲ್ಲ ಅಪ್ಪಟ ಕಾಷಾಯ ನಂಬಬೇಕು ಒಳ್ಳೆ ಸನ್ಯಾಸಿ ಅಂತ ಸಿಖಿ ಛತ್ರಿ ಉಪಾನಹಿ ಜುಟ್ಟಿರುವ ಸನ್ಯಾಸಿ ತ್ರಿದಂಡಿ ಸನ್ಯಾಸಿ ಶ್ರೀವೈಷ್ಣವ ಸನ್ಯಾಸಿ ನಮ್ಮ ಮರ್ಯಾದೆ ಕಳೆಯುವುದಕ್ಕೆ ಛತ್ರಿ ಬೇರೆ ಇಟ್ಕೊಂಡಿದ್ದಾನೆ ಏಕದಂಡಿ ಅಲ್ಲ ಉಪ ಅರ್ಜುನನು ಹಾಗೆ ಮಾಡಿದ ಮಹಾಭಾರತದಲ್ಲಿ ಆ ಸುಭದ್ರೆ ಹಿಡಿದು ಒಬ್ಬ ಸುಭದ್ರೆಯನ್ನು ಹಿಡ್ಕೊಂಡು ಹೋದ ಇನ್ನೊಬ್ಬ ಸೀತೆ ನಡೆಯೋಕೆ ಬಂದ ನಮ್ಮ ಮರ್ಯಾದೆ ತೆಗೆದ ಪಾವಿಕೆ ಹಾಕೊಂಡಿದ್ದಾನೆ ಛತ್ರಿ ಹಿಡಿದಿದ್ದಾನೆ ಭಿಕ್ಷಾ ಪಾತ್ರ ಇದೆ ಬಂದವನೇ ಭವತಿ ಭಿಕ್ಷಾಂದೇಹಿ ಪರಿವ್ರಾಜಕ ರೂಪದಲ್ಲಿ ಬಂದಿದ್ದಾನೆ ಯತಿರ್ಲಿಂಗಂ ಪ್ರವೇಕ್ಷಾಮಿ ಆಂಗಿರಸ ಸ್ಮೃತಿಯಲ್ಲಿ ಯತಿರಕ್ಷಣಗಳನ್ನೆಲ್ಲ ಹೇಳಿದ್ದಾರೆ ಧರ್ಮಶಾಸ್ತ್ರ ಇಲ್ಲೆಲ್ಲ ಎತ್ತಿ ತೋರಿಸ್ತಾರೆ ಯತಿ ಆಗಿರಬೇಕು ಸೀತೆಯನ್ನು ಕೇಳಿದ ನಿನ್ನನ್ನು ನೋಡಿದ್ರೆ ಚಂದ್ರ ಇಲ್ಲದೆ ದ್ರೋಹಿಣಿ ಅಂತ ಕಾಣ್ತಾ ಇದ್ದೀಯೇ ಚಂದ್ರ ಸಂಧ್ಯಾಕಾಲದಂತೆ ಕಾಣ್ತಾ ಇದ್ದೀಯೇ ಒಣಗಿ ಹೋಗಿರೋ ನದಿಯಂತೆ ಕಾಣ್ತಾ ಇದ್ದೀಯೇ ಯಾರು ಯಾರು ಅಂತ ಅವನು ಕೇಳುವ ಪ್ರಶ್ನೆಗಳಲ್ಲಿಯೇ ಶೃಂಗಾರ ಚೇಷ್ಟೆಗಳನ್ನು ಕಂಡು ಇದು ಅಸಭ್ಯ ಸನ್ಯಾಸಿ ಅಂತ ತಿಳ್ಕೋಬೇಕಾಗಿತ್ತು ಸೀತಾದೇವಿ ಯಾರು ಅಂತ ಕೇಳಿದ ಕೂಡಲೇ ಒಂದಕ್ಕೆ ನಾಲ್ಕು ಮಾತನಾಡೋ ಸ್ವಭಾವ ಆವತ್ತು ಹೇಳಿದ್ದೇನೆ ಅದನ್ನು ಮತ್ತೆ ಶುರು ಮಾಡ್ತಾರೆ ನಮ್ಮ ಯಜಮಾನರ ಹೆಸರು ರಾಮ ಅಂತ ನನ್ನ ಹೆಸರು ಸೀತೆ ಅಂತ ನನ್ನ ಭಾವಮಯನ ಹೆಸರು ಲಕ್ಷ್ಮಣ ಅಂತ ದುಹಿತಾ ಜನಕಸ್ಯಾಹಂ ನಾನು ಜನಕನ ಮಗಳು ಅಂತ ಹೇಳಿದಳು ಇದು ಒಂದು ತಪ್ಪು ಜನಕನ ಮಗಳಲ್ಲವೇ ಮದುವೆಯಾದವರು ಗಂಡನ ಮನೆ ಹೆಸರು ಹೇಳಬೇಕು ಬೇಂದ್ರೆಯವರು ಕೇಳು ನೀವು ಯಾರು ಪೈಕಿ ಯಾರಾಕಿ ಯಾರ ಕಡೆಯವರು ಅಂತ ಕೇಳಿದ್ರೆ ಯಾರಾಕಿ ಅಂತಾರೆ ಹಳ್ಳಿ ಭಾಷೆ ಉತ್ತರ ಕರ್ನಾಟಕದಲ್ಲಿ ತಾಯಿ ನೀವು ಯಾರಾಕಿ ಯಾರ ಕಡೆಯವರು ಯಾರ ಪತ್ನಿ ಯಾರ ಸೊಸೆ ಅಂತ ಕೇಳಬೇಕು ಯಾರ ಮನೆಯವರು ಅಂತ ಕೇಳಬೇಕು ಎಲ್ಲಿ ಹುಟ್ಟಿದ್ರಿ ಅದು ಹಳೆ ಅಡ್ರೆಸ್ಸು ದುಹಿತ ಜನಕಸ್ಯಾಹಂ ಜನಕನ ಮಗಳು ಅಂತ ಹೇಳಿದಳು ಮುಂದೆ ತಿದ್ದುಕೊಳ್ತಾಳೆ ಹನುಮಂತ ಇದೇ ಪ್ರಶ್ನೆ ಕೇಳುವಾಗ ಸ್ನುಷಾ ದಶರಥ ಸ್ಯಾಹಂ ಇದರಲ್ಲಿ ಕೂಡ ನಮ್ಮ ಸಂಸ್ಕೃತಿ ಆದರೆ ನಾನು ಗಂಡನ ಮನೆಯಲ್ಲಿ ಸಂಸಾರ ಮಾಡಿದ್ದು ಉಷಿತ್ವ ದ್ವಾದಶ ಸಮಾಹ ಹನ್ನೆರಡೇ ವರ್ಷ ಸುಖವಾಗಿದ್ದೆ ಆಮೇಲೆ ಕಾಡಿಗೆ ಬಂದುಬಿಟ್ಟೆ ಇದೆಲ್ಲ ರಾವಣ ಕೇಳಿದಿಲ್ಲ ಈ ಪ್ರಶ್ನೆಯನ್ನ ತತಸ್ತ್ರಯೋದಶೇ ವರ್ಷ ಹದಿಮೂರನೇ ವರ್ಷದಲ್ಲಿ ನಮ್ಮ ವನವಾಸ ಪ್ರಾಪ್ತಿಯಾಯಿತು ಮಮ ಭರ್ತ ಮಹಾತೇಜ ವಯಸ್ಸ ಪಂಚವಿಂಶಕ ವನವಾಸ ಹೊರಟಾಗ ನನ್ನ ಯಜಮಾನರಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ರಾವಣ ಕೇಳಿದ್ನಿ ಅಷ್ಟಾದಶೆ ವರ್ಷಾಣಿ ಮಮ ಜನ್ಮನಿ ಗಣ್ಯತೆ ನನಗೆ ಹದಿನೆಂಟು ವರ್ಷ ವಯಸ್ಸಾಗಿತ್ತು ಯೌವನದಲ್ಲಿ ಮುಕ್ಕಾಲ್ ಭಾಗ ಎಲ್ಲೇ ಕಳೆದು ಬಿಟ್ಟು ಅಂತ ಹೀಗೆಲ್ಲ ಹೇಳಿ ತಾವು ನೋಡಿದ್ರು ಸನ್ಯಾಸಿಯಾಗಿ ಕಾಣಿಸ್ತೀರಿ ತಾವು ಯಾರು ಗೊತ್ತಿಲ್ವಲ್ಲ ಎಲ್ಲಿಯವರು ಅಂತ ಕೇಳಿದಳು ನಿಜವಾದ ಸನ್ಯಾಸಿ ಆಗಿದ್ರೆ ಕುಲ ಗೋತ್ರ ಊರನ್ನ ಕೇಳಬಾರದು ಏಕಾಂತಿ ವ್ಯಪದೇಷ್ಟವ್ಯ ನೈವ ಗ್ರಾಮ ಕುಲಾದಿವಿ ವಿಷ್ಣುನಾ ವ್ಯಪದೇಷ್ಟವ್ಯ ತಸ್ಯ ಸರ್ವಂ ನಾವು ಇಂಥ ಕ್ಷೇತ್ರದವರು ಅಂತ ಹೇಳಬೇಕು ಭಗವಂತನಾರೇ ಹೇಳಬೇಕು ಇವನು ತನ್ನ ವೇಷವನ್ನು ತೋರಿಸ್ತಾ ಹತ್ತು ತಲೆ ಮಾಡಿಕೊಂಡ ಇಪ್ಪತ್ತು ತೋಳು ತೋರಿಸ್ತಾ ಎಲೆ ಸೀತೆ ನಾನು ರಾವಣ ಈ ಗಂಡನನ್ನು ನಂಬಿ ಕಾಡಿಗೆ ಬೇರೆ ಬಂದು ವಾನವಾಸ ವಾನಪ್ರಸ್ಥ ಬ್ರಹ್ಮಚರ್ಯ ಏನೇನು ಶಬ್ದಗಳು ನಿಮ್ಮ ಸಂಸ್ಕೃತಿ ಅತ್ಯಂತ ಹೀನ ಸಂಸ್ಕೃತಿ ಭೋಗ ಪಡುವುದಕ್ಕೆ ಹುಟ್ಟದೇ ಇರುವಂತಹ ವ್ಯರ್ಥ ಜನರು ನೀವು ಈಗಲೂ ಕಾಲ ಮಿಂಚಿಲ್ಲ ನನ್ನ ಜೊತೆ ಅಲ್ವಾ ನನ್ನ ಪತ್ನಿಯಾಗು ನನಗೆ ಬೇಕಾದ ಹೆಂಡತಿಯರಿದ್ದಾರೆ ಅವರೆಲ್ಲರ ಮೇಲೆ ನಿನ್ನನ್ನು ಪಟ್ಟ ಮಹಿಷಿ ಅಂತ ಮಾಡ್ತೇನೆ ನೀನು ಕೊಟ್ಟ ಸುಖ ಯಾರಿಗೂ ಕೊಡೋದಿಲ್ಲ ಅಂತ ತನ್ನ ಹೆಸರನ್ನೆಲ್ಲ ಹೇಳಲಾಗಿ ಅಯ್ಯೋ ಎಂಬುದಾಗಿ ಸೀತೆ ತಲೆ ಚಚ್ಚಿಕೊಳ್ತಾಳೆ ಲಕ್ಷ್ಮಣನನ್ನು ಕಳಿಸಿಬಿಟ್ನಲ್ಲ ಎಂಬುದಾಗಿ ಆ ರಾವಣನನ್ನು ಬೈತಾಳೆ ರಾವಣ ಹೇಳ್ತಾ ತವ ಭಾಗ್ಯೇನ ಸಂಪ್ರಾಪ್ತಂ ನಿನ್ನ ಮನೆ ಬಾಗಿಲಿಗೆ ನಾ ಬಂದಿದ್ದೀನಿ ಅಂತ ರಾವಣ ನಿನ್ನ ಭಾಗ್ಯ ಅಂತ ತಿಳ್ಕೊ ಅವಳು ಹೇಳಿದ್ದು ಪೀತಾಮೃತಸ್ಯಾಪಿ ತವ ಅಸ್ತಿ ಮೋಕ್ಷ ನೀನು ಅಮೃತವನ್ನೇ ಕುಡಿದ್ರು ನಿನಗೆ ಮೋಕ್ಷ ಆಗೋದಿಲ್ಲವೋ ರಾವಣ ನೀನು ಸ್ವಲ್ಪ ಹೊತ್ತಿರು ನನ್ನ ಗಂಡ ಬರ್ತಾರೆ ಭಾವಮೋಯ್ದ ಬರ್ತಾನೆ ನಿನಗೆ ಆತಿಥ್ಯವನ್ನು ಮಾಡ್ತಾನೆ ಅಂದಾಗ ಹಸ್ತೆ ಹಸ್ತಂ ಸಮಾಹತ್ಯ ಸಕಾರ ಸುಮಹದ್ವಪುಹು ಕೈಯಲ್ಲಿ ಹತ್ತು ಕೈಗಳನ್ನು ಇನ್ನತ್ತು ಕೈಗಳಲ್ಲಿ ಜೋಡಿಸಿ ಅವನು ಸೀತಾದೇವಿಯನ್ನು ಎತ್ತಿಕೊಂಡೇ ಹೋದ ಸಾಕ್ಷಾತ್ತಾಗಿಯೇ ಮುಟ್ಟಿ ಎತ್ತಿಕೊಂಡು ಹೋದ ಹಾಗೆ ವಾಮೇನ ಸೀತಾಂ ಪದ್ಮಾಕ್ಷಿಂ ಮೂರ್ಧಜೇಶು ಸಹ ಎಡಗೈಯಿಂದ ಅವಳ ತಲೆ ಮುಡಿಯನ್ನ ತಲೆಯನ್ನು ಎತ್ತಿ ಊರ್ಧ್ವೋಸ್ತು ದಕ್ಷಿಣೇವ ಪರಿಜಗ್ರಾಹ ಪಾಣಿನ ತೊಡೆಗಳನ್ನು ಎಡಗೈಯಲ್ಲಿ ಎತ್ತಿಕೊಂಡು ರಥಕ್ಕೆ ಹಾಕಿಬಿಟ್ಟ ಇಲ್ಲಿ ಪ್ರಶ್ನೆ ಕೇಳ್ತಾರೆ ಕೆಲವರು ಹಾಗೆ ಮುಟ್ಟಬಹುದೇ ಅವನಿಗೆ ಯಾರು ಧರ್ಮಶಾಸ್ತ್ರ ಹೇಳೋರು ರಾವಣನಿಗೆ ಮುಟ್ಟಬಹುದೇ ಅನ್ನೋ ಇದೆ ರಾವಣನ ಕೇಳಬೇಕು ಮುಟ್ಟಿದನಲ್ಲ ವಾಲ್ಮೀಕಿ ಬರೆಯಬಹುದೇ ನಡೆದದ್ದನ್ನು ಬರೆದಿದ್ದಾರೆ ಅವರು ಹೀಗೆ ನಡೆದಿರುವುದು ಸಂಭವವೇ ಮತ್ತೆ ವೇದಾಂತಕ್ಕೆ ಹೋಗಬೇಕು ಅಪ್ಪ ಈ ರಾವಣ ಅಂದ್ರೆ ಯಾರು ದ್ವಾರಪಾಲಕರಲ್ಲಿ ಒಬ್ಬ ವೈಕುಂಠದ ದ್ವಾರಪಾಲಕ ಜಯ ಅವಳು ಲಕ್ಷ್ಮೀದೇವಿ ಇವನು ಮಗನಂತೆ ತಾಯಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡುವಾಗ ಮಗ ತಾಯಿಯನ್ನು ಎತ್ತುಕೊಂಡ್ರೆ ಏನು ಒಳಗೆ ಹೋಯಿತು ಯೋಚನೆ ಮಾಡಿ ಸಿಟಿ ಬಸ್ಸಲ್ಲಿ ಹೋಗ್ತಿರ್ತಾರೆ ಒಬ್ಬರು ಕುಟುಂಬಿನಿ ಹಿಂದಿನಿಂದ ಅವನು ಕಂಡಕ್ಟರ್ ಇರ್ತಾನೆ ಪೋಲಿ ಹುಡುಗರು ಇರ್ತಾರೆ ಅಕಸ್ಮಾತ್ ಆಗಿ ಬಸ್ ಟರ್ನಿಂಗ್ ಇರ್ನಿಂಗ್ ಆಗುವಾಗ ಸ್ವಲ್ಪ ಮೈ ಮೇಲೂ ಬಿದ್ದಿರ್ತಾರೆ ವೈದ್ಯಕ ಯಜಮಾನರು ಮನೆಯಲ್ಲಿ ಕೂತ್ಕೊಂಡು ಅವರೆಲ್ಲ ಬೈ ಮೇಲೆ ಬಿದ್ದಿದ್ರು ಇಲ್ವೋ ಯಾರು ಬಿದ್ದಿದ್ರು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಯಾರ್ಯಾರು ಬಿದ್ದಿದ್ರು ಇವಳ ಮೇಲೆ ಅಂತ ಅವ್ರನ್ನೆಲ್ಲ ಕರೆದು ನಿಮಗೆ ಅವಳನ್ನು ತಟ್ಟೆಯ ಸಮೇತ ತಾಂಬೂಲವಾಗಿ ಕೊಟ್ಟಿದ್ದಾನೆ ಅಂತ ಹೇಳೋನು ಬುದ್ಧಿ ಇದೆಯೇ ಹೀಗಾಗಲ್ವೇ ನಾವು ಅಲ್ಪಸಂಖ್ಯಾತರಾಗಿರುವುದು ಇದೇ ದೇಶದಲ್ಲಿ ಯೋಚನೆ ಮಾಡಿ ಕೆಟ್ಟೇ ಹೋದರೂ ಕೆಟ್ಟ ಹೆಣ್ಣಿಗೂ ಶುದ್ಧಿಯನ್ನು ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ ಇನ್ನೊಬ್ಬರಿಂದ ಗರ್ಭವನ್ನು ಧರಿಸಿದ್ರು ತೆಗೆದು ಶುದ್ಧಿ ಮಾಡಿ ಕುಲಕ್ಕೆ ಸೇರಿಸಿಕೊಳ್ಳುವುದಕ್ಕೆ ಪರ್ಯಾಯಗಳನ್ನು ಹೇಳಿದ್ದಾರೆ ಕನ್ವರ್ಟ್ ಆದವರ ಕಥೆ ಹೇಳುವುದೇ ಬೇಡ ಇನ್ನೊಬ್ಬ ಮುಟ್ಟಿದ್ರೆ ಅವನು ಹೊರಗೆ ಹೊರಗೆ ಅಂತ ತಳ್ಳಿ ತಳ್ಳಿ ತಳ್ಳಿ ಹಾಳಾಗಿದ್ದೆ ಸೀತಾದೇವಿ ಕಥೆ ಹೇಗಿದೆಯೋ ಹಾಗೆ ಅರ್ಥ ಮಾಡಿಕೊಳ್ಳಿ ಸಬ್ಸ್ಟ್ಯೂಟ್ ಬೇಡ ಲಕ್ಷ್ಮಣ ರೇಖೆ ಇತ್ತು ಭಿಕ್ಷೆ ಹಾಕೋದಕ್ಕೆ ಬಾ ಕರೆದ ಕೊನೆ ರೇಖೆ ದಾಟಿದ ಮೇಲೆ ಸೀತೆಯನ್ನು ಎತ್ಕೊಂಡು ಹೋದ ಒಂದು ಕಥೆ ಇನ್ನೊಂದು ಕಥೆಯಲ್ಲಿ ನಿಜವಾದ ಸೀತೆಯನ್ನು ಮುಟ್ಟುವುದಕ್ಕೆ ಇವನಿಗೆ ಶಕ್ತಿ ಇಲ್ಲದೆ ಭೂಮಿಯನ್ನೇ ಬಗೆದು ತೆಗೆದಾಗ ನಿಜವಾದ ಸೀತೆ ಪಾತಾಳಕ್ಕೆ ಹೋದಳು ಎಂಬುದಾಗಿಯೂ ಪಾತಾಳದಿಂದ ಮಹಾಕಾಳಿ ಇವನ ಜೊತೆಯಲ್ಲಿ ಬಂದಳು ಎಂಬುದಾಗಿಯೂ ಅವಳೇ ಲಂಕೆಯನ್ನು ಉರಿಸಿದಳು ಎಂಬುದಾಗಿಯೂ ಅವಳನ್ನು ಮತ್ತೆ ಜೋಡಿಸಿದ್ದಲ್ಲಿ ಅಂದರೆ ಅಗ್ನಿ ಪ್ರವೇಶ ಸಂದರ್ಭದಲ್ಲಿ ಮಾಯಾ ಅಗ್ನಿಯಲ್ಲಿ ಹೋಗಿ ನಿಜವಾದ ಸೀತೆ ಹೊರಗೆ ಬಂದಳು ಎಂಬುದಾಗಿಯೂ ಇವೆಲ್ಲ ಕಲ್ಪಿತವಾದ ಕಥೆಗಳು ರೂಢಿಯಲ್ಲಿವೆ ನನ್ನ ಪ್ರಶ್ನೆ ಇಷ್ಟೇ ನಿಜವಾಗಿ ಸೀತಾಪಹಾರವೇ ಆಗದೇ ಇದ್ರೆ ಮುಂದಿನ ಕಾವ್ಯ ನೀವು ಓದಿ ಪ್ರಯೋಜನವೇನು ಕಥೆಯೇ ಹೋಯ್ತಲ್ಲ ಸೀತೆಯನ್ನು ರಾವಣ ಅಪಹಾರ ಮಾಡಲೇ ಇಲ್ಲ ಅಂದ್ರೆ ಬೇರೊಬ್ಬಳಿದ್ರೆ ಅದು ಬೇರೆ ರಾಮಾಯಣವಾಯಿತು ಸೀತೆಯ ಕಥೆ ಆಗಲಿಲ್ಲ ಸೀತಾಯ ಚರಿತಂ ಹತ್ತಾಗಲಿಲ್ಲ ಅಗ್ನಿಪ್ರವೇಶಕ್ಕೆ ಉತ್ತರಕಾಂಡಕ್ಕೆ ಅರ್ಥವನ್ನು ಹೇಳಬೇಕು ದಯವಿಟ್ಟು ವಾಲ್ಮೀಕಿಯನ್ನು ಓದಿ ಕೈ ಮುಗಿದು ಕೇಳ್ತೇನೆ ವಾಲ್ಮೀಕಿಯನ್ನು ಬಿಟ್ಟು ಬೇರೆ ಓದಬೇಡಿ ನರಸಿಂಹರಾಚಾರ ರಾಮಾಯಣವನ್ನು ನೋಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅತ್ಯದ್ಭುತವಾದ ರಾಮಾಯಣವನ್ನ ವಾಣಿವಿಲಾಸ ರಾಮಾಯಣ ವಾಣಿವಿಲಾಸ ಭಾರತ ವಾಣಿವಿಲಾಸ ಭಾಗವತ ಕನ್ನಡ ಸಂಸ್ಕೃತಿ ಇಲಾಖೆಯವರು ತೂಕಡಿಸ್ತಾ ಕೂತಿದ್ದಾರೆ ಇದನ್ನು ಮತ್ತೆ ಅಚ್ಚು ಮಾಡಿ ಜನರಿಗೆ ಸುಲಭ ಬೆಲೆಯಲ್ಲಿ ವಿತರಿಸಿದರೆ ಈ ದೇಶದ ಸಂಸ್ಕೃತಿ ಚಿಗುರುತ್ತೆ ಮಳೆಗೆ ಮಾತ್ರ ಚಿಗುರುವಂತಹ ಗಿಡಗಳಿರ್ತವೆ ಕೈ ನೀರು ಹೊಯ್ ನೀರು ಎಷ್ಟು ಹಾಕಿದರೂ ಬೆಳೆಯೋದಿಲ್ಲ ವಾಲ್ಮೀಕಿ ಮಳೆ ನೀರಿದ್ದ ಹಾಗೆ ನಾವು ಮತ್ತೆ ಚಿಗುರಿಸಬೇಕು ಈ ಸಂಸ್ಕೃತಿಯನ್ನು ಏನು ಕೆಟ್ಟು ಹೋಗಲಿಲ್ಲ ತಾಯಿ ಮಗನಿಗೋಸ್ಕರ ಅಲ್ಲಿ ಮುಂದೆ ಇನ್ನೊಂದು ಕಡೆಯಲ್ಲಿ ಮಹೇಶ್ವರ ತೀರ್ಥರು ಒಂದು ಅದ್ಭುತವಾದ ವ್ಯಾಖ್ಯಾನವನ್ನೇ ಬರೆದಿದ್ದಾರೆ ಒಂದು ಶ್ಲೋಕ ಯಾವ ಶ್ಲೋಕ ಮನೆಗೆ ಕರೆದುಕೊಂಡು ಹೋದ ಸೀತಾದೇವಿಯನ್ನ ರಾವಣ ತನ್ನ ಅರಮನೆಯಲ್ಲಿ ಅವಳನ್ನ ಮೇಲೆ ಕೆಳಗೆ ಕೈ ಹಿಡ್ಕೊಂಡು ಮೆಟ್ಲುಗಳೆಲ್ಲ ನೋಡಿಲ್ಲಿ ದಂತದ ಮೆಟ್ಲು ಇದೆಲ್ಲ ಹವಳದ ಮೆಟ್ಟಲು ನೋಡಿದೆ ಸೀತೆ ನಿಮ್ಮೂರಲ್ಲಿಂಥ ಎಲ್ಲರಿದೆಯೇ ದಂತ ಕೈಹಿ ತಾಪನೀಯೈಶ್ಚ ಸ್ಫಾಟಿಕೈಹಿ ರಾಜತೈರಪಿ ವಜ್ರವೈಢೂರಿ ಚಿತ್ರೈಶ್ಚ ಸ್ತಂಭೈಹಿ ದೃಶ್ಯ ಮನೋಹರೈ ಎಷ್ಟೊಂದು ಬೆಳ್ಳಿ ಬಂಗಾರದಿಂದ ಸ್ಫಟಿಕದಿಂದ ಕಂಬಗಳನ್ನು ಮಾಡಿದ್ದೇನೆ ನಿಮ್ಮೂರ್ಲಿಂತ ಐಶ್ವರ್ಯವಿದೆ ಎಂದೆ ಅಂತ ಕೇಳ್ದ ಅವರು ಗಜ್ನಿ ಊರು ಕೊಳ್ಳೆ ಹೊಡೆದಿದ್ದು ಗಜ್ನಿ ಮಹಮ್ಮದ್ ತನ್ನ ಊರು ಕೋಟೆಗೆ ಬಂಗಾರದ ಬಾಗಿಲನ್ನಿಟ್ಟಿದ್ದ ಎಲ್ಲಿ ಬಾಗಿಲದು ಸೋಮನಾಥ್ ದೇವಾಲಯದ ಬಾಗಿಲು ಗುಜರಾತ್ ಪ್ರಾಂತದಲ್ಲಿ ಸೋಮನಾಥ್ ದೇವಾಲಯಕ್ಕೆ ಬಂಗಾರದ ಬಾಗಿಲಿತ್ತು ಅದನ್ನೇ ಕಿತ್ತುಕೊಂಡು ಹೋದ ಗಜ್ನಿಯಲ್ಲಿಟ್ಟಿದ್ದ ನಿಮಗೆ ಭಾರತೀಯರ ಚರಿತ್ರೆಯೇ ಗೊತ್ತಿಲ್ಲ ರಣಜಿತ್ ಸಿಂಗ್ ಮಹಾರಾಜರು ಆಫ್ಘಾನಿಸ್ತಾನದ ತನಕ ಸಿಖ್ ರಾಷ್ಟ್ರವನ್ನು ವಿಸ್ತರಿಸಿ ಗಜನಿಯನ್ನು ಮುತ್ತಿಗೆ ಹಾಕಿ ಆ ಬಂಗಾರದ ಭಾಗಗಳನ್ನು ವಾಪಸ್ಸು ತಂದರು ಎಲ್ಲಿಟ್ಟಿದ್ದಾರೆ ಅಮೃತಸರದಲ್ಲಿ ಅವರು ಸಿಕ್ಕರ ದೊಡ್ಡ ಗುಡಿ ಬಂಗಾರದ ಗುಡಿ ಹೇಳ್ತಾರಲ್ಲ ಗೋಲ್ಡನ್ ಟೆಂಪಲ್ ಅದರ ಬಂಗಾರದ ಬಾಗಲು ಅದು ಗಜ್ನಿ ಮಹಮ್ಮದ್ ಕದ್ಕೊಂಡು ಹೋಗಿದ್ದು ಸೋಮನಾಥ ಬಾಗಲು ಅದರಿಂದ ಆ ದೇವಸ್ಥಾನಕ್ಕೆ ಹರಮಂದಿರ್ ಸಾಹಿಬ್ ಅಂತ ಕರೀತಾರೆ ನಿಮಗೆ ಗೊತ್ತಿಲ್ಲ ಇದು ಚರಿತ್ರೆ ನಮಗೆ ನಾವೆಷ್ಟು ಪರಿಚಯರಾಗಿದ್ದೇವೆ ಹೊಡೆದು ಕಿತ್ಕೊಂಡ್ಬಂದರು ನೀವು ದುಡಿದಿದ್ದ ದುಡ್ಡಾಗಿದ್ರೆ ನಿಮ್ಮ ಮನೆಗೆ ಬಾಗಿಲಿಗೆ ಲೆಟ್ರಿನಿಗೆ ಹಿಡಿಕೆಗಳನ್ನು ಬಂಗಾರದಲ್ಲಿ ಮಾಡೋದಿಲ್ಲ ಬೆಲೆ ಗೊತ್ತಿರುತ್ತೆ ಹೊರಗಿಂದ ಲೂಟಿ ಮಾಡಿ ತಗೊಂಡ್ಬಂದದ್ದು ದಾಂತಕಾಹ ರಾಜತಾಶ್ಚೈವ ಗವಾಕ್ಷಾಹ ಪ್ರಿಯದರ್ಶನಾಹ ನೋಡಿದ್ಯಾ ಅಂತೆಲ್ಲ ತೋರಿಸಿ ಯೌವನಂಭ್ಯ ಧ್ರುವಂಭೀರು ರಮಸ್ವೇಹಮಯ ಯೌವನ ಹೋಗಿಬಿಡುತ್ತೆ ನನ್ನ ಜೊತೆ ಸುಖ ಅನುಭವಿಸು ಅಂತ ಹೇಳಿಯೂ ಸೀತಾದೇವಿ ಬೈದ ಮೇಲೆ ಒಂದು ಚಮತ್ಕಾರವಾಗುತ್ತೆ ಇಲ್ಲಿ ಸೀತಾದೇವಿಯ ಪಾದಗಳನ್ನು ಮುಟ್ಟಿ ರಾವಣ ನಮಸ್ಕಾರ ಮಾಡ್ತಾನೆ ಕೇಳಿದ್ದೀರಾ ವಾಲ್ಮೀಕಿಯಲ್ಲಿದೆ ಏತವು ಪಾದವು ಮಯಾ ಸ್ನಿಗ್ಧವು ಶಿರೋಭಿಪ್ಪಲಿ ಪೀಡಿತವು ಪ್ರಸಾದಂ ಕುರುಮೇ ಕ್ಷಿಪ್ರಂ ವಶ್ಯೋ ದಾಸೋಹಮಸ್ಮಿತೆ ಮೇಲ್ನೋಟಕ್ಕೆ ಶೃಂಗಾರಾರ್ಥ ಮಾಡಬಹುದು ಎಲೆ ಸೀತೆ ನಿನ್ನ ಕಾಲಿಗೆ ಬೀಳ್ತೇನೆ ದಯವಿಟ್ಟು ನನ್ನನ್ನು ನೀನು ಒಪ್ಪಿಕೋ ನಿನ್ನ ಪಾದಕ್ಕೆ ತಲೆಯನ್ನೇ ಜೋಡಿಸಿದ್ದೇನೆ ಪ್ರಸಾದಂ ಕುರುಮೇ ಕ್ಷಿಪ್ರಂ न ರಾವಣ ರಾವಣಃ ಕಂಚಿತೆ ಸ್ತ್ರೀಂ ಪ್ರಣಮೇತಃ ಈ ರಾವಣ ಯಾವತ್ತೂ ಯಾವ ಸ್ತ್ರೀಗೂ ನಮಸ್ಕಾರ ಮಾಡಿಲ್ಲ ನಾನು ಅಮ್ಮನಿಗೆ ನಮಸ್ಕಾರ ಮಾಡಿಲ್ಲ ಇವತ್ತಿನ ನಮಸ್ಕಾರ ಮಾಡ್ತೇನೆ ಇಲ್ಲಿ ಮಹೇಶ್ವರ ತೀರ್ಥರು ಹೇಳ್ತಾರೆ ಓಳಾರ್ಥದಲ್ಲಿ ರಾವಣ ಸೀತೆಯನ್ನ ಪ್ರಾರ್ಥನೆ ಮಾಡ್ತಿದ್ದಾನೆ ಮಹಾಲಕ್ಷ್ಮಿ ಈ ರಾಕ್ಷಸ ಜನ್ಮವನ್ನು ತೊಲಗಿಸು ಮತ್ತೆ ವೈಕುಂಠ ದ್ವಾರದಲ್ಲಿ ಬಾಗಲ್ ಸ್ಥಿತಿಯನ್ನು ಕೊಡು ಎಂಬುದಾಗಿ ಮಹೇಶ್ವರ ತೀರ್ಥರ ವ್ಯಾಖ್ಯಾನ ಓದಿ ನೋಡಬೇಕು ತಾವು ಈ ಒಳಗಿನ ಅರ್ಥ ವಾಲ್ಮೀಕಿ ಎಷ್ಟು ಇಟ್ಟಿದ್ದಾರೆ ಅದು ಮೇಲೆ ನೋಡುವವರಿಗೆ ಮೋಸ ಹೋಗಲಿ ಅಂತ ಒಂದು ಅರ್ಥ ಕಾಣಿಸಬಹುದು ಯಾರಿಗೂ ನಮಸ್ಕಾರ ಮಾಡದೇ ಇದ್ದವನು ರಾವಣ ಸೀತೆಗೆ ನಮಸ್ಕಾರ ಮಾಡ್ತಾನೆ ತಾನೇ ಹೇಳ್ಕೊಳ್ತಾನೆ ಇದೆಲ್ಲ ಯಾತಕ್ಕೆ ಇಡ್ತೇವೆ ಮರ್ಮಗಳು ಬೇಕಾದಷ್ಟಿವೆ ತಿಳ್ಕೊಳ್ಳೋದಕ್ಕೆ ಒಂದು ಆಯುಷ್ಯ ಸಾಕಾಗೋದಿಲ್ಲ ಎತ್ತಿದ ರಥದಲ್ಲಿ ಹಾಕಿದ ಆ ರಥ ಎಂಥದ್ದು ಭೂಮಿಯಲ್ಲಿಯೂ ಓಡ್ತದೆ ಆಕಾಶದಲ್ಲಿಯೂ ಹಾರುತ್ತದೆ ಇವತ್ತಿನ ವಿಮಾನ ಇದ್ದ ಹಾಗೆ ಸ್ವಲ್ಪ ದೂರ ಭೂಮಿಯಲ್ಲಿ ಅದು ಟೇಕ್ ಓವರ್ ಆಗೋ ತರಕ ಹೋಗ್ತದೆ ಆಮೇಲೆ ಆಕಾಶದಲ್ಲಿ ಹಾರುವಂತಹ ವಿಮಾನ ಇಂಥ ವಿಮಾನದ ಮಾಡೆಲ್ ಜೆಟ್ ಗೋಲ್ಡನ್ ಮಾಡೆಲ್ ಮೆಕ್ಸಿಕೋದ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ ಎಷ್ಟು ಸಾವಿರ ವರ್ಷಗಳಷ್ಟು ಹಿಂದಿನದು ಆಸ್ತಿಕ ಅನ್ನುವ ಒಬ್ಬ ನಾಗಮಹಾಶಯ ಜನಮೇಜನನ್ನು ಕೇಳಿಕೊಂಡ ನನ್ನ ವಂಶದವ್ರನ್ನ ಬಿಟ್ಬಿಡು ನಾಗಾರ್ಜುನರನ್ನ ನಿಮ್ಮ ಅಪ್ಪನನ್ನ ಕೊಂದದ್ದಕ್ಕೋಸ್ಕರ ಪರೀಕ್ಷಿತ್ ರಾಜನಿಗೋಸ್ಕರ ನಾವು ವಿದೇಶ ಬಿಟ್ಟು ಹೋಗ್ತೇವಪ್ಪ ಅಂತ ಹೇಳಿ ಅವರೆಲ್ಲರನ್ನೂ ದೊಡ್ಡ ದೊಡ್ಡ ಸಾವಿರ ಜನ ಕೂತ್ಕೊಳ್ಳೋ ಹಡಗುಗಳಲ್ಲಿ ದೋಣಿಗಳಲ್ಲಿ ಈ ದೇಶದಿಂದ ಕಳಿಸಿದರು ಅವರು ಪೂರ್ವದ ಈ ಪೆಸಿಫಿಕ್ ಅಂತ ಹೇಳುವ ಸಾಗರ ಇಂಡೋನೇಷಿಯಾ ಮಾರ್ಗವಾಗಿ ಈ ಕಡೆ ಬಂದು ಮೆಕ್ಸಿಕೋ ದೇಶದಲ್ಲಿ ಇಳಿದರು ಇವತ್ತಿಗೂ ಮೆಕ್ಸಿಕೋದಲ್ಲಿ ಸುಮಾರು ನೂರಿಪ್ಪತ್ತು ಕಿಲೋಮೀಟರ್ ಉದ್ದದ ತ್ರಿಶೂಲಾಕಾರ ರಾತ್ರಿ ಏರಿಯಲ್ ವ್ಯೂದಿಂದ ನೋಡಿದರೆ ಹೊಳೆಯುವಂತೆ ಫಾಸ್ಫರಸ್ ಸ್ಟೋನ್ಸ್ ಇಂದ ಮಾಡಿದ್ದು ಸಿಗ್ತದೆ ಮಯನಿರ್ಮಿತವಾದ ಏರೋಡ್ರೋಮ್ ಇದೆ ಅಲ್ಲಿ ಮಯನಿರ್ಮಿತ ವಿಮಾನ ಇತ್ತು ಅನ್ನೋದಕ್ಕೆ ಅದರಲ್ಲಿ ಆ ಮ್ಯೂಸಿಯಂನಲ್ಲಿ ಸಿಕ್ಕಿದ ಗುರುತುಗಳನ್ನೆಲ್ಲ ಇಟ್ಟಿದ್ದಾರೆ ನಾವು ನಂಬೋದಿಲ್ಲ ಇದರ ಬಗ್ಗೆ ಭಿಕ್ಷು ಚಮನ್ ಲಾಲ್ ಅನ್ನುವರು ಹಿಂದೂ ಅಮೆರಿಕ ಮಾಯನ್ ಸಿವಿಲೈಸೇಷನ್ ಪುಸ್ತಕ ಬರೆದಿದ್ದಾರೆ ಅದು ಭಾರತೀಯ ವಿದ್ಯಾಭವನ್ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಪ್ರಕಟವಾಯಿತು ಒಂದು ಪ್ರತಿ ನನ್ನ ಮಗನ ಮನೆಯಲ್ಲಿ ಇಟ್ಟಿದ್ದೇನೆ ತೋರಿಸಿ ಸೈಂಟಿಸ್ಟ್ ಎಲ್ಲ ಓದಲಿ ಅಂತ ಎಲ್ಲ ಭಾರತೀಯರಲ್ಲಿತ್ತು ತಮಟೆ ಬಡಿತೀರಿ ತಮಟೆ ಬಡಿಯೋದಲ್ಲ ಅಲ್ಲಿ ಪ್ರೂಫ್ ಇದೆ ಇದು ವಿಮಾನ ವಿಜ್ಞಾನ ಇತ್ತು ಈ ದೇಶದಲ್ಲಿ ಇದು ಹಾರಾಡ್ತಿತ್ತು ಬೇಡ ಅಂದ್ರೆ ನೆಲಕ್ಕೂ ಇಳಿತಿತ್ತು ಅದರಲ್ಲೂ ಸೀತೆಯನ್ನು ಹಾಕ್ಕೊಂಡು ಹೊರಟು ಬಿಟ್ಟ ರಾವಣ ಆಗ ಮತ್ತು ಮೊದಲು ದೇವಿ ಕರೆದದ್ದು ಹಾ ಲಕ್ಷ್ಮಣ ಮಹಾಬಾಹೋ ರಾಮನನ್ನು ಕರೆಯಲಿಲ್ಲ ಗುರುಚಿತ್ತ ಪ್ರಸಾದಕ ಕ್ರಿಯಮಾಣಾಂ ನ ರಕ್ಷಸ ಮಾಮ ವರ್ಷಿಣ ಇನ್ನೊಂದು ಮಾತು ಹೇಳ್ತಾರೆ ಜೀವಿತಂ ಸುಖಂ ಅರ್ಥಾಶ್ಚ ಧರ್ಮ ಹೇತೋಹ ಪರಿತ್ಯಜನ್ನೇ ನಿನ್ನ ಜೀವನವನ್ನು ಸುಖವನ್ನು ಹಣಕಾಸು ಭೋಗವನ್ನು ರಾಮನಿಗೆ ನನಗೆ ಅಂತ ಪರಿತ್ಯಾಗ ಮಾಡಿ ಬಂದ ನಿನ್ನ ಮನಸ್ಸು ಬಿಟ್ನಲ್ಲ ರಾಮನನ್ನು ಕ್ಷಮೆ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾಳೆ ಹನುಮಂತನ ಜೊತೆ ಮುಂದೆ ಹೇಳ್ತಾಳೆ ಅಧರ್ಮದಿಂದ ಅಪಹರಿಸ್ತಾ ಇದ್ದಾನೆ ಲಕ್ಷ್ಮಣ ಕೇಳೋ ಕೇಳೋ ರಥ ಹೋಗ್ತಾ ಇದೆ ಮಾಲ್ಯವತ್ ಪರ್ವತ ಸಿಕ್ಕಿತು ಪರ್ವತವೇ ನನ್ನನ್ನು ಕಾಪಾಡು ದೇವತೆಗಳೇ ನನ್ನನ್ನು ಕಾಪಾಡಿ ಮೃಗಪಕ್ಷಿಗಳೇ ನನ್ನನ್ನು ಕಾಪಾಡಿ ಅಂತ ಹೋಗುವಷ್ಟರಲ್ಲಿ ಒಂದು ದೊಡ್ಡ ಮರದ ಮೇಲೆ ಜಟಾಯು ಮಹಾರಾಜರು ಕೂತಿದ್ರು ಇವತ್ತು ಜಟಾಯು ತನಕವಾದರೂ ಹೋಗಿ ಮುಟ್ಟೋಣ ಈ ಪ್ರಸಂಗ ಮೂಲದಲ್ಲಿರುವಷ್ಟು ಸುಂದರವಾದದ್ದು ನಿಮಗೆ ಎಲ್ಲಿ ಸಿಕ್ಕೋದಿಲ್ಲ ಮೂಲ ರಾಮಾಯಣವನ್ನೇ ಓದಿ ಹೇಳೋರು ತಯಾರಾಗಬೇಕು ಅಂತ ಅತಿ ಕೇಳ್ತೇವೆ ಇದರ ಬ್ಯೂಟಿ ಪ್ರತಿಯೊಬ್ಬರ ಮನೆಯಲ್ಲಿ ಓದಲೇ ಬಿಡಲಿ ರಾಮಾಯಣದ ಪುಸ್ತಕ ಇರಬೇಕು ಟೆಂಪ್ಟೇಷನ್ ಅಕಸ್ಮಾತ್ ಎತ್ತಿ ಓದೋಕೆ ಶುರು ಮಾಡಿದ್ರೆ ವಾಲ್ಮೀಕಿ ಎಳ್ಕೊಂಡು ಹೋಗಿಬಿಡ್ತಾರೆ ನಿಮ್ಮನ್ನ ಜಟಾಯೋ ಪಶ್ಯ ಮಾಮಾರ್ಯ ಹರಿಯಮಾನಾಮನಾಥವತ್ ಯಜಮಾನರಿದ್ರು ನನ್ನ ವಿಧವೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ರಾವಣ ಹೇ ಆರ್ಯ ಅಂದ್ರೆ ದಶರಥನಂತೆ ಗೌರವಾಸ್ಪದನೆ ನನ್ನನ್ನು ಕಾಪಾಡು ಅಂತ ಕೇಳಲಾಗಿ ವಯಸ್ಸಾಗಿದ್ದ ಜಟಾಯು ಕಣ್ಣು ಬಿಟ್ಟು ನೋಡಿದ ರೆಕ್ಕೆಗಳನ್ನು ಬಿಚ್ಚಿದ ರಾವಣನ ರಥಕ್ಕೆ ಅಡ್ಡ ಒಡ್ಡಿದ ಈ ದಿಟ್ಟ ಯುದ್ಧವನ್ನು ನೀವು ಗಮನಿಸಬೇಕು ಅವನಿಗೆ ಮೊದಲು ಸಾಮಧಾನ ಭೇದ ದಂಡ ನಾಲ್ಕು ಉಪಾಯವನ್ನು ಪ್ರಯೋಗ ಮಾಡ್ತಾನೆ ದಶಗ್ರೀವ ಸ್ಥಿತೋಧರ್ಮೇ ಪುರಾಣೇ ಸತ್ಯ ಸಂಶಯ ಭ್ರಾತಸ್ತ್ವಂ ನಿಂದಿತಂ ಕರ್ಮ ಕರ್ತುಂನಾರ್ಥಸಿ ಸಾಂಪ್ರತಂ ನಿಮ್ಮ ಅಣ್ಣನ್ ನೋಡು ಕುಬೇರ ನಿತ್ಯ ಆರತಿ ಮಾಡುವಾಗ ಹೊಗಳಿಸ್ಕೊಳ್ತಾಳೆ ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ಪಾಪಿ ಪೀಡೆ ಅವನು ತಮ್ಮನಾಗಿ ಹುಟ್ಟಿ ಧರ್ಮವನ್ನು ಮಾಡ್ತಾ ಇದ್ದೀಯ ನೀನು ಮನುಷ್ಯ ಇನ್ನೊಬ್ಬರ ಕೈಯಲ್ಲಿ ಬಯಸ್ಕೊಳ್ಳುವಂತಹ ಕೆಲಸ ಮಾಡಬಾರದು न ಧೀರ ಯತ್ ಪರೇ ಪರೋಸ್ಯ ವಿಗರ್ಹಯೇತ್ ಇನ್ನೊಬ್ಬರು ವಿಗ್ರಹಣ ಮಾಡುವ ಕೆಲಸ ಏನ್ರಿ ನೀವು ಇಂಥ ಕೆಲಸ ಮಾಡೋದೆ ಅಂತ ಅನ್ಸ್ಕೋಬಾರದು ಒಂದು ವೇಳೆ ತಪ್ಪೇ ಮಾಡುವುದಿದ್ರೆ ಪ್ರಾಯಶ್ಚಿತ್ತಕ್ಕೆ ಬಗ್ಗುವಷ್ಟನ್ನೇ ಮಾಡಬೇಕು ಪ್ರಾಯಶ್ಚಿತ್ತಕ್ಕೂ ಅದನ್ನು ಮಾಡಬಾರದು ಹೇಗೆ ಅಂದ್ರೆ ಎಷ್ಟು ಭಾರ ಎತ್ತಿದ್ರೆ ಮೈ ಸೊಟ್ಟಾಗೋದಿಲ್ಲವೋ ಸ್ವಭಾರ ಸೌಮ್ಯ ಭರ್ತವ್ಯ ಯೋ ನರಂ ನಾವ ಸಾಧೆಯೇತಿ ತದನ್ನಮಿ ಭೋಕ್ತವ್ಯಂ ಜೀರ್ಯೇತ ಯದನಾಮಯಂ ಎಷ್ಟು ತಿಂದ್ರೆ ರೋಗ ಬರೋದಿಲ್ಲೋ ಅಷ್ಟೇ ಊಟ ಮಾಡಬೇಕು ಯಾವುದನ್ನು ಮಾಡಿದರೆ ಯತ್ಕೃತ್ವ ನ ಭವೇತ್ ಧರ್ಮ ನ ಕೀರ್ತಿ ನ ಯಶಃ ಭುವಿ ಶರೀರಸ್ಯ ಭವೇತ್ ಖೇದ ತತ್ಕರ್ಮ ಸಮಾಚರೇತಿ ಧರ್ಮಾರ್ಥ ಕಾಮ ಒಂದು ಇಲ್ಲದೆ ಕರ್ಮ ಮಾಡ್ತಾ ಇದ್ದೀಯೇ ನನಗೆ ಅರವತ್ತು ಸಾವಿರ ವರ್ಷವಾಗಿದೆ ದಶರಥನ್ ಕ್ಲಾಸ್ಮೇಟ್ ನಾನು ಷಷ್ಠಿರ್ ವರ್ಷ ಸಹಸ್ರಾಣಿ ಮೊಮ್ಮ ಜಾತಸ್ಯ ರಾವಣ ಆದರೆ ನೀನು ಯುವಕ ವೃದ್ಧೋಹಂ ಯುವ ಧನ್ವಿ ಸಶರ ಕವಚಿ ರಥಿ ನಿನಗೆ ಧನುಸ್ತಿದೆ ಕವಚ ಇದೆ ರಥವಿದೆ ಯುದ್ಧ ಮಾಡಿದರೆ ನಿನ್ನ ಕೈಯಲ್ಲಿ ನಾ ಸಾಯೋದು ಖಂಡಿತ ಆದರೂ ನಾನು ಬದುಕಿರುವ ತನಕ ನೀನು ಮುಂದಕ್ಕೆ ಹೋಗೋದು ಬಿಡೋದಿಲ್ಲ ನೀ ಈಗಲೂ ಗಟ್ಟಿಗಂಡಾಗಿದ್ದರೆ ನನ್ನ ಜೊತೆಯಲ್ಲಿ ಯುದ್ಧ ಮಾಡು ನಶಕ್ತ ನಶಕ್ತಸ್ತೊಂಬಲಾದ್ಧರ್ತು ವೈದೇಹಿಂ ಮಮ ಪಶ್ಯತಃ ಇದು ಈ ಧೀರ್ತನ ಬೇಕು ಅವನು ಪ್ರಬಲವಾಗಿದ್ದಾನ್ರಿ ಶತ್ರು ನಾವು ಅವರಿಗೆ ಈಲ್ಡ್ ಆಗಬೇಕು ಈಲ್ಡ್ ಅಲ್ಲ ಅದೇನಾಗ್ತದೆ ಅನ್ನೋದು ಮುಂದಿರೋದು ನಿಮ್ಮ ಕರ್ತವ್ಯ ನೀವು ಮಾಡಬೇಕು ಕರ್ಮಣ್ಯಮಾಧಿಕಾರಸ್ಥೆ ಮಾಫಲೆ ಶುಕದಾಚನ ಬ್ರಿಟಿಷರು ಈ ದೇಶದಲ್ಲಿದ್ದಾಗ ಹೇಳೋರು ಹಿರಿಯರು ಅಂದುಕೊಂಡವರು ಅವರೆಲ್ಲ ಪ್ರಬಲರ ಮಾಂಸ ಹಿಂಸ ತಿಂತಾರೆ ಹೂಣರು ಏನು ಬೇಕಾರು ಮಾಡ್ತಾರೆ ನಾವು ಪುಳಿಚಾರಗಳು ಈ ದೇಶವನ್ನು ಸ್ವತಂತ್ರ ಮಾಡೋದಕ್ಕಾಗತ್ತೆ ಅವ್ರು ಹುಟ್ಟಿ ಬಂದಿದ್ದಾರೆ ಆಳುವುದಕ್ಕೆ ಆಳಗೊಳ್ಳಲಿ ನೀವು ಹೀಗೆ ಮಾಡಿದ್ರಾಗುತ್ತೆ ಕೆಲಸ ಸ್ವಾತಂತ್ರ್ಯ ಬರಬೇಕಾದ್ರೆ ಎಷ್ಟು ಕೋಟಿ ಜನ ಎಷ್ಟು ನೂರು ವರ್ಷಗಳಲ್ಲಿ ಪ್ರಾಣ ತೆತ್ತಿದ್ದಾರೆ ಯೋಚನೆ ಮಾಡಿಕೊಳ್ಳಿ ಮುನ್ನೂರು ವರ್ಷ ಬ್ರಿಟಿಷರು ಆಳಿದರು ಸ್ವಾತಂತ್ರ್ಯ ಚಳುವಳಿ ಏಯ್ಟೀನ್ ಫಿಫ್ಟಿ ಸೆವೆನ್ ಕಥೆ ನೀವು ಓದಿಯೇ ಇಲ್ಲ ಹತ್ತಿಕ್ಕಿದ್ದಾರೆ ಪ್ರಥಮ ಎಜುಕೇಷನ್ ಮಿನಿಸ್ಟರ್ ಮೌಲಾನ್ ಅಬುಲ್ ಕಲಾಂ ಆಜಾದ್ ಅವರು ಡೈರೆಕ್ಷನ್ ಕೊಡ್ತಾರೆ ಡಿಪಾರ್ಟ್ಮೆಂಟ್ಗೆ ಯುಗೆ ಬೇರೆ ಕಡೆಗೆ the Mughal period should not be deprecated the Gupta period should not be upgraded ಭಾರತೀಯರ ಚರಿತ್ರೆಯಲ್ಲಿ ಗುಪ್ತಾ ಪೀರನ್ನು ಹೊಗಳಬಾರದು ಮೊಘಲರನ್ನು ಬೈದಿರಬಾರದು ಹೊಸ ರೀತಿ ಹಿಸ್ಟ್ರಿ ಬರೆಯಬೇಕು ಅದೇ ಪಶ್ಚಿಮ ಬಂಗಾಳದಲ್ಲಿ ಮಾಡಿ ನಮ್ಮ ಹಿಸ್ಟ್ರಿ ನಮಗೆ ತಿರುಗಿಸಿ ತಿರುಗಿಸಿ ಮುಜುಮ್ದಾರರು the story of freedom struggle ಮೂರು ಸಂಪುಟ ಬರೆದರೆ ರಾಜೇಂದ್ರ ಪ್ರಸಾದರ ಪ್ರೋತ್ಸಾಹದಿಂದ Nehru did not have the currency to publish it ಎಲ್ಲ ವಿತರಣೆ ಮಾಡಿದರು ಡಿಸ್ಟ್ರಾಯ್ ಮಾಡಿದರು ಹೊಸದಾಗಿ ತಾವೇ ಬರೆದು ಅನ್ನೋನ್ ಕಂಪನಿಯಿಂದ ಪ್ರಕಟ ಮಾಡಿದರು ನವರತ್ನ ರಾಜಾರಾಮರ ಅಡ್ರೆಸ್ ಕೊಟ್ಟರು ಪುಸ್ತಕ ತರಿಸ್ಕೊಂಡೆ ನಾವು ಓದೋದಿಕ್ಕೆ ಜಾತಿ ಕಟ್ತೇವೆ ನಮ್ಮ ಚರಿತ್ರೆ ನಾವೇ ಓದೋದಿಲ್ಲ ಮಾಡಿದ್ದು ಒಬ್ಬರು ತಪ್ಪು ನಿಮ್ಮ ಮೇಲೆ ಭಾರ ಕೂತಿದ್ದಾರೆ ಪರಿಕೆಯರು ಆಗ ಅವರು ಓಡಲಿ ಬಿಡ್ಲಿ ನಿಮ್ಮ ಪ್ರಾಣಾರ್ಪಣೆ ಮಾಡಿ ದೇಶವನ್ನು ರಕ್ಷಿಸಬೇಕಾದ ನಮ್ಮ ಕರ್ತವ್ಯ ಅಂತ ಒಬ್ಬೊಬ್ರು ಕ್ಷಾತ್ರಬುದ್ಧಿಯಿಂದ ಮೇಲೆದ್ದಿದ್ದರೆ ಅದು ರಾಬರ್ಟ್ ಕ್ಲೈವ್ನಿಗೆ ಹೊಡೆದೋಡಿಸಬಹುದಾಗಿತ್ತು there are hardly two hundred Britishers ಬರೀ ಎರಡ್ನೂರು ಜನ ಹತ್ತು ಸಾವಿರ ಜನ ಸೇರಿದ್ದಾರೆ ಪ್ಲಾಸ್ಟಿಕ್ ಕದನದಲ್ಲಿ ಆಳಿಗೊಂದು ಕಲ್ಲು ಹಾಕಿದ್ರು ಕ್ಲೈವ್ ಸತ್ತು ಹೋಗುತ್ತಿದ್ದ ಮಾಡಲಿಲ್ಲ ಅವತ್ತು ಬಾಬರ್ ಜೊತೆಯಲ್ಲಿ ಎಷ್ಟು ಜನ ಇದ್ರು ಇದು ದಿಟ್ಟತನ ಜಟಾಯುವಿನ ಹೃದಯದಲ್ಲಿದ್ದ ದಿಟ್ಟತನ ನಾ ಮುದುಕ ಇರಬಹುದು ನೀ ಯುವಕ ಇರಬಹುದು ನಿನ್ನಲ್ಲಿ ಕವಚ ಇರಬಹುದು ನನ್ನಲ್ಲಿ ಏನು ಇಲ್ಲದೆ ಇರಬಹುದು ಯುದ್ಧಸ್ವೈದು ಶೋರೋಸಿ ಮುಹೂರ್ತಂ ತಿಷ್ಠ ರಾವಣ ಮುಹೂರ್ತಂ ತಿಷ್ಠ ಜಟಾಯು ಏನು ಉಪಕಾರವನ್ನು ಮಾಡಿದ ರಾಮಚಂದ್ರನಿಗೆ ಹೋದ ವರ್ಷ ಈ ರಾಮ ಸೇವಾ ಮಂಡಳಿಯಲ್ಲಿ ಒಂದು ಉಪನ್ಯಾಸ ಮಾಡಿಸಿದರು ಶ್ರೀನಿವಾಸಯ್ಯನವರು ಅದಕ್ಕೆ ಕಾರಣಕರ್ತರು ಒಂದು ದಿವಸವೆಲ್ಲ ಜಟಾಯು ಕಥೆಯನ್ನು ಹೇಳಿದೆ ಅಲ್ಲಿ ಹೇಳಿದ ವಿಷಯವನ್ನು ಇವತ್ತು ಮತ್ತೆ ಹೇಳಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದಾರೆ ಅವರು ರಾಮಾಯಣ ಎಷ್ಟು ಡಿಸರ್ನಿಂಗ್ ಆಗಿ ಎಷ್ಟು ಜನರ ಬಾಯಲ್ಲಿ ಕೇಳಿದ್ದಾರೆ ಜಟಾಯು ಮಾಡಿದ ಕೆಲಸ ಏನು ನೀವನ್ಬಹುದು ಜಟಾಯು ಸುಮ್ಮನೆ ಪ್ರಾಣ ಬಿಟ್ಟ ಇದರಿಂದ ಏನು ಏನು ಪ್ರಾಣ ಏನು ಲಾಭವಾಯಿತು ಯಾರಿಗೇನು ಲಾಭವಾಯಿತು ಸುಮ್ಮನೆ ಸತ್ತು ಬಿಟ್ಟಲ್ಲ ಅಂತ ನೀವು ಹೇಳ್ಬೋದು ಜಟಾಯು ಮಾಡಿದ್ದ ಅಷ್ಟೇ ಅಲ್ಲ ಅವನು ಐದು ದೊಡ್ಡ ಪ್ರಮೇಯಗಳನ್ನು ಸಾಧನೆ ಮಾಡಿದ ಈ ಜಾಗದಲ್ಲಿ ಏನು ಐದು ಪ್ರಮೇಯಗಳು ಮೊದಲನೇ ಪ್ರಮೇಯ ಜಟಾಯುವಿಗೆ ಜ್ಯೋತಿಷ್ಯ ಗೊತ್ತಿತ್ತು ಜ್ಯೋತಿಷ್ಶಾಸ್ತ್ರದಲ್ಲಿ ಮಹಾಪಂಡಿತ ಅದಕ್ಕೆ ಹೇಳ್ತಾನೆ ಮುಹೂರ್ತ ಒಂದು ಮುಹೂರ್ತ ಕಾಲ ಒಂದು ಮುಕ್ಕಾಲು ಗಂಟೆ ಕಾಲ ಸ್ವಲ್ಪ ನಿಂತುಕೋ ಯುದ್ಧಾತಿಥ್ಯಂ ಪ್ರದಾಸ್ಯಾಮಿ ಯುದ್ಧದ ಆತಿಥ್ಯವನ್ನು ಕೊಡ್ತೇನೆ ಅಂತ ಹೇಳಿದ ಮೊದಲನೇದು ರಾವಣನು ಜ್ಯೋತಿಷ ಬಲ್ಲವನಾಗಿದ್ದ ಅದರಿಂದ ಏನಾಯಿತು ಸೀತಾ ಅಪಹರಣಕ್ಕೆ ರಾವಣ ಇಟ್ಟದ್ದೇ ಒಂದು ಮುಹೂರ್ತ ಅದು ನಡೆದದ್ದೇ ಒಂದು ಮುಹೂರ್ತ ಆಗಿ ಹೋಯಿತು ರಾವಣ ಇಟ್ಟ ಮುಹೂರ್ತದಲ್ಲಿ ಸೀತೆಯನ್ನು ಕದ್ದಿದ್ದರೆ ರಾಮ ಶೀರ್ಷಾಸ್ತ್ರ ಮಾಡಿದ್ರು ಸೀತೆ ಸಿಗ್ತಾ ಇರಲಿಲ್ಲ ಆ ಲಗ್ನದ ಬಲ ಆಗಿತ್ತು ಏನು ಮಾಡಿದ ಆ ಮುಕ್ಕಾಲು ಗಂಟೆ ಹೋರಾಟದಲ್ಲಿ ಅವನ ಮುಹೂರ್ತ ತಪ್ಪಿ ಹೋಗುವಂತೆ ಎಲ್ಲಿ ಪದಾರ್ಥ ಯಾವನು ಕದ್ದಿದ್ದನೋ ಅದು ಒರಿಜಿನಲ್ ಒಡೆಯನಿಗೆ ಸೇರುವಂತೆ ಮುಹೂರ್ತವನ್ನು ಬದಲಾವಣೆ ಮಾಡಿಬಿಟ್ಟ ವಿಂದು ನಾಮ ಮುಹೂರ್ತೋಸಹು ಮಧ್ಯಾಹ್ನ ಹನ್ನೆರಡು ಗಂಟೆ ಅವಿಜಿನ್ ಮುಹೂರ್ತ ಸೀತಾಪಹರಣವಾದದ್ದು ಅದು ರಾವಣನಿಗೆ ಒಳ್ಳೆ ಮುಹೂರ್ತವಲ್ಲ ರಾಮನಿಗೆ ಅನುಕೂಲವಾದ ಮುಹೂರ್ತವಿತ್ತು ಇದನ್ನ ಮೊದಲನೇದನ್ನು ಮಾಡಿ ತೋರಿಸಿದ ಎರಡನೇದನ್ನೇನು ಮಾಡಿದ ರಾವಣನಿಗೆ ಹಿತೋಪದೇಶವನ್ನು ಮಾಡಿದ ಹಿತೋಪದೇಶವನ್ನು ಅವನು ಕೇಳಿದ್ನೇ ಬಿಟ್ಟನೆ ಅನ್ನೋದು ಬೇರೆ ವಿಷಯ ಆದರೆ ಹಿತೋಪದೇಶವನ್ನು ಮಾಡಿದ ಮೊದಲನೆಯದು ಸೀತಾಭರಣ ಮುಹೂರ್ತ ತಪ್ಪಿಸಿದ ಎರಡನೇದು ರಾವಣನಿಗೆ ಹಿತೋಪದೇಶವನ್ನು ಮಾಡಿದ ಇದರ ಒಳಗಿನ ಅರ್ಥ ಹೇಳ್ತೇನೆ ಮೂರನೇದು ತನ್ನ ಸರ್ವಸ್ವವನ್ನು ರಾಮನಿಗೆ ಅರ್ಪಿಸಿದ ಪೆರೆಯ ಒಡೆಯಾರಂತ ಬಿರುದನ್ನು ಪಡೆದುಕೊಂಡ ಐದನೇದು ರಾಮನಿಗೆ ಆಯುಷ್ಯದಾನ ಮಾಡಿದ ಆಯುಷ್ಮನ್ ಹಾರಿಸಿದ ಅವನಿಗಿನ್ನೇನು ದೇವರು ಬ್ರಹ್ಮ ಆಯುಷ್ಯ ಕೊಟ್ಟಿದ್ನೋ ಅದು ಅಷ್ಟನ್ನೂ ರಾಮನಿಗೆ ಧಾರೆ ಎರೆದ ಕೊನೆಯದಾಗಿ ಸೀತಾಪಹಾರವಾಯಿತು ಈ ಕಡೆ ಹೋದರು ಅಂತ ದಿಕ್ಕನ್ನು ಹೇಳಿದ ರಾಮಚಂದ್ರನಿಗೆ ಇದು ಐದು ಉಪಕಾರವನ್ನ ಮಾಡಿ ರಾಮ ಯಾರು ಅಂತ ಲೋಕಕ್ಕೆ ತಿಳಿಯುವಂತೆ ಮಾಡಿಕೊಟ್ಟ ಇದು ಜಟಾಯು ಮಾಡಿದ ಕೆಲಸ ಇದರಲ್ಲಿ ತತ್ವಾರ್ಥ ಹೇಳ್ತೇವೆ ಒಬ್ಬ ಸದ್ಗುರುವಾದವನು ಸದಾಚಾರ್ಯ ಮಾಡುವ ಕೆಲಸವೇನು ಮಹಾರಾಜರಂಥವರು ಇದೇ ಐದಕ್ಕೆ ನಾವು ಬೇರೆ ಅರ್ಥ ಹೇಳ್ತೇವೆ ಜೀವಾತ್ಮನಿಗೆ ಆತ್ಮನಾಶದ ಮುಹೂರ್ತವನ್ನು ತಪ್ಪಿಸುವುದು ಗುರುವಿನ ಮೊದಲನೇ ಕೆಲಸ ಮಾರೀಚನ ಬೆನ್ನಟ್ಟಿ ಹೋದದ್ದು ಕೆಟ್ಟ ಮುಹೂರ್ತ ನಾವು ಆತ್ಮಹತ್ಯೆ ಮಾಡ್ಕೋಬೇಕಂತೀವಿ ದೇವರಿಲ್ಲ ಅಂತೀವಿ ನಿರಾಶೆಯಲ್ಲಿ ಬೀಳ್ತೇವೆ ಸಾಯ್ತೇವೆ ಗುರುಗಳು ಮಾಡುವ ಮೊದಲನೇ ಕೆಲಸ ನೀನು ಬದುಕುವುದಕ್ಕೆ ಹುಟ್ಟಿದ್ದೀಯೇ ಆತ್ಮವಿಕಾಸಕ್ಕಾಗಿ ಹುಟ್ಟಿದ್ದೀಯೇ ಸಾಯುವುದಕ್ಕಲ್ಲ ಅಂತ ಆಶ್ವಾಸನೆ ಕೊಡುವುದು ಎರಡನೇದು ಜೀವಾತ್ಮನಿಗೆ ಪರಮಾತ್ಮ ಇದ್ದಾನೆ ಅಂತ ಪರತತ್ವ ಉಪದೇಶವನ್ನು ಮಾಡುವುದು ಮೂರನೇದು ಶಿಷ್ಯನನ್ನು ಸೇರಿಸಿಕೊಂಡು ತಾನು ತನ್ನದು ಭಗವಂತನಲ್ಲಿ ಆತ್ಮಾರ್ಪಣೆ ಮಾಡುವುದು ನಾಲ್ಕನೇದು ಭಗವಂತನಿಗೆ ಮಂಗಳಾಶಾಸನ ಮಾಡುವುದು ಐದನೇದು ಲಕ್ಷ್ಮೀ ತತ್ವವನ್ನು ಭಗವಂತನಿಗೆ ನಿವೇದನೆ ಮಾಡುವುದು ನೀ ಲಕ್ಷ್ಮೀಪತಿಯಾಗಿದ್ದೀಯೇ ಲೋಕ ದಿನ ಕರ್ತವ್ಯ ಅಂತ ರಾಮನಿಗೆ ಆಶೀರ್ವಾದ ಮಾಡಿದಂತೆ ಇದನ್ನಲ್ಲಿ ಹೇಳಲಿಲ್ಲ ಇವತ್ತು ಹೇಳ್ತಾ ಇದ್ದೆ ಇಂದು ಬಹಳಷ್ಟು ಹಾಕಿದೆ ಒಂದೊಂದು ವರ್ಷ ಒಂದೊಂದು ಹೇಳ್ತಾ ಹೋಗ್ತೇನೆ ಧನ್ಯಾ ರಾಮಕಥಾ ಶ್ರುತವು ಹನುಮಾನ್ ಇದೊಂದು ಶ್ಲೋಕ ಇದು ರಾಮಕಥೆ ಯಾರ್ಯಾರಿಗೆ ಏನೇನು ಧನ್ಯತೆಯನ್ನು ಮಾಡಿತು ಇದು ಧನ್ಯವಾದ ಕಥೆ ತು ಹನುಮಾನ್ ಶ್ರವಣ ದರ್ಶನ ಸ್ಪರ್ಶ ಹೇಳ್ತೇವಲ್ಲ ಒಂಬತ್ತು ನವಭಕ್ತಿಗಳು ರಾಮಾಯಣ ಕಥೆ ಕೇಳುವುದರಲ್ಲಿ ಹನುಮಂತನನ್ನು ಮೀರಿಸಿದವರೆಲ್ಲ ಶ್ರುತೌತು ಹನುಮಾನ್ ಭೂ ಕೀರ್ತನೆ ರಾಮಕೀರ್ತಿಯನ್ನು ಕೊಂಡಾದರು ವಾಲ್ಮೀಕಿಯನ್ನು ಬಿಟ್ರೆ ಇಲ್ಲ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಸೀತಾ ಸಂಸ್ಮರಣೆ ಹತ್ತು ತಿಂಗಳ ಅಶೋಕವನದಲ್ಲಿ ಸೇವೆಯಲ್ಲಿ ತಥೈವ ಭರತಃ ಶ್ರೀಪಾದುಕಾ ಸೇವನೆ ಭರತನ ಸೇವೆ ಮಾಡಿದವರು ಯಾರು ಅರ್ಚಾಯಾಂ ಶಬರಿ ಅರ್ಚನೆ ಮಾಡುವುದು ಕನುಲಾರಸೇ ವಿಂಚಿ ಕಣ್ಣಿಂದ ನೋಡಿದಳು ಕೈಯಿಂದ ಫಲವನ್ನ ಕೊಟ್ಟಳು ರಾಮಚಂದ್ರನಿಗೆ ಅರ್ಚಾಯಾಂ ಶಬರಿ ಪ್ರಣಾಮಕರಣೆ ನಮಸ್ಕಾರ ಮಾಡುವುದರಲ್ಲಿ ಲಂಕಾಧಿಪ ವಿಭೀಷಣ ದಾಸ್ಯದಲ್ಲಿ ಲಕ್ಷ್ಮಣ ದಾಸ್ಯೇ ಸಖ್ಯ ಭಕ್ತಿಯಲ್ಲಿ ಸಖ್ಯ ಕೃತೆ ಅರ್ಕಜ ಸುಗ್ರೀವ ತನುಕೃತತ್ರಾಣೇ ಆತ್ಮನಿವೇದನದಲ್ಲಿ ಜಟಾಯುರ್ನವ ಜಟಾಯುವಿನಂತೆ ಆತ್ಮನಿವೇದನ ಮಾಡಿದವರು ತುಂಬಾ ಅಪರೂಪ ಅದನ್ನು ಬೇರೆ ರೀತಿಯಲ್ಲಿ ಕೃಷ್ಣಾವತಾರಕ್ಕೂ ಹೊಂದಿಸಿ ಹೇಳುವುದಾದರೆ ವಿಷ್ಣೋಸ್ತು ಶ್ರವಣೆ ಪರೀಕ್ಷಿತೆ ಉಮೇಶ್ ಭಟ್ರು ಬಂದಿದ್ದಾರೆಯೋ ಇಲ್ವೋ ಅವರಿಗೆ ಭಾಗವತ ಕೃಷ್ಣ ಕಥೆ ಕೇಳಿದ್ರಲ್ಲಿ ಏಳು ದಿವಸ ಹಗಲು ರಾತ್ರಿ ಉಪವಾಸ ಮಾಡಿ ಒಂದು ಹನಿ ನೀರು ಹಾಕದೆ ಕೇಳಿದವನು ಪರೀಕ್ಷಿತರಂತೆ ಕೇಳಿದವರ ವಿಷ್ಣೋಸ್ತು ಶ್ರವಣೆ ಪರೀಕ್ಷಿತ ಭವತಿ ಕೀರ್ತನೆ ವೈಯಾಸಿಕಿ ಕೀರ್ತನೆ ಶುಕಾಚಾರ್ಯರು ಸ್ಮರಣದಲ್ಲಿ ಪ್ರಹ್ಲಾದ ಸ್ಮರಣೆ ಬೆಂಕಿಯಲ್ಲಿ ಹಾಕಿದ್ರೆ ಉರಿಯೋ ಕೊಪ್ಪರಿಗೆಯಲ್ಲಿ ಹಾಕಿದರೆ ಅವನಿಗೆ ನರಸಿಂಹನ ಸ್ಮರಣೆ ಆಯಿತು ಅವನ ಶರೀರ ಸುಟ್ಟು ತಿಳಿಯಲಿಲ್ಲ ತದಂಗ್ರಿ ಭಜನೆ ಲಕ್ಷ್ಮೀ ಪಾದಸೇವೆಯಲ್ಲಿ ಏನು ಧನ್ಯಳೋ ಲಕ್ಷ್ಮಿ ಸಾವಧಾನದಿಂದ ಹರಿಯ ಸೇವೆ ಮಾಡುತ್ತೇಳು ಕೋಟಿ ಕೋಟಿ ಭೃತ್ಯರಿರಲು ಆ ಸೇವೆ ಗಂಡನ ಸೇವೆ ಬೇರೆಯವರು ಕೊಡಲಿಲ್ಲ ತದಂಗ್ರಿಭಜನೆ ಭಜನೆ ಲಕ್ಷ್ಮೀ ಪೃಥು ಪೂಜನೆ ಪೃಥು ಚಕ್ರವರ್ತಿ ಪೂಜೆ ಮಾಡಿದ ವಂದನದಲ್ಲಿ ಅಕ್ರೂರಸ್ತು ಅಭಿವಂದನೆ ನಮಸ್ಕಾರ ಮಾಡುವುದಿಲ್ಲ ಕ್ರೂರ ಹನುಮಾನ್ ದಾಸ್ಯೇ ಪರಿಪೂರ್ಣ ದಾಸ್ಯ ಸಖಿತ್ವೆ ಅರ್ಜುನ ಮಹಾಭಾರತ ಅರ್ಜುನ ಸ್ನೇಹ ಸ್ನೇಹ ಸ್ನೇಹ ಕೃಷ್ಣನಿಗೋಸ್ಕರ ನಿವೇದನೆ ಬಲಿರಭೂತ್ ತನ್ನದೆಲ್ಲವನ್ನ ಕೃಷ್ಣನಿಗೆ ಕೊಟ್ಟು ಬಿಟ್ಟು ಒಂಬತ್ತು ಚಕ್ರವರ್ತಿ ಮುಕ್ತಿಹೀನವಾನಾಂ ಫಲಂ ಒಂಬತ್ತು ಭಕ್ತಿಗಳಿಗೆ ಫಲ ಒಂದೇ ಅದು ಮುಕ್ತಿ ಎಂಬುದು ಕೊನೆಯಲ್ಲಿ ಹೇಳ್ತಾರೆ ರಾಮಾಯಣಕ್ಕನ್ವಯಿಸಿ ಈ ಒಂಬತ್ತು ಭಕ್ತಿ ಇದ್ದದ್ದು ಯಾರಲ್ಲಿ ಗುಹನಲ್ಲಿ ಎಂಬುದಾಗಿ ಹೇಳ್ತಾರೆ ಅವನು ಯಾವುದೋ ಬೇಡರ ಜಾತಿ ನಿಷಾದ ಅಂದುಬಿಡ್ತೇವೆ ಅವನಲ್ಲಿ ಏನು ಭಕ್ತಿ ಇತ್ತು ಇಷ್ಟು ಅದ್ಭುತವಾಗಿದೆ ಶ್ರೀಮದ್ ರಾಮಾಯಣ ಜಟಾಯು ಮಹಾರಾಜರು ಯುದ್ಧವನ್ನು ಮಾಡಿದರು ರಾವಣನ ರಥವನ್ನ ಮುಕ್ಕು ಮಾಡಿದರು ಸಾರಥಿಯನ್ನ ಕೊಂದಾಯಿತು ಕುದುರೆಗಳೆಲ್ಲ ಸತ್ತವು ರಾವಣನ ಕಿರೀಟವನ್ನು ಹೊಡೆದುರುಳಿಸಿ ಮೈಯೆಲ್ಲ ಪರಿಚಿ ಮುಖವನ್ನೆಲ್ಲ ಒಂದು ಕ್ಷಣ ರಾವಣನಿಗೆ ಎಲ್ಲಿಂದ ಬಂತು ಈ ಪಕ್ಷಿ ಅಂತಲೇ ತಿಳಿಯಲಿಲ್ಲ ಆಮೇಲೆ ಮೋಸದಿಂದ ಆ ಪಕ್ಷಿಯ ಪಕ್ಕ ರೆಕ್ಕೆಗಳನ್ನು ಕಾಲನ್ನು ಕತ್ತರಿಸಿ ಕೆಳಗೆ ಹಾಕಿಬಿಟ್ಟ ಸೀತಾದೇವಿ ರಥದಿಂದ ಧುಮುಕಿ ಅಯ್ಯೋ ಜಟಾಯು ಜಟಾಯು ಜಟಾಯು ನನಗೋಸ್ಕರ ಹೀಗಾಯ್ತಲ್ಲೋ ನಿನಗೆ ನನಗೋ ಶ್ರೀಗಾಯ್ತಲ್ಲೋ ಅಂತ ಹೇಳಿ ತಾಮ್ಲತಾಭಿಮವೇಷ್ಟಂತೀಂ ಆಲಿಂಗಂತೀಂ ಮಹಾದ್ರುಮಾನ್ ಮುಂಚೆ ಮುಂಚೇತಿ ಬಹುಶಃ ಪ್ರವದನ್ ರಾಕ್ಷಸಾಧಿಪ ಒಂದು ಕೈ ಹಿಡಿದು ಎಳೀತಿದ್ದಾನೆ ಸೀತಾದೇವಿಯನ್ನ ಬಿಡು ಆ ಹೆಣ ಯಾಕೆ ತಗೊಂಡಿದ್ದೀಯ ಬಿಡು ಅವಳು ಹೇಳ್ತಾ ಇದ್ದು ಹೆಣವಲ್ಲ ನಮ್ಮ ಅಪ್ಪನ ಶರೀರ ಇದ್ದಾಗಿದೆ ನಮ್ಮ ಮಾವನ ಶರೀರ ಇದ್ದಾಗಿದೆ ಜಟಾಯು ಜಟಾಯು ಜಟಾಯು ಕ್ರೋಶಂತೀಂ ರಾಮರಾಮೇತಿ ರಾಮೇಣ ರಹಿತಾಂ ವನೇ ಬಲಾತ್ಕಾರ ಎಳೆದ ರಥದಲ್ಲಿ ಹಾಕಿದ ಕುದುರೆ ಸತ್ತಿದ್ದ ರೂಪವಾಗಿಲ್ತ ಮಾಯಾಬಲದಿಂದ ರಥವನ್ನು ಆಕಾಶಕ್ಕೆ ಓಡಿಸಿಬಿಟ್ಟ ರಾವಣ ಗಿಡಮರಗಳಲ್ಲಿ ರಾಮಚಂದ್ರ ಸ್ವಾಮಿ ಸೀತಾ ಬೆಳೆಸಿದ್ದ ಪಕ್ಷಿಗಳೆಲ್ಲ ಇದ್ದವು ಅವೆಲ್ಲ ಅಳಿತ ಅಳ್ತಾ ಇವೆ ಜಗತ್ ಸರ್ವಂ ಅಮರ್ಯಾದಂ ತಮಸಾಂಧೇನ ಸಂವೃತಂ ಒಂದು ಕತ್ತಲೆ ಬಂದುಬಿಡ್ತು ರಾಮಪತ್ನಿಗೆ ಸ್ಥಿತಿ ಆದ ಲೋಕದಲ್ಲಿ ಉಳಿದವರನ್ನು ಕೇಳುವರು ಯಾರು ಎಂಬುದಾಗಿ ಎಲ್ಲ ಅರಳ್ತಾ ಇದ್ದಾರೆ ಸೀತಾದೇವಿಯ ಕಾಲಿನಿಂದ ಗೆಜ್ಜೆಯಿಂದ ಕೆಲವೊಂದು ಕೊಂಡಿಗಳು ಗಂಟೆಗಳು ಕೆಳಗೆ ಉದುರಿ ಬಿದ್ದವು ಅದನ್ನು ನೋಡಲೇ ಇಲ್ಲ ರಾವಣ ರಥದಲ್ಲಿ ಬಿಡಿಸ್ಕೊಳ್ಳೋಕೆ ತುಂಬಾ ಪ್ರಯತ್ನ ಪಟ್ಟರು ಎತ್ತರಕ್ಕೆ ಹೋಗಿಬಿಟ್ಟಿದೆ ಮೂವತ್ತು ಸಾವಿರ ಅಡಿ ಅದು ಕ್ಷಣ ಬಿಟ್ಟು ಹೀಗೆ ನೋಡುವಷ್ಟರಲ್ಲಿ ಋಷ್ಯಮುಖ ಪರ್ವತದ ಹತ್ರ ಬಂದುಬಿಡ್ತು ಕಿಷ್ಕಿಂದೆ ಹತ್ರ ಸೀತಾದೇವಿ ನೋಡ್ತಾಳೆ ಆ ಬೆಟ್ಟದ ಶಿಖರದ ಮೇಲೆ ಐವರು ವಾನರೋತ್ತಮರು ದದರ್ಶಗಿರಿ ಶೃಂಗಸ್ಥಾನ್ ಪಂಚವಾನರ ಪುಂಗವಾನ್ ಹನುಮಂತ ಸುಗ್ರೀವ ನಳ ಮೈಂದ ದ್ವಿವಿಧ ಐದು ಜನ ಕೂತಿದ್ರು ಏನ್ ತೋರ್ತೋ ಏನು ಕಥೆಯೋ ರಾಮನಿಗೆ ಮಾತ್ರ ತುಂಬಾ ಪರಿಚಯವಾಗಿದ್ದ ಕೆಲವು ಭೂಷಣಗಳನ್ನು ಎದೆಯಲ್ಲಿ ಮಾತ್ರ ಧರಿಸ್ತಾ ಇದ್ದ ಒಡವೆಗಳು ಸ್ತ್ರೀಯರು ಎದೆಯಲ್ಲಿ ಧರಿಸುವ ಒಡೆಗಳನ್ನು ಗಂಡ ಮಾತ್ರ ನೋಡಿರ್ತಾನೆ ರಾಮನ ಗುರುತತ್ಲಿ ಅಂತ ಬಳೆ ಗೆಳೆ ಹಾಕಿದ್ರೆ ಎಷ್ಟೋ ತರ ಒಂದೇ ಪ್ಯಾಟರ್ನ್ ಬಳೆ ಇರ್ತಿ ಹೆಂಡತಿದೋ ಇನ್ನು ಮುಗಿದೋ ಗೊತ್ತಾಗೋದಿಲ್ಲ ಸೀತಾದೇವಿ ಎದೆಯಲ್ಲಿ ರಹಿಸ್ತಾ ಇದ್ದಂತಹ ರಹಸ್ಯವಾದ ಒಡವೆಗಳನ್ನು ತೆಗೆದು ಒಂದು ಗಂಟನ್ನು ಕಟ್ಟಿ ತನ್ನ ಸೆರಗನ್ನು ಹರಿದಳು ಸೀರೆಯನ್ನ ಆ ಗಂಟು ಕಟ್ಟಿ ಮೇಲಿನಿಂದ ಬಿಟ್ಟಿದ್ದಾಳೆ ಅದು ನೇರವಾಗಿ ಹನುಮಂತನ ಕೈಗೆ ಹೋಯಿತು ಕಿಷ್ಕಿಂಧೆಗೆ ಮಂಗಳವಾಯಿತು ಕಣ್ಣು ಬಿಟ್ಟು ನೋಡಿದ್ಲು ಮಹಾಲಕ್ಷ್ಮಿ ಕಟಾಕ್ಷ ಉಂಟಾದ್ರಿಂದ ಸುಗ್ರೀವನ ದಾರಿದ್ರ ಬಗೆಹರಿಯಿತು ಕಿಷ್ಕಿಂಧೆಗೆ ಒಳ್ಳೆಯದಾಯಿತು ಲಕ್ಷ್ಮಿಯ ಕಟಾಕ್ಷ ರಾವಣ ಮುಂದೆ ರಥ ನಡೆಸಿದ್ದವನು ಗಡಿಬಿಡಿಯಲ್ಲಿ ಇದೇನಾಯಿತು ಅಂತ ನೋಡಲಿಲ್ಲ ಇಲ್ಲಿದ್ರೆ ಅಲ್ಲಿ ಎರಗಿ ಬೀಳಿಸಿದ್ದ ಅಂತ ಕಾಣುತ್ತೆ ಮುಂದೆ ಕರ್ಕೊಂಡು ಹೋದ ತನ್ನ ಅರಮನೆಯಲ್ಲಿಯೇ ಬಂಧಿಸಿಟ್ಟ ಎರಡು ದಿವಸ ಪಿಶಾಚಿಯರ್ ಘೋರ ದರ್ಶನ ಭಯಂಕರವಾದಂತಹ ಪಿಶಾಚೀಹಿ ಪಿಶಿತಮಶ್ನಂತಿ ಮಾಂಸ ತಿನ್ನುವವರನ್ನ ಬ್ರಾಹ್ಮಣ ಅವನು ಪಿಶಾಚಿ ಅಂದ್ರೆ ಮಾಂಸ ತಿನ್ನುವವರು ನರಮಾಂಸ ತಿನ್ನುವವರು ಅವರನ್ನು ಕಾವಲು ಹಾಕಿ ನನ್ನ ಕೇಳಿದೆ ಒಂದು ಗಂಡು ಪಿಳ್ಳಿ ಇಟ್ಲಾಗ ಹೆಂಗೆ ಹೆಂಗಸರನ್ನು ಬಿಡಬಾರದು ಇವಳು ಸೊಕ್ಕಡಗಿಸ್ತೇನೆ <coughs> ಅಂತ ಹೇಳಿದ ಅರಮನೆಯೆಲ್ಲ ತೋರಿಸ್ತಾ ಸೀತೆ ಕಣ್ಣೆತ್ತಿ ನೋಡಲಿಲ್ಲ ಬಾಯಿಗೆ ಬಂದಾಗ ಬೈದ್ಲು ಎರಡು ದಿವಸ ಆದಮೇಲೆ ಇನ್ನೂ ಸೊಕ್ಕಡಗಲಿಲ್ಲವೆ ಲೇ ಇವಳನ್ನು ತಗೊಂಡು ಹೋಗಿ ಅಶೋಕವನದಲ್ಲಿ ಬಂಧಿಸರು ಅಂತ ಆಮೇಲೆ ಪುಣೆ ಮಾಡ್ತಾನೆ ಅದರ ನಡುವೆ ಕಾದಿಗೆ ಬೀಳ್ತಾನೆ ಆ ಶ್ಲೋಕ ಆಗಲೇ ಹೇಳಿದ್ದೇನೆ ಆಮೇಲೆ ಹೇಳಿದ ಒಂದು ವರ್ಷ ಅವಧಿ ಕೊಟ್ಟಿದ್ದೇನೆ ನಿನಗೆ ಒಂದು ವರ್ಷದಲ್ಲಿ ನಿನ್ನ ಮನಸ್ಸನ್ನು ಬದಲಾಯಿಸದೇ ಇದ್ರೆ ಆಮೇಲೆ ನೋಡಿ ಏನ್ ಮಾಡ್ತೀನಿ ಅಂತ ಹೇಳಿದ ಒಂದು ವರ್ಷ ಅವಧಿ ಆತ ಕೊಟ್ಟ ರಾವಣ ಅಷ್ಟು ಧರ್ಮ ಇತ್ತೆ ಅವನಲ್ಲಿ ಇನ್ನೊಬ್ಬರಾಗಿದ್ದ ಒಂದು ವರ್ಷ ಬಿಡಿಸಿದ್ರ ಧರ್ಮದ ಪ್ರಶ್ನೆಯಲ್ಲ ದೇವಸಭೆ ಬ್ರಹ್ಮದೇವರ ಸಭೆಯಲ್ಲಿ ಹಿಂದೆ ರಾವಣ ಜಗತ್ತನ್ನೆಲ್ಲ ಬಂದಾಗ ಒಬ್ಬ ಅಪ್ಸರೆಯನ್ನ ಬೆತ್ತಲೆ ಮಾಡಿ ಬ್ರಹ್ಮದೇವನ ಎದುರಿಗೆ ಮಾನ ಕೆಡಿಸಿದ್ದರಿಂದ ಬ್ರಹ್ಮ ಶಾಪ ಕೊಟ್ಟ ಇನ್ನು ಮೇಲೆ ಯಾವುದೇ ಸ್ತ್ರೀಯನ್ನ ನೀನು ಅವಳ ಇಷ್ಟವಿಲ್ಲದೆ ಮುಟ್ಟಿದರೆ ಬಲಾತ್ಕಾರ ಮಾಡಿದರೆ ನಿನ್ನ ತಲೆ ಸಿಡಿದು ಹೋಗಲಿ ಅಂತ ಶಾಪ ಕೊಟ್ಟದ್ರಿಂದ ಶಾಪಕ್ಕೋಸ್ಕರವಾಗಿ ಸ್ತ್ರೀಯನ್ನು ಮುಟ್ಟಲಿಲ್ಲ ಇದರಲ್ಲಿ ಔದಾರ್ಯ ಏನೂ ಇಲ್ಲ ತ್ಯಾಗ ಮಾಡಿದ್ರು ತ್ಯಾಗ ಮಾಡಿದ್ರು ಪ್ರೈಮ್ ಮಿನಿಸ್ಟರ್ ಪದವಿ ಅದ್ರ ಹಾಗೆ ಇದು ತ್ಯಾಗದ ಪ್ರಶ್ನೆ ಅಲ್ಲ ಇದು ಭಯ ಇತ್ತು ಕೋರ್ಟ್ ಎಲ್ಲಿ ಮಾಡಿತ್ತು ಅಂತ ಅಶೋಕ ಗೊತ್ತಿದ್ದೆ ನೋಡಿ ಇಲ್ಲೆಲ್ಲ ಅಪಾರ್ಥ ಮಾಡಿ ರಾವಣನಲ್ಲಿಯೂ ಧರ್ಮ ಇತ್ತು ಅಂತ ಒಬ್ರು ಹೇಳ್ಬಿಟ್ರೆ ಏನ್ ಮಾಡ್ತೀರಿ ಪುಂಜಕ ಸ್ಥಳಿ ಅಂತ ಅಪ್ಸರ ಹೆಸರು ಕಾಂಡದ ಕಥೆ ಬರುತ್ತೆ ಈ ಕಡೆಯಲ್ಲಿ ರಾಮಚಂದ್ರ ನೋಡಿದ ಬಿಸಿಲು ಏರ್ತಾ ಇದೆ ಬೆವರು ಕಾಲಲ್ಲಿ ಪಾದಕೆ ಇಲ್ಲ ಅದು ದಂಡಕಾರಣ್ಯದ ಬಿಸಿಲು ನೆಲದ ಮೇಲೆ ಕರಡೋಕ್ಕಾಗ್ತಾ ಇಲ್ಲ ಏನಾಗುತ್ತೋ ಏನಾಗುತ್ತೋ ಅಂತ ಹೆದರ್ಕೊಂಡು ಅಲ್ಲಿಂದ ಬರ್ತಾ ಬರ್ತಾ ಬರ್ತಾ ಅರ್ಧ ದಾರಿಗೆ ಲಕ್ಷ್ಮಣ ಸೇರಿಬಿಟ್ಟ ಅವನು ನೋಡಿದ ಅಯ್ಯೋ ಹಾಯ್ತು ಹಾಳಾಯ್ತು ಕಾವಲಿಗೆಟ್ಟಿದ್ದ ಲಕ್ಷ್ಮಣ ನೀನು ಯಾಕೆ ಬಂದೆಯೋ ಲಕ್ಷ್ಮಣ ಹೇಳ್ದ ಅವಳು ಹೇಳಬಾರ್ದು ಮಾತು ಹೇಳಿದ್ಲು ಅಣ್ಣ ನಾನೇನು ಮಾಡಲಿ ಏನು ಹೇಳಿದಳು ಅದು ಸೊಲ ಮಾಡ್ತೇನೆ ಅದು ಹೇಳಿದ್ರು ರಾಮಚಂದ್ರ ತುಂಬಾ ನೊಂದುಕೊಂಡು ಬಿಡ್ತಿದ್ದ ಎಂದೆಂದೂ ಸೀತೆಯ ಮುಖವನ್ನೇ ನೋಡ್ತಾ ಇರಲಿಲ್ಲ ಅಷ್ಟು ಸೇವೆ ಮಾಡಿದ ಲಕ್ಷ್ಮಣನಿಗೆ ಅಂದ್ಲಲ್ಲ ಸೀತೆ ಹೋದ್ರೆ ಹೋಯ್ತು ಅಂತೇಳಿ ಬಿಟ್ಬಿಡ್ತಾನೋ ಭಯದಿಂದ ಲಕ್ಷ್ಮಣ ರಾಮನಿಗೆ ಕೂಡ ಕೆಟ್ಟ ಮಾತನ್ನ ಅನುವಾದ ಮಾಡಲಿಲ್ಲ ಚರಿಂದು ನರುವಂದೆನ್ಮಯಾಲ್ ತೀವಿನೆಯೇ ಎಲ್ಲಿ ಬರುತ್ತೆ ಇದು ಪ್ರಬಂಧ வாழாயிருந்தொழிந்தேன் கீழ்நாடுகளெல்லாம் கரந்த உருவின் நம்மானை அந்நாண்டு பின்தொடர்ந்த ಆಳ್ಯಂಕಯ್ಯಮ್ಮನೈ ಎತ್ತಾದ ಎಂದದು ಪೆರಿಯ ತಿರುವಂದಾದಿ ಎಂಬತ್ತೆರಡನೇ ಪದ್ಯ ಇದರಲ್ಲಿ ಈ ಪ್ರಕರಣಕ್ಕೆ ವ್ಯಾಖ್ಯಾನವಿದೆ ಆಳ್ವಾರ ಹೇಳ್ತಾರೆ ನಮ್ಮ ಆಳ್ವಾರು ತೆರಿಂದು ಉಣರ್ವು ಒಂದ್ರ ಸಿಹಿ ವಿನಯೇನ್ ಜ್ಞಾನವಿಲ್ಲದೆ ನಾನು ಪಾಪ ಮಾಡಿದ್ದವನು ವಾಳಾಯಿರುಂದೊಳಿಂದೇನ್ ಬಾಳನ್ನು ಹಾಳು ಮಾಡಿಕೊಂಡೆ ರಾಮನಿಗೆ ಮಂಗಳಾಶಾಸನ ಮಾಡಲಿಲ್ಲ ಮಾಡಬೇಕಾಗಿತ್ತು ಯಾವತ್ತು ಕೂವಿನಾಳುಗಳೆಲ್ಲ ಕಳೆದು ಹೋದ ಆಯುಷ್ಯದಲ್ಲಿ ರಾಮನಿಗೆ ಮಂಗಳಾಶಾಸನ ಮಾಡಬೇಕಾಗಿತ್ತು ಯಾವ ಪ್ರಸಂಗಕ್ಕೆ ಪ್ರಭು ಬರಿಗಾಲಲ್ಲಿ ನೀ ಬಂದು ಬಿಟ್ಟೆ ಅತ್ಲಾಗ ಲಕ್ಷ್ಮಣ ಇಲ್ಲೋ ಕೆಟ್ಟ ಬಿಸಿಲು ಅಮೃತವನ್ನು ಸೂಸುವ ನಿನ್ನ ಪಾದಗಳು ವಿಷ್ಣು ಪದೇ ಪರಮೇ ಮಧ್ವ ಉತ್ಸಾಹ ಅಮೃತವನ್ನು ಸುರಿಸುವ ಪಾದಗಳು ಸುಡುವ ನೆಲವನ್ನು ಮುಟ್ಟಿದವಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಭೂಮಿಯನ್ನು ರಕ್ಷಿಸುವುದಕ್ಕೆ ಅವತಾರ ಮಾಡಿದೆಲ್ಲ ಅಂತ ಒಂದು ಮಂಗಳಾಶಾಸನ ಮಾಡಲಿಲ್ವಲ್ಲ ನಾನು ಉರುವೆನ್ನಮ್ಮನೇ ಜಿಂಕೆ ವೇಷ ಹಾಕೊಂಡು ರಕ್ಷಸ ಬಂದಾಗ ಪಿನ್ ತೊಡರ್ ಜೊತೆಯಲ್ಲಿ ಬರಬೇಕಾಗಿತ್ತು ಆ ಅಳಿಯಂ ಕೈಯಮ್ಮನೈ ಕೈಯಲ್ಲಿ ಉಂಗುರ ಇಟ್ಕೊಂಡಿದ್ದೆ ಧನುಷ್ ಇಟ್ಕೊಂಡಿದ್ದೆ ಏತ್ತಾದ ಅಯ್ಯಂದದು ನಿನ್ನ ಮಂಗಳಾಶಾಸನ ಮಾಡಲಿಲ್ವಲ್ಲ ಇಲ್ಲಿ ವ್ಯಾಖ್ಯಾನ பெரிய கை கை வரத்தில் அகப்படாவிட்டது பெருமாள் திருக்கையில் ಅರುಹಾಳಿ ஒன்றுமே ಇರೇ ಕೈ ಕೈ ವರದಲ್ಲಿ ಸಿಕ್ಕದೇ ಇದ್ದದ್ದು ರಾಮಚಂದ್ರ ಸ್ವಾಮಿಯ ಕೈಯಲ್ಲಿದ್ದ ಮುದ್ರಿಕೆಯ ಉಂಗುರ ಈ ಪದ್ಯಕ್ಕೆ ವ್ಯಾಖ್ಯಾನ ಮಾಡ್ತಿದ್ರು ರಾಮಾನುಜಾಚಾರ್ಯರು ಚರಿತ್ರೆ ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಪ್ರಬಂಧದ ಮೇಲೆ ಆಚಾರ್ಯರೇ ವ್ಯಾಖ್ಯಾನ ಮಾಡ್ತಾ ಇದ್ರು பெருமாள் மாயமானை எய்து மீண்டு எழுந்தருள் ಇರಬಹುದು ಅಡಿ ಕೊದಿತ್ತು நடக்க மாட்டாமை ತಳಿರ್ಹಳೆ ಮುರಿತಿಟ್ಟು ಅದನ್ ಮೇಲೆ ಎಣಂದರುಳಿನಾರೆಂದ್ರೆ ಅಕ್ಕಪಕ್ಕದಲ್ಲಿ ಗಿಡ ಗಂಟೆಗಳೇನೇನಿದ್ದು ಎಲೆಗಳ ಕೈಗೆ ಸಿಕ್ಕಿದ್ದೆಲ್ಲ ಹರಿದು ಹರಿದು ಕಿತ್ತು ಅದನ್ನು ಹಾಕಿ ಅದರ ಮೇಲೆಲ್ಲ ಇನ್ನೊಂದು ಕಾಲು ಇಟ್ಕೊಂಡು ಬರ್ತಾ ಇದ್ದಂತೆ ರಾಮಚಂದ್ರ ನೆಲ ಹೇಗೆ ಕೊದಿದು ಹೋಗಿತ್ತು ಕುದ್ದಿತ್ತು ಈ ಅರ್ಥ ಬರುವಂತೆ ಪೆರಿಯ ತಿರುವಂದಾದಿ ವ್ಯಾಖ್ಯಾನ ಕೇಳಿದ ಒಬ್ಬ ಭಕ್ತರು ಆಶುಕವಿಗಳು ಅಲ್ಲಿಂದಲ್ಲೇ ಒಂದು ಪದ್ಯ ಕಟ್ಟಿ ಹಾಡಿಬಿಟ್ರು ಹೇಳಿದ ಕೂಡಲೇ ಆಚಾರ್ಯರಿಗೆ ಜ್ಞಾಪಕ ಬಂದಿತು ಹೌದು ನಾನು ಲಕ್ಷ್ಮಣ ಜನ್ಮದಲ್ಲಿ ಸ್ವಾಮಿ ಕಾಲಿಟ್ಟ ಕಡೆಯಲ್ಲಿ ನನ್ನ ತಲೆ ಇಡಬೇಕಾಗಿತ್ತು ಇದ್ರ ಮೇಲೆ ಕಾಲಿಟ್ಕೊಂಡು ಹೋಗುವಂತ ನಾ ಮಾಡಲಿಲ್ವಲ್ಲ ಎಂಬುದಾಗಿ ಮಾರಿ ಇರು ಹಿರ ತಿರುವಡಿ ಹೇಳಿದೆ ಮಾರಿ ಅಂದ್ರೆ ಅಮೃತ ಕನ್ನಡದ ಮಾರಿ ಅಲ್ಲ ತಮಿಳು ಮಾರಿ ಬೇರೆ ಕನ್ನಡದ ಮಾರಿ ಬೇರೆ ತಮಿಳು ಮಾರಿ ಗೊತ್ತಲ್ಲ ಮಾರಿ சில ಹೇಳಿದೆ ಎನ್ ತಲೆಯಿ மடுக்க ಎಂದು என்று வித்தராய் அருளினார் ಇಂಥದ್ದೆಷ್ಟು ಸಾವಿರ ಕಥೆಗಳಿವೆ ದಿವ್ಯ ಪ್ರಬಂಧದಲ್ಲಿ ಲಕ್ಷ್ಮಣ ಬಂದ ರಾಮ ಗ್ರಹಣ ಮಾಡಿದ ಆಯಿತು ಅದೇನಾಯಿತು ನೋಡಾರು ನೋಡೋಣ ನಮ್ಮತ್ತಿಗೆ ಬದುಕಿದ್ದಾಳೆಯೋ ನಿಮ್ಮತ್ತಿಗೆ ಬಾರೋ ಅಂತ ಲಕ್ಷ್ಮಣನನ್ನು ತನ್ನ ವೇಗಕ್ಕೆ ಎಳೆದುಕೊಂಡು ಬಂದ ರಾಮಚಂದ್ರ ಲಕ್ಷ್ಮಣನ ವೇಗಕ್ಕಿಂತ ರಾಮನ ವೇಗ ಕ್ಷುಧ ಶ್ರಮಚ್ಚೈವ ಪಿಪಾಸಯ ಚಹಸಿ ಒಂದು ಕಡೆ ಬಾಯಾರಿಕೆ ಒಂದು ಕಡೆ ಶ್ರಮ ಒಂದು ಕಡೆ ಬಂದು ನೋಡುತ್ತಾರೆ ಆ ಶ್ರಮದಲ್ಲಿ ಸೀತೆ ಇಲ್ಲ ಅಲ್ಲೆಲ್ಲ ಚಕ್ರದ ಗುರುತಿದೆ ಅವಳ ಕಾಲು ಗೆಜ್ಜೆಯಲ್ಲಿ ಉದುರಿ ಬಿದ್ದಂತಹ ಗಂಟೆಗಳ ಗುರುತುಗಳಿದೆ ಮನುಷ್ಯರ ಹೆಜ್ಜೆ ಅಂತ ರಾಕ್ಷಸನ ಹೆಜ್ಜೆ ಕಾಣಿಸ್ತಾ ಇದೆ ಎಲ್ಲರೂ ನೀರಿಗೀರಿಗೆ ಹೋಗಿದ್ದಾಳೆ ಯಾರ ರಚಿತಗಳು ಬಂದಿದ್ರು ಅಂತ ಗೋದಾವರಿ ಹುಡುಕಿದ ಸುತ್ತಮುತ್ತ ಬಂಡೆಗಳನ್ನು ನೋಡಿದ ಸೀತೆಗೆ ಪವಿತ್ರವಾದಂತಹ ಈ ಹೂವಿನ ಪೊದರುಗಳೆಲ್ಲೆಲ್ಲಿದ್ದವು ಅದೆಲ್ಲ ನೋಡಿದ ಎಲ್ಲ ಕಾಣಲಿಲ್ಲ ವೃಕ್ಷಾದ್ ವೃಕ್ಷಂ ಪ್ರಧಾವಂಸಃ ಗಿರೇಶ್ಚ ಅದ್ರಿಂದ ನದಿ ನದಿ ಗಿರಿ ಬೆಟ್ಟ ಎಲ್ಲ ಕಡೆ ಓಡಾಡಿದ ಹುಚ್ಚನಂತೆ ರಾಮಚಂದ್ರ ಸೀತಾನ್ವೇಷಣೆ ಮಾಡಿದ ಮಾಡಿದ ಮಾಡಿದ ಇದಕ್ಕೆ ಅರ್ಥ ರಾಜಗೋಪಾಲಾಚಾರ್ಯರು ಕೂಡ ಬರೆದಿದ್ದಾರೆ ವಾಲ್ಮೀಕಿ ರಾಮಾಯಣದ ಪಡಿಛಾಯೆಯಲ್ಲಿ ಅಳುಬುರುಕನಾದೇವನನ್ನು ಭಗವಂತ ಅಂತಾಗಿ ಹೇಳ್ತೀರಿ ಅಂತ ಒಬ್ಬರು ಪ್ರಶ್ನೆ ಕೇಳಿದ್ದು ಕೇಳ್ತಾರೆ ಹೌದು ನಮ್ಮ ದೇವರು ಅಳುಬುರುಕ ಒಂದು ಜೀವಾತ್ಮ ಭ್ರಷ್ಟನಾಗಿ ಸಂಸಾರದಲ್ಲಿ ಬಿದ್ದರು ನಿಮಗೋಸ್ಕರ ಹೀಗೆ ಹೇಳ್ತಾನೆ ಭಗವಂತ ಒಬ್ಬ ಸೀತೆಗೋಸ್ಕರ ಮಾತ್ರವಲ್ಲ ಪ್ರತಿಯೊಂದು ಚೇತನನಿಗೂ ಬೆಲೆ ಇದೆ it's only in India that we do not know the value of a dead soldier ಸತ್ತ ಸೈನಿಕನ ಬೆಲೆ ಎಷ್ಟು ಜನರ ಮೇಲೆ ಬಾಂಬ್ ಹಾಕಿದ್ದಾರೆ ಬೊಂಬಾಯಲ್ಲಿ ಪಾರ್ಲಿಮೆಂಟ್ ಹಾಲಲ್ಲಿ ಕ್ಷಮಾದಾನ ಮಾಡಬೇಕು ಅಂತ ಲೈಫ್ ಈಸ್ ಲೈಫ್ ರಾಜ ಅವ್ರು ಬೆಲೆ ಕೊಡ್ತಾರೆ ನಮ್ಮ ಜೀವನಕ್ಕೆ ಬೆಲೆ ಇಲ್ಲ ಅಲ್ಲ ಭಗವಂತನಿಗೆ ಬೆಲೆ ಇದೆ ನಾಲ್ಕು ಮಕ್ಕಳಲ್ಲಿ ಒಂದು ಹುಚ್ಚೋ ಬೆಪ್ಪೋ ಆದರೆ ತಾಯಿಗೆ ಗೊತ್ತು ಹುಚ್ಚಾದರೂ ಮಗು ಮಗುವೆ ಮಗುವಿನ ಮೇಲೆ ಪ್ರೀತಿ ಉಂಟು ಪ್ರತಿಯೊಬ್ಬನು ಭ್ರಷ್ಟನಾಗಿ ಸಂಸಾರದಲ್ಲಿ ಹೋದರೆ ಅಯ್ಯೋ ಎನ್ನ ಹುಟ್ಟಿಟ್ಟು ಹೋಯ್ತೀಯ ಏನೋ ಕಷ್ಟಪಡ್ರೆ ಏನೋ ಕಷ್ಟಪಡ್ತೀಯ ಅಂತ ಭಗವಂತ ಹೀಗೆ ಹುಡುಕೊಂಡು ಬರ್ತಾನೆ ಪ್ರತಿಯೊಂದು ಚೇತನನ ಉದ್ಧಾರಕ್ಕಾಗಿ ಕಂಕಣ ಕಟ್ಟಿಕೊಂಡು ಮೇಲಕ್ಕೆ ಬರ್ತಾನೆ ರಾಜಾಜಿಯವರು ಬರೆದಿದ್ದಾರೆ ಅದಾದ್ಮೇಲೆ ಕೋಪ ಬಂತು ರಾಮಚಂದ್ರನಿಗೆ ಈ ಕಾಡನ್ನೇ ಹಾಳು ಮಾಡಿಬಿಡ್ತೇನೆ ದೇವತೆಗಳಿರ ಆಕಾಶವೇ ಭೂಮಿಯೇ ಸೀತೆಯನ್ನು ಕೊಡ್ತಿರೋ ಕೊಡೋದಿಲ್ವೋ ಆಗ ಲಕ್ಷ್ಮಣ ಸಮಯೋಚಿತವಾಗಿ ಮಂತ್ರಿ ಅಂತ ಸಮಾಧಾನ ಮಾಡ್ತಾನೆ ಗೋದಾವರಿ ನಿಧಿ ಹತ್ರ ಬಂದ ರಾಮಸ್ವ ಚತುಷ್ಠಿತಮ ಅರವತ್ನಾಲ್ಕನೇ ಸರ್ಗ ಇಲ್ಲೆಲ್ಲ ಮರ್ಮ ಇರೋದು ಅಂತ ಹೇಳ್ತೇನೆ ರಾಮಸ್ವಭಿಚಕ್ರಾಮ ಸ್ವಯಂ ಗೋದಾವರೀಂ ನದೀಂ ಏ ಗೋದಾವರಿ ಸೀತೆಯಲ್ಲಿ ಹೋದ್ಲು ಹೇಳಿಕೆ ಹೇಳೋದಿಲ್ವಾ ಪಕ್ಕದಲ್ಲಿ ಒಂದಷ್ಟು ಪ್ರಾಣಿ ಗೀಣಿಗಳೆಲ್ಲ ಮೇಯ್ತಾ ಇದ್ದು ಆ ಪ್ರಾಣಿಗಳನ್ನು ಕೇಳಿದ ನೀವಾದ್ರೂ ಹೇಳಿ ಸೀತೆಯಲ್ಲಿ ಹೋದಳು ನ ಚಸಾಭ್ಯವದ ಸೀತಾಂ ಪೃಷ್ಟಾರಾಮೇಣ ಶೋಚತ ರಾವಣನ ಬಾಯಿಟಿಂತ ಗೋದಾವರಿಯೂ ಬಾಯಿ ಬಿಡಲಿಲ್ಲ ಕೇಳಿದ್ದೀರ ಎಲ್ಲಾದರೂ ನದಿಯೂ ಬಾಯಿ ಬಿಡಲಿಲ್ಲ ಏಷ ಗೋದ ಏಷಾ ಗೋದಾವರಿ ಸೌಮ್ಯ ಕಿಂಚಿನ್ನ ಪ್ರತಿಭಾಷತೆ ಮೂರು ಶ್ಲೋಕ ಆದ್ಮೇಲೆ ಲಕ್ಷ್ಮಣಗೆ ಹೇಳ್ತಾನೆ ನೋಡೋ ನದಿಗೂ ಕರುಣೆಯಲ್ಲ ಭಾರತ ದೇಶದಲ್ಲಿ ಗಿಡ ಮರ ಬೆಳ್ಳಿ ಬಟ್ಟಿ ಬಳ್ಳಿ ಪಶು ಪಕ್ಷಿ ಪಶು ಪ್ರಾಣಿ ಎಲ್ಲಕ್ಕೂ ಧರ್ಮದ ಪ್ರಜ್ಞೆ ಉಂಟು ನನ್ನ ಪತ್ನಿಯ ಬರ್ದ ಎಲ್ಲಿ ಹೋದ್ಲು ಅಂದ್ರೆ ಗೋದಾವರಿ ಹೇಳ್ತಾ ಇಲ್ವಲ್ಲ ಎಂಬುದಾಗಿ ತುಂಬ ಬೇಜಾರು ಮಾಡಿಕೊಂಡ ಆದ್ದರಿಂದ ಅಲ್ಲಿಂದ ಆಚೆಗೆ ಗೋದಾವರಿಗೆ ರಾಮ ಶಾಪ ತಟ್ಟಿತು ಅಂತ ಕಾಣುತ್ತೆ ಆ ಶಾಪ ಹೋದದ್ಯಾವಾಗ ಯಾವಾಗ ಪ್ರಾಯೇಣ ದೇವಿ ಭವತಿ ವ್ಯಪದೇಶ ಗೋದಾವರೀ ಗೋದಾವರಿ ಜಗದಿದಂ ಪಯಸಾ ಪುನೀತೆ ಯಸ್ಯಾಂ ಸಮೇತ್ಯ ಸಮಯೇಷು ಚರನ್ನಿವಾಸಾತ್ ಭಾಗೀರಥಿ ಪ್ರಭೃತಯೋ ಪ್ರಭವಂತೆ ಧನ್ಯ ಸ್ತುತಿಯಲ್ಲಿ ಆಚಾರ್ಯರು ಗೋದಾದೇವಿ ತನ್ನ ಹೆಸರಿನ ಅರ್ಧ ಭಾಗದಲ್ಲಿ ಗೋದಾವರಿಯ ಅರ್ಧ ಭಾಗವನ್ನು ಇಟ್ಟುಕೊಂಡಿದ್ದರಿಂದ ಆ ಶಾಪ ಹೋಯಿತು ಅಂತ ಬರೆದಿದ್ದಾರೆ ಇದು ಸಂಪ್ರದಾಯದ ಒಂದು ಚಮತ್ಕಾರ ಆಮೇಲೆ ಇನ್ನು ಸ್ವಲ್ಪ ಮುಂದೆ ಬಂದರೆ ರಾಮಾಶ್ರಮದಲ್ಲಿ ಜಿಂಕೆಗಳಿದ್ದವು ಕಡವೆ ಎಂಬ ಪ್ರಾಣಿಗಳಿದ್ದವು ನವಿಲುಗಳಿದ್ದವು ಅವುಗಳನ್ನೆಲ್ಲ ಮುದ್ದು ಮಾಡಿ ಹತ್ರ ಕೂತ್ಕೊಂಡು ರಾಮಚಂದ್ರ ಜಿಂಕೆಯೇ ಸೀತೆಯನ್ನ ಕಂಡೆಯ ನವಿಲೆ ಸೀತೆಯನ್ನು ಕಂಡೆಯ ಅವು ಕಣ್ಣಲ್ಲಿ ನೀರು ಹಾಕಿ ದಕ್ಷಿಣದ ಕಡೆಗೆ ಮುಸುಡಿಯನ್ನು ತೋರಿಸಿ ರಾವಣ ಒಂದು ಈ ಕಡೆ ಎತ್ಕೊಂಡು ಹೋದ ಅಂತ ತೆರಿಗೆ ಮಾತು ಗೊತ್ತಿಲ್ಲದೆ ಅಷ್ಟು ಸಹಾಯ ಮಾಡಿದವು ದಕ್ಷಿಣಾಭಿಮುಖ ಸರ್ವೇ ದರ್ಶಯಂತೋ ನಭಸ್ಥಳಂ ಏನು ಮಾರ್ಗಂಚ ಭೂಮಿಂಚ ನಿರೀಕ್ಷಂತೆ ಸ್ಮತೆ ಮೃಗಾಹ ಇನ್ನು ಸ್ವಲ್ಪ ಮುಂದೆ ಬಂದರೆ ರಾವಣನ ಸಾರಥಿ ಸತ್ತು ಬಿದ್ದದ್ದು ಕುದುರೆಗಳು ಸತ್ತು ಬಿದ್ದದ್ದು ಎಲ್ಲ ದೃಶ್ಯ ಕಂಡಿತು ಈ ಜಾತಕೋ ಯಾರೋ ಬಂದಿದ್ದಾರೆ ಕಾಣೋ ಲಕ್ಷ್ಮಣ ಅಂತ ಹೇಳ್ತಾ ಹೇಳ್ತಾ ಸ್ವಲ್ಪ ರಾಮನಿಗೆ ಭ್ರಮೆಯಾಗ್ತದೆ ಜಟಾಯುವಿನ ಶರೀರ ಕಣ್ಣಿಗೆ ಕಾಣಿಸ್ತು ಯಾವುದೋ ರಾಕ್ಷಸ ಗುರುತು ಹತ್ತಲಿಲ್ಲ ಯಾವುದೋ ರಾಕ್ಷಸ ಇರಬೇಕು ತಿಂದು ಮಲಗಿರಬೇಕು ಸೀತಾದೇವಿಯನ್ನ ಕೊಂದು ಬಿಡ್ತೇನೆ ಅಂತ ಕತ್ತಿಯನ್ನು ಬಿಚ್ಚಲಾಗಿ ಇಲ್ಲಪ್ಪ ನಾನು ಜಟಾಯು ನಾನು ಜಟಾಯು ಅಂತ ಹೇಳಿ ಮಹಾರಾಜರು ತನ್ನ ಪರಿಚಯವನ್ನು ಮಾಡಿಕೊಳ್ತಾರೆ ಸೀತಾದೇವಿ ಆಭಾರತಳಾಗುವಾಗ ಆ ಶರೀರವನ್ನು ಮುಟ್ಟಿ ಜಟಾಯುವಿಗೆ ಈ ರಾಮನಿಗೆ ಈ ಸಮಾಚಾರ ಕೊಡೋ ತನಕ ನೀನು ಬದುಕಿರು ಅಂತ ಆಶೀರ್ವಾದ ಮಾಡಿದ್ದು ಒಂದು ಕಥೆ ಮೂಲದಲ್ಲಿಲ್ಲ ಅನುಗುಣವಾಗಿದೆ ಬೇರೆ ಪುರಾಣದಲ್ಲಿರೋ ಮಾತು ಅದರಿಂದ ರಾಮಚಂದ್ರ ಸ್ವಾಮಿಗೆ ಇಷ್ಟು ಕೈಂಕರ್ಯ ಅವನಿಗೆ ಗುಟುಕು ಜೀವ ರಕ್ತವೆಲ್ಲ ಬಸಿದು ಹೋಗಿದೆ ಅಂತಹ ಸಂದರ್ಭದಲ್ಲಿ ಕೂಡ ಆ ಜಟಾಯು ಟೆಲಿಗ್ರಾಫಿಕ್ ಭಾಷೆಯಲ್ಲಿ ಎಷ್ಟು ಸೂಚ್ಯವಾಗಿ ರಾವನಿಗೆ ಉಪಕಾರವನ್ನು ಮಾಡಿದ ಈ ಮಹಾವಾಕ್ಯಗಳನ್ನು ಮರೆಯುವ ಹಾಗಿಲ್ಲ ಯಾ ಅಮೋಷಧಿಮಿವಾಯುಷ್ಮನ್ ಅನ್ವೇಷಸಿ ಮಹಾವನೇ ಆಯುಷ್ಮನ್ ಮೊದಲನೇ ಶಬ್ದ ತಂದೆ ಮಕ್ಕಳಿಗೆ ಮಾಡಬೇಕಾದ ಆಶೀರ್ವಾದ ಮೊದಲನೇ ಆಶೀರ್ವಾದ ಆಯುಷ್ಮಾನ್ ಭವ ಏನ್ರಿ ಆಯುಷ್ಯ ಹೇಳ್ತೀರ ಐಶ್ವರ್ಯ ಬೇಕಲ್ಲ ಆಯುಷ್ಯ ಇದ್ರಲ್ಲೂ ಐಶ್ವರ್ಯ ಆಯುಷ್ಯ ಹೋದ್ಮೇಲೆ ಐಶ್ವರ್ಯ ತಗೊಂಡು ಏನ್ ಮಾಡ್ತೀರಿ ಅನಾರೋಗ್ಯವಾಗಿದೆಯಲ್ಲ ಆರೋಗ್ಯವಾನುಭವ ಅಲ್ಲ ಮೊದಲು ಆಯುಷ್ಯ ಗಟ್ಟಿಯಾಗಲಿ ಆರೋಗ್ಯ ತಾನೇ ಬರುತ್ತೆ ಬದುಕಿದ್ರ ಮುಂದೆಲ್ಲ ಆಯುಷ್ಮಾನ್ ಭವ ತಂದೆ ಮಾಡಬೇಕಾದದ್ದು ದಶರಥ ಮಾಡಿ ಎಷ್ಟು ವರ್ಷ ಆಗಿತ್ತೋ ಆಯುಷ್ಮನ್ ಚೆನ್ನಾಗಿರು ಯಾವಳನ್ನ ಯಾವ ಸೀತಾದೇವಿಯನ್ನ ಮಿವಾ ಔಷಧಿ ಅಂತ ಹುಡುಕ್ತಾ ಇದ್ದೀರೋ ನೀನು ನಿನ್ನ ತಮ್ಮ ಅಂದ್ರೆ ಈ ಕಡೆ ಆ ಕಡೆ ನೋಡ್ತಾ ರಾಮ ಲಕ್ಷ್ಮಣ ಬರ್ತಿದ್ರು ಆಶ್ರಮದಲ್ಲಿ ಮೂಲಿಕೆಗಳನ್ನು ಹುಡುಕೋವರಂತೆ ಯಾರಿಗೋ ರೋಗ ಬಂತು ಆಗಿನ ಕಾಲದಲ್ಲಿ ರೆಡಿಮೇಡ್ ಮೆಡಿಸನ್ಸ್ ಇಲ್ಲ ಮೂಲಿಕೆ ತಗೊಂಬ ಅನ್ನೋರು ಆ ಮೂಲಿಕೆಗಳು ಸಕಾಲದಲ್ಲಿ ಕಣ್ಣಿ ಕಾಣಿಸ್ತಾ ಇರಲಿಲ್ಲ ಅದು ಹುಡುಕುವಂತೆ ಮೂಲಿಕೆಯನ್ನು ನೋಡ್ತಾ ಇದ್ದೀರಲ್ಲ ಅವಳನ್ನು ಸಾದೇವಿ ಮಮ ಚ ಪ್ರಾಣ ರಾವಣೇನ ಉಭಯಮೃತಂ ನನ್ನ ಪ್ರಾಣವನ್ನು ಆ ಸೀತಾದೇವಿಯನ್ನು ರಾವಣ ಕದ್ದುಕೊಂಡು ಹೋಗಿಬಿಟ್ಟ ಒಂದು ಸೆಂಟೆನ್ಸ್ ಅಲ್ಲಿ ಎಷ್ಟು ಸಮಾಚಾರ ಕೊಟ್ಟ ನೋಡಿ ಆಯುಷ್ಮಂತನಾಗು ನನ್ನ ಪ್ರಾಣ ಹೋಗ್ತಾ ಇದೆ ನನಗೆ ಈ ಸ್ಥಿತಿ ತಂದವನು ಅವನು ರಾವಣ ಹೆಂಡತಿನ ಕದ್ಕೊಂಡು ಹೋದವನು ರಾವಣ ದಕ್ಷಿಣಕ್ಕೆ ಹೋಗಿದ್ದಾನೆ ಆದರೆ ಒಂದು ಅವನಿಗೆ ಖಂಡಿತ ಸೀತಾದೇವಿ ಸಿಕ್ಕೋದಿಲ್ಲ ಯಾಕೆಂದ್ರೆ ಪದಾರ್ಥ ಕದ್ದದ್ದು ಒಂದು ಮುಹೂರ್ತ ಅಂತ ಅವನು ಇಟ್ಟಿದ್ದ ಆದರೆ ನಾನು ಮುಹೂರ್ತವನ್ನು ಬದಲಾಯಿಸಿದ್ದೇನೆ ವಿಂದು ನಾಮ ಮುಹೂರ್ತೋಸವು ಇದು ವಿಂದವೆಂಬ ಮುಹೂರ್ತ ಅದಕ್ಕೆ ಅಭಿಜಿತ್ ಅಂತ ಇನ್ನೊಂದು ಹೆಸರು ಒಂದು ದಿವಸದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಂತ ಹೇಳ್ತೇವೆ ಇದು ಭಾರತೀಯರ ಪದ್ಧತಿ ಇದು ಡೆಸಿಮಲ್ ಸಿಸ್ಟಮ್ ಬರೋದಿಲ್ಲ ಪ್ರಕೃತಿ ಅಬ್ಸರ್ವೇಷನ್ ಮಾಡಿ ಇಟ್ಟಿದ್ದಾರೆ ಪೂರ್ವಜರು ಅದರಲ್ಲಿ ಇಷ್ಟಿಷ್ಟು ಹೊತ್ತಿಗೆ ಇಷ್ಟಿಷ್ಟು ಮುಹೂರ್ತ ಇಷ್ಟಿಷ್ಟು ಗಳಿಗೆ ವಿಗಳಿಗೆ ಎಲ್ಲ ಮಾಡಿದ್ದಾರೆ ರಾಮ ಇದು ನಿನಗೆ ಜಯವಾಗುವ ನಾಮ ರಾಮ ಮುಹೂರ್ತೋಸವು ಸಚಕಾಕುಸ್ತನ ಬುದ್ಧತೆ ಅವನಿಗೆ ಗೊತ್ತಾಗಲಿಲ್ಲ ರಾವಣನಿಗೆ ಆದ್ದರಿಂದ ಖಂಡಿತವಾಗಿ ನಿನಗೆ ಸೀತೆ ಸಿಗ್ತಾಳೆ ಇದು ಅಡಿಷನಲ್ ಸಮಾಚಾರ ಇಲ್ಲಿ ಜಟಾಯುವಿನ ವೈದುಷ್ಯವನ್ನು ಕಾಣ್ತೀರಿ ಅವನು ಗೊತ್ತಾಗಲಿಲ್ಲ ರಾವಣನಿಗೆ ಅವನು ಒಂದು ಮುಹೂರ್ತ ಇಟ್ಟಿದ್ದ ಇಲ್ಲೆಲ್ಲ ಗೋವಿಂದರಾಜಿ ಆಚಾರ ನೋಡಬೇಕು ಎಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ಹೇಳಿಬಿಟ್ಟು ರಾಮಾಯಣ ಒಳ್ಳೆಯದಾಗಲಿ ದುರ್ಲಭಾನ್ ಪ್ರಾಣಾನ್ ಮುಮೋ ಚಪತಗೇಶ್ವರ ಪ್ರಾಣ ಬಿಟ್ಟುಬಿಟ್ಟ ಬಾಯಿಂದ ರಕ್ತ ಹೊರಗೆ ಬಂದ್ಬಿಡ್ತು ಆ ಪಕ್ಷಿ ಶರೀರವನ್ನು ಮಡ್ಲಲ್ಲಿ ಹಾಕೊಂಡು ರಾಮಚಂದ್ರ ಬ್ರೂಹಿ ಬ್ರೂಹಿ ಚಿರಾಮಸ್ಯ ರಾಮಸ್ಯ ಬ್ರವಾಣಸ್ಯ ಕೃತಾಂಜಲ ಕೈ ಮುಗಿದುಕೊಂಡು ಅಪಾ ತಂದೆ ಅಂತಿದ್ದೀಯೋ ಜಟಾಯೋ ಇನ್ ಸ್ವಲ್ಪ ಹೇಳೋ ಇನ್ ಸ್ವಲ್ಪ ಹೇಳೋ ಗೊಟಕ್ ಕದ್ದು ಆ ಪಕ್ಷಿ ಇದು ಅದ್ಭುತವಾದ ಚಿತ್ರ ಆಗ ರಾಮಚಂದ್ರ ಹೇಳಿದ ಇಲ್ಲಿ ತತ್ವಾರ್ಥಗಳನ್ನ ತುಂಬ ಹೇಳುವುದಿದೆ ಒಂದು ದಿವಸವೆಲ್ಲ ಹೇಳಬೇಕಾದ ಅವಕಾಶ ಆಗೋದಿಲ್ಲ ರಾಮ ಪರವಶನಾಗಿ ಬಿಟ್ಟ ಇದು ಮನುಷ್ಯ ನಾಟಕ ಅನ್ನೋದನ್ನು ಮರೆತು ಬಿಟ್ಟ ಇವನು ಲಕ್ಷ್ಮೀ ವಲ್ಲಭ ಅನ್ನೋದನ್ನು ಲೋಕಕ್ಕೆ ತಿಳಿಸುವುದಕ್ಕೆ ಉಪಯೋಗ ಮಾಡಿಕೊಂಡ ಜಟಾಯು ಇವನು ಕಳ್ಳ ಮನುಷ್ಯ ನಾಟಕ ಮಾಡ್ತಾನೆ ನಂಬಬೇಡಿ ಇವನು ಪರಾತ್ಪರ ಪುರುಷ ನಮ್ಮ ಉದ್ಧಾರಕ್ಕೆ ಬಂದಿದ್ದಾನೆ ಅಂತ ಪ್ರಪ್ರಥಮವಾಗಿ ರಾಮಾಯಣದಲ್ಲಿ ಪ್ರಕಟ ಮಾಡಿದ ಮಹಾನುಭಾವ ಜಟಾಯು ರಾಮನ ಕೈಯಲ್ಲೇ ಮಾಡಿಸಿದ ತಾನು ಹೇಳಲಿಲ್ಲ ಹೇಗೆ ಮಾಡಿದ ಅವನು ಪ್ರಾಣ ಬಿಟ್ಟ ರಾಮನ ಮಡಲಲ್ಲಿ ಮಾರೀಚನಿಗೆ ಭಾಗ್ಯ ಬಂತೆ ದಶರಥನಿಗೆ ಭಾಗ್ಯ ಬಂತೆ ರಾವಣನಿಗೆ ಭಾಗ್ಯ ಬಂತೆ ವಾಲಿಗೆ ಭಾಗ್ಯ ಬಂತೆ ಮಡಿಲಲ್ಲಿ ಪ್ರಾಣ ಬಿಟ್ಟಿದ್ದಾನೆ ಆಗ ರಾಮ ಹೇಳಿದ ನೋಡಯ್ಯ ಲಕ್ಷ್ಮಣ ಗೃದ್ಧರ ರಾಜ್ಯಂ ಪರಿಜ್ಜ ಪಿತೃಪೈತಾಮಹಂ ಮಹತೇ ಇವನು ಪಕ್ಷಿ ರಾಜ್ಯಕ್ಕೆ ಅಧಿಪತಿಯಾದವನು ರಾಜ್ಯವನ್ನೇ ತೊರೆದು ಬಿಟ್ಟ ಲಕ್ಷ್ಮಣ ಯಾರಿಗೋಸ್ಕರ ಕಾಣೋ ಮಾಮ ಹೆಂಡತಿಗಾಗಿ ಸತ್ತವರಿದ್ದಾರೆ ಮಕ್ಕಳಿಗಾಗಿ ಸತ್ತವರಿದ್ದಾರೆ ಬೇಡದೆದ್ದು ಜಗಳಕ್ಕೋಸ್ಕರ ಸತ್ತವರಿದ್ದಾರೆ ದೇವರಿಗಾಸ್ಕರವಾಗಿ ಸತ್ತವರು ಯಾರಿದ್ದಾರೆ ಲೋಕದಲ್ಲಿ ಮಮ ಅಯಂ ಪ್ರಾಣಾನ್ ಮುಮೋಚ ಪದಗೇಶ್ವರ ಲಕ್ಷ್ಮಣ ಒಂದು ಸತ್ಯ ಕಾಣೋ ಸರ್ವತ್ರ ಕಲು ದೃಶ್ಯಂತೆ <coughs> ಎಲ್ಲ ಜಾತಿಯಲ್ಲಿಯೂ ಇಂಥ ಭಕ್ತರಿದ್ದಾರಪ್ಪ ಸರ್ವತ್ರ ಕಲು ದೃಶ್ಯಂತೆ ಸಾಧವ ಧರ್ಮಚಾರಿಣ ಆದ್ರಿಂದ ನಾವು ಜಾತಿ ಮೇಲು ಕೀಳು ಅಂತ ನೋಡಬಾರದು ಭಕ್ತರು ಎಲ್ಲ ಕಡೆ ಇದ್ದಾರೆ ಭಗವಂತನೇ ಶಾಬಾಸ್ ಬಿಟ್ಟ ನನಗೆ ನೋಡೋ ಸೀತೆ ಎಲ್ಲೋ ಕಳೆದು ಹೋದ್ಲು ಇಷ್ಟೊತ್ತು ದುಃಖ ಇತ್ತು ಸೀತಾಹರಣ ಜನ್ ದುಃಖನ್ನಮೇ ಸೌಮ್ಯ ತಥಾಗತಂ ಯಥಾ ವಿನಾಶೇ ಗ್ರದ್ರಸ್ಯ ಮತ್ಕೃತೇ ಚ ನನಗಾಗಿ ಪ್ರಾಣ ಬಿಟ್ಟ ಈ ಜಟಾಯುವ ಇವನಲ್ಲಿ ನನಗೆ ಉಂಟಾಗಿರುವ ದುಃಖ ಸೀತಾ ದುಃಖಕ್ಕೂ ಮೀರಿದ ದುಃಖ ಕಾಣೋ ಇದು ಒಬ್ಬೊಬ್ಬರು ನನ್ನ ಹೆಸರು ಹೇಳ್ಕೊಂಡು ಹೇಳ್ಕೊಂಡು ಹೀಗೆ ಸತ್ರ ಲೋಕದಲ್ಲಿ ನಾಳೆ ನನಗೆ ಭಕ್ತರ್ಯಾರು ಬರ್ತಾರೋ ಲೋಕದಲ್ಲಿ ಲಕ್ಷ್ಮಿಯಲ್ಲಿ ಹೋಗೋದಿಲ್ಲ ಸೀತೆ ಪಡ್ಕೊಳ್ತೇನೆ ಭಕ್ತರು ಸಿಕ್ಕೋದು ಕಷ್ಟ ಕಷ್ಟ ಆದ್ರಿಂದ ಇವನಿಗೆ ಇವನು ಏನು ಮಾಡಲಿ ಏನು ಮಾಡಲಿ ಎಲ್ಲ ಕೊಡ್ತಿಟ್ಟಾನೆ ಅವನಿಗೆ ನಾವು ಒನ್ನಮೇ ಕೊಡುಕಲಿಯೇ ಎನ್ನ ಪಣ್ಣುವೋಂ ಎನ್ನ ಶೈವೋಂ ಯೋಚನೆ ಮಾಡಿ ಸೌಮಿತ್ರೇ ಹರ ಗಂಧದ ಕಟ್ಟಿಗೆ ತಗೊಂಬಾರೋ ನೀನು ನೀನು ಪಾವಕಂ ಬೈರಿಗೆ ಹೊಡೆದು ನಾನೇ ಉಂಟು ಮಾಡ್ತೇನೆ ವೃದ್ಧರಾಜಂ ದಿಧಕ್ಷಾಮಿ ಮಕೃತೆ ನಿಧನಂಗತಂ ನನಗಾಗಿ ಪ್ರಾಣ ಬಿಟ್ಟವನನ್ನು ನಾನೇ ಸಂಸ್ಕಾರ ಮಾಡ್ತೇನೆ ನಾಥಂ ಪದಕಲೋಕಸ್ಯ ಚಿತಾಮಾರೋಪಯಾಮ್ಯಹಂ ಇಮಂ ಧಕ್ಷ್ಯಾಮಿ ಸೌಮಿತ್ರೇ ಹತಂ ರೌದ್ರೇಣ ರಕ್ಷಸ ಎಂಬುದಾಗಿ ಲಕ್ಷ್ಮಣ ತಂದು ಸೌದೆ ಗಂಧ ಸೌದೆ ಎಲ್ಲ ಒಟ್ಟಿದ ಚಿತೆಯನ್ನು ಸಿದ್ಧ ಮಾಡಿದ ತಂದೆಯನ್ನು ಸಂಸ್ಕಾರ ಮಾಡುವಂತೆ ರಾಮಚಂದ್ರ ಆ ಕುಬ್ಜ ಶರೀರವನ್ನು ಅದರ ಮೇಲಿಟ್ಟ ಅಪ್ಪ ದಶರಥ ನಿನಗೆ ಸಂಸ್ಕಾರ ಮಾಡಲಿಲ್ಲ ನಾನು ಪಾಪಿಯಾಗಿಬಿಟ್ಟೆ ಬರೀ ಶ್ರಾದ್ದ ಭರತ ಹೇಳಿದ ಮೇಲೆ ಮಾಡ್ತಾ ಇದ್ದೇನೆ ಪ್ರಥಮ ಸಂಸ್ಕಾರವನ್ನೇ ಮಾಡಲಿಲ್ಲ ಅಲ್ಲಿ ಈ ಸಂಸ್ಕಾರದ ವಿಷಯ ಗೊತ್ತಾಗಲಿ ದಶರಥನಿಗೂ ಗೊತ್ತಾಗಲಿ ಎಂಬುದಾಗಿ ಆ ಅಗ್ನಿಸ್ಪರ್ಶ ಮಾಡಿದ ಮೇಲೆ ಈ ಗಳಿಗೆಯಲ್ಲಿ ರಾಮಚಂದ್ರ ತಾನು ಮನುಷ್ಯ ನಾಟಕ ಮಾಡ್ತಾ ಇದ್ದೇನೆ ಎನ್ನುವುದನ್ನು ಮರೆತು ಪರವಶನಾಗಿ ಯಾಗತಿರ್ ಯಜ್ಞಶೀಲಾನ ಆಹಿತಾಗ್ನೇಶ್ಚ ಯಾಗತಿ ಅಪರಾವರ್ತಿನಾಂ ಯಾತು ಯಾತ ಭೂಮಿ ಪ್ರದಾಯಿನಾಂ ಮಯಾ ತ್ವಂ ಸಮನುಜ್ಞಾತ ಗಚ್ಚ ಯಜ್ಞಶೀಲರು ಆಹಿತಾಗ್ನಿ ಇಟ್ಟವರು ಭೂಮಿದಾನ ಮಾಡಿದವರು ಅಪರೂಪವಾದಂತಹ ತ್ಯಾಗಗಳನ್ನು ಮಾಡಿದವರು ಪುನರಾವರ್ತನೆ ಇಲ್ಲದ ಯಾವ ನನ್ನ ಲೋಕಕ್ಕೆ ಹೋಗ್ತಾರೆಯೋ ಹೇಳ್ಬಿಟ್ಟ ಇಲ್ಲಿ ಪುನರಾವರ್ತನೆ ಇಲ್ಲದ ಲೋಕ ಅಂದ್ರೆ ವಿಷ್ಣು ಲೋಕ ಅದು ನನ್ನ ಲೋಕ ಅಲ್ಲಿಗೆ ನೀನು ಹೋಗು ನೀನ್ಯಾರು ಹೇಳೋದಕ್ಕೆ ಮಯಾತ್ವಂ ಸಮನುಜ್ಞಾತ ಅಪಣೆ ಕೊಟ್ಟಿದ್ದೇನೆ ವೀಸಾ ಕೊಟ್ಟಿದ್ದೇನೆ ಹೋಗು ಎಂಬುದಾಗಿ ಮೋಕ್ಷಕ್ಕೆ ಹೋಗು ಅಂತ ಕಳಿಸಿಬಿಟ್ಟ ಸ್ವಾಮಿ ಜಟಾಯು ನನ್ನ ಲೋಕ ಹೋಗು ಎಲ್ಲೋ ಹೋಗ್ತಿರ್ತೀರಿ ಬೀದಿಯಲ್ಲಿ ಅವನೋ ಭಿಕ್ಷಕ ಬರ್ತಾನೆ ಊಟ ಮಾಡಿಲ್ಲ ಸ್ವಾಮಿ ಎರಡು ದಿವಸ ಆಯಿತು ಯಾರ್ದೋ ಮನೆ ತೋರಿಸಿ ಆ ಮನೆಗೆ ಹೋಗು ನನ್ನ ಹೆಸರು ಹೇಳು ಭಿಕ್ಷೆ ಹಾಕ್ತಾರೆ ಅಂದ್ರೆ ಹಲ್ಲು ಮುರಿದು ಕಳಿಸ್ತಾರೆ ನೀವು ಯಾರು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಯಾರಿಗೆ ಕಳಿಸಿದ್ರು ಅವ್ರು ಅಲ್ಲಿ ಹೋಗ್ತಿದ್ದು ಅವ್ರಿಗೂ ಬುದ್ಧಿ ಇಲ್ಲ ನಿಮಗೂ ಬುದ್ಧಿ ಇಲ್ಲ ನಿಮ್ಮ ಮನೆಯಾಗಿದ್ರೆ ಬೆಲೆ ಬರ್ತದೆ ಹೊರತು ಇನ್ನೊಬ್ಬರ ಮನೆಗೆ ಹೋಗು ಅಂತ ಹೇಳೋಕೆ ನೀವು ಯಾರು ಮಯ ತ್ವಂ ಸಮನುಜ್ಞಾತಃ ಗಚ್ಚ ಪೃಚ್ಛಾಮಿ ಕಿಂಚನ ಯದಾ ಕಿಲ ರಾಘವತ್ವೇ ಒಂದು ಸ್ತೋತ್ರ ಉಳಿದವ್ರು ಕೇಳಲಿಕ್ಕಿಲ್ಲ ನಮ್ಮ ಸ್ನೇಹಿತರು ಬೆಂಡಿಂಗಲವಲೆ ನಾರಾಯಣ ಸ್ವಾಮಿಗಳು ಕೂರುತ್ತಾಳುವಾನ್ ಶ್ರೀವತ್ಸ ಮಿಶ್ರರ ರಸಘನವಾದ ಐದು ದಿವ್ಯ ಸ್ತೋತ್ರಗಳನ್ನು ಐದ್ನೂರಕ್ಕೆ ಮಿಕ್ಕ ಶ್ಲೋಕಗಳನ್ನು ಒಂದು ಕಡೆ ಶ್ಲೋಕ ಒಂದು ಕಡೆ ಅರ್ಥ ಮಾಡಿ ಬಹಳ ಸುಂದರವಾದ ಮುದ್ರಣದಲ್ಲಿ ಮಾಡಿದ್ದಾರೆ ಪುಸ್ತಕ ಸಿಕ್ಕುತ್ತೆ ನೀವು ಓದಬೇಕು ಈ ಅಚುಮಾನುಷಸ್ತವ ನೂರ ಎಂಟು ಶ್ಲೋಕ ಇರುವಂತಹ ಸ್ತೋತ್ರ ಇದರಲ್ಲಿ ರಾಮಾವತಾರ ಕೃಷ್ಣಾವತಾರ ಇತ್ಯಾದಿಗಳಲ್ಲಿ ಅಡಗಿರ್ತಕ್ಕಂಥ ಅಚುಮಾನುಷತ್ವ ಅಚುಮಾನುಷತ್ವವನ್ನೆಲ್ಲ ಪ್ರಕಾಶ ಮಾಡಿ ಭಗವಂತನ ಜೊತೆಯಲ್ಲಿ ಸಂವಾದ ಮಾಡಿದ ಹಾಗೆ ರಚನೆ ಶ್ಲೋಕಗಳು ರಾಮನನ್ನು ಕೇಳ್ತಾರೆ ಪ್ರಭು ರಾಮ ಕಟಕಟೆಯಲ್ಲಿ ನಿಂತ್ಕೋ ನೀನು ಯಾಕಪ್ಪ ನಾ ಈಗ ಜಡ್ಜಿ ಆಗಿದ್ದೆ ನೀ ಮನುಷ್ಯನೋ ದೇವರು ಹೇಳಬೇಕು ಓ ಕಷ್ಟ ಬಂದದೆ ಎಲ್ಲ ಬಂಡ್ರದ್ದು ನಿಂತ್ಕೋ ಅಲ್ಲಿ ಪೃಚ್ಛಾಮಿ ಕಿಂಚನ ಐ ಕ್ವಶನ್ ಅಂದ್ರು ಸಣ್ಣ ಪ್ರಶ್ನೆ ಯದಾ ಕೇಳ ರಾಘವತ್ವೇ ನೀ ರಾಮನಾಗಿದ್ದಾಗ ಹೌದು ಬುದ್ಧಿ ರಾಮ ಆಗಿದ್ದೆ ಏನ್ ತಪ್ಪು ಮಾಡಿದೆ ಮಾಯಾ ಮೃಗಸ್ಯ ವಶಕಃ ಒಂದು ಜಿಂಕೆ ನಿನ್ನನ್ನು ಎಳ್ಕೊಂಡು ಹೋಗ್ಬಿಡ್ತು ಜಿಂಕೆ ಹೇಳಿದಾಗ ನೀ ಕೇಳಿಬಿಟ್ಟೆ ಹೌದಾ ಮನುಜತ್ವ ಮೌಜ್ಞಾತಿ ಮನುಷ್ಯರು ಮಾಡುವ ಮೂಢತನ ಇದು ಜಿಂಕೆ ಬೆನ್ನಟ್ಕೊಂಡು ಹೋಗೋದು ಟೋಪಿ ಹೋಗಿಬಿಟ್ಟ ರಾಮಚಂದ್ರ ಹೀಗೆಲ್ಲ ಮನುಷ್ಯ ನಾಟಕದಲ್ಲಿ ಹೇಳಿಬಿಡ್ತಾರೆ ಹೌದಾ ಹೌದು ಸ್ವಾಮಿ ಸೀತಾವಿಯೋಗ ವಿವಶಃ ಸೀತೆ ಕಳೆದು ಹೋಗಲು ಮನಸ್ಸಿನ ಸುಸ್ಥಿತಿ ತಪ್ಪಿ ಹೋಯಿತು ಇಲ್ಲ ಗಿಡವನ್ನು ಕೇಳ್ತೀಯ ಮರವನ್ನು ಕೇಳ್ತೀಯ ಪಕ್ಷಿಯನ್ನು ಕೇಳ್ತೇವೆ ಬೆಟ್ಟವನ್ನು ಕೇಳ್ತೀಯ ನದಿಯನ್ನು ಕೇಳ್ತೀಯ ಸೀತೆಯನ್ನು ಕಂಡ್ರ ಸೀತೆಯನ್ನು ಕಂಡ್ರ ಸೀತೆಯನ್ನು ಕಂಡ್ರ ಆ ದುಃಖ ಹಾಗೆ ಮಾಡಿಸ್ತು ನಿನಗೆ ಹೌದೋ ಅಲ್ವೋ ಮನುಷ್ಯ ನಾಟಕ ಮಾಡಿದ್ಯೋ ಅಲ್ವೋ ಹೌದು ಸ್ವಾಮಿ ತದ್ಗತಿಜ್ಞ ಸೀತೆ ಯಾವ ಕಡೆ ಹೋದಳು ದಿಕ್ಕು ಕೂಡ ನಿನಗೆ ಗೊತ್ತಾಗಲಿಲ್ಲ ಪಕ್ಷಿಗಳನ್ನು ಕೇಳಿದೆ ಹೌದೋ ಇಲ್ವೋ ಹೌದು ಸ್ವಾಮಿ ಹಾಗಿದ್ರೆ ಮೋಕ್ಷಕ್ಕೆ ಹೋಗುವಂತ ಒಬ್ಬನ ಗತಿ ಕೊಟ್ಟಿಯಲ್ಲ ಆ ಗತಿ ಹಾಗೆ ಗೊತ್ತಾಯ್ತು ನಿನಗೆ ಪರಗತಿಂ ಕಥ ಎಲ್ಲ ಭೂಮಿಯಲ್ಲಿ ಸೀತೆ ಹೋದ ದಿಕ್ಕು ಗೊತ್ತಾಗಲಿಲ್ಲ ಸ್ವಾಮಿ ಮೋಕ್ಷದ ಗತಿಯನ್ನು ಕೊಡುವ ನಿನಗೆ ಆ ಗತಿ ಗೊತ್ತಾಗಲಿಲ್ಲ ಯಾರನ್ನು ಫೂಲ್ ಮಾಡ್ತೀಯೋ ರಾಮ ನೀನು ಯಾರಂತ ಗೊತ್ತಾಗಲಿಲ್ವೇ ಇಂಥದ್ದು ನೂರು ಶ್ಲೋಕ ಇದೆ ಇಂಥದ್ದು ನನಗೆ ತಿಳಿದಾಗಿ ಇಂಥದ್ದು ಇಂದು ಸ್ತೋತ್ರ ಬೇಂದ್ರೆ ಅವರಿಗೆ ಹೇಳಿ ತೋರಿಸಿದೆ ಇದು ನನಗೆ ಕೊಡಿ ಅರ್ಥ ಕೊಡಿ ನಾ ಕನ್ನಡಕ್ಕೆ ಮಾಡ್ತೇನೆ ಎಂದರು ಮಹಾರಾಯರು ಮಾಡಲಿಲ್ಲ ಪಾಪ ಅವರಿಗೆ ವೇಳೆ ಆಗಲಿಲ್ಲ ಇನ್ನೊಂದು ಮಾತನ್ನು ಕೇಳ್ತಾರೆ ಅಕ್ಷುಣ್ಣ ಯೋಗಂ ಪ್ರಭು ಯೋಗ ಮಾರ್ಗದಲ್ಲಿ ಹೋಗದೆ ಇದ್ದವನಿಗೆ ಮೋಕ್ಷ ಇಲ್ಲ ಅಂತಾರೆ ಕರ್ಮಜ್ಞಾನ ಭಕ್ತಿ ಯಾವುದಾದ್ರು ಒಂದು ಯೋಗ ಮಾಡಬೇಕು ಯಾವ ಯೋಗ ಮಾಡಿದ್ದಪ್ಪ ಇವನು ಜಟಾಯು ಕೊಟ್ಬಿಟ್ಟಿಲ್ಲ ಮೋಕ್ಷವನ್ನ ಅಕ್ಷುಣ್ಣ ಯೋಗಂ ಹೋಗಲಿ ಅವನು ಮೋಕ್ಷ ಕೊಡಬಾರದು ಅನ್ನೋಕೆ ಏನೇನ್ ಬೇಕೋ ಅದೆಲ್ಲ ಇತ್ತು ಅಗ್ರಹತಂ ಜಟಾಯಂ ಬ್ರಾಹ್ಮಣನ ಕೈಯಲ್ಲಿ ಸತ್ತವನಿಗೆ ಮೋಕ್ಷ ಇಲ್ಲ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ ಬ್ರಾಹ್ಮಣನಿಂದ ಕೊಲ್ಲಲ್ಪಟ್ಟವನು ರಾವಣನ ಕೈಯಲ್ಲಿ ಸತ್ತವನು ತಿರ್ಯಂಚಮೇವ ಮಂತ್ರ ಹೇಳ್ಕೊಟ್ಟಿದ್ರೆ ಉಚ್ಚಾರ ಮಾಡು ಸಾಮರ್ಥ್ಯವಿತ್ತೆ ಪಕ್ಷಿ ಇದು ತರ್ಯಂಚಮೇವ ಬತ ಮೋಕ್ಷಪಥೇ ನಿಯೋಕ್ತು ಶಕ್ನೋಷಿ ಏನು ಆಚಾರ ಅನುಷ್ಠಾನ ಇಲ್ಲದೆ ಇದ್ದವನಿಗೆ ಕರ್ಮಜ್ಞಾನ ಭಕ್ತಿಯೋಗ ಶರಣಾಗತಿ ಕೂಡ ಗೊತ್ತಿಲ್ಲದೆ ಇದ್ದವನಿಗೆ ಉಕ್ತಿ ನಿಷ್ಠೆ ಆಚಾರ್ಯನಿಷ್ಠೆ ನಿಷ್ಠೆ ಗೊತ್ತಿಲ್ಲದೆ ಇದ್ದವನಿಗೆ ಮೋಕ್ಷ ಕೊಡುವುದಕ್ಕೆ ನಿನಗೆ ಶಕ್ತಿ ಇದೆ ಶಕ್ನೋಷಿ ವೇತ್ಸಿ ಆ ದಾರಿಯೂ ಗೊತ್ತಿದೆ ಚಯದ ಸತದ ಕಥಂತ್ವಂ ಮಂದಲಂ ಇಂಥ ನಿನಗೆ ಸೀತಾದೇವಿ ಸಿಕ್ಕುವುದು ಕಷ್ಟವಾಯಿತು ಕೋತಿಗಳ ಸಹವಾಸವನ್ನು ಮಾಡಿದೆ ವ್ಯಥಿತೋ ವಿಷನ್ವನ್ ಭೂಮಿಯೆಲ್ಲ ಹುಡುಕಾಡಿ ತುಂಬಾ ವ್ಯಥಪಟ್ಟೆ ಅಂತ ಹೇಳ್ತಿಯಲ್ಲ ಪ್ರಭು ನಾ ಎಪ್ರಿಡಾ ಹೊರಕಟ್ಟ ನಾ ಹೇಗೆ ಸಹಿಸಲಿ ಸ್ವಾಮಿ ಕೋತಿಗಳನ್ನು ಸಹಾಯ ಮಾಡಿಕೊಂಡ ಅದಕ್ಕಿಂತಸ್ಯ ಶತ್ರು ಹನನೆ ಕಪಯ ಸಹಾಯ ಭಾಗವತದಲ್ಲಿ ಕೇಳ್ತಾರೆ ದೇವತೆಗಳು ಪ್ರಾರ್ಥನೆ ಮಾಡಿ ಮನುಷ್ಯರ ಸೇವೆಗೆ ಇಳಿದು ಬಂದ ಸ್ವಾಮಿ ನಿನಗೆ ಕೋತಿಗಳು ಸಹಾಯ ಮಾಡೋ ಸ್ಥಿತಿ ಬಂತು ಮನುಷ್ಯರಿಗೆ ಎಲ್ಲಿ ಹೋಗಿತ್ತು ಬುದ್ಧಿ ಅಯೋಧ್ಯೆ ಅವರಿಗೆ ಬುದ್ಧಿ ಬರಲಿಲ್ಲ ಎಂಬುದಾಗಿ ಶುಕಾಚಾರ್ಯರು ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ ಹೋಗು ಹೋಗು ಹೀಗೆ ಅದು ಕೃಷ್ಣಾವತಾರದಲ್ಲಿಯೂ ಇನ್ನೂ ಅದ್ಭುತವಾದ ಶ್ಲೋಕಗಳು ಅಷ್ಟೇ ಅಲ್ಲ ರಾಮಚಂದ್ರ ಅದಕ್ಕೆ ಮೋಕ್ಷವನ್ನು ಕೊಟ್ಟ ಇಲ್ಲಿ ನಮ್ಮ ಪ್ರಶ್ನೆ ಉಳಿತಲ್ಲ ಏನು ಮಾಡಿದೆ ಅದ್ದವನು ಮೋಕ್ಷ ಅದಕ್ಕೆ ಕೊಟ್ಟ ನಮಗೂ ಹಾಗೆ ಕೊಡಲಿ ಕೊಡ್ತಾನೆ ನೀವು ದೇವರಿಗಾಗಿ ಪ್ರಾಣ ಬಿಡಬೇಕು ದೇವರಿಗಾಗಿ ಪ್ರಾಣವನ್ನು ಯಾಕೆ ಪ್ರಾಣಕ್ಕಿಂತ ಮೇಲ್ಪಟ್ಟದು ಮನುಷ್ಯನಿಗೆ ಇನ್ನೊಂದಿಲ್ಲ ಆಸ್ತಿ ಬೇಕಾದ್ರೆ ಕೊಡ್ತಾನೆ ಪದಾರ್ಥ ಕೊಡ್ತಾನೆ ಮಕ್ಕಳನ್ನು ಬೇಕಾದ್ರೆ ಬಿಡ್ತಾನೆ ಬಂಧು ಬಳಗ ಬಿಡ್ತಾನೆ ಪ್ರಾಣವನ್ನು ಬಿಡುವಂತ ಮನುಷ್ಯ ಬಿಡುವುದು ಕಷ್ಟ ಯಾವ ಜಾತಿಯವನಿಗೂ ಅಷ್ಟೇ ಇದು ಯೂನಿವರ್ಸಲ್ ಇದು ಸೆಕ್ಯುಲರ್ ಆ ಪ್ರಾಣಕ್ಕಿಂತ ಮೇಲ್ಪಟ್ಟದ್ದಿಲ್ಲ ಪ್ರಾಣವನ್ನೇ ಭಗವಂತನ ಕೊಡಬೇಕು ನಮ್ಮ ದಕ್ಷಿಣ ಭಾರತದಲ್ಲಿ ತಿರುನಾರಾಯಣಪುರಂ ಅಂತ ಒಂದು ಮೇಲ್ಕೋಟೆ ಅಲ್ಲ ಆ ಕಥೆ ಬರೀತಾರೆ ಇಲ್ಲಿ ಲೋಕಾಚಾರ್ಯರು ಆ ಕ್ಷೇತ್ರದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಬೌದ್ಧರ ಕಾಟ ಬಹಳ ಇತ್ತು ಒಂದು ಕಾಲದಲ್ಲಿ ಇವತ್ತು ನಾವು ಅವರು ಹಿಂದೂಗಳೇ ಅಂತ ನಮ್ಮ ನಮ್ಮಲ್ಲಿ ಜಗಳ ಎಬ್ಬಿಸಬಾರ್ದು ಅಂತ ಸುಮ್ಮನೆ ಇದ್ದೇವೆ ಅವರು ಸಾಮಾನ್ಯವಲ್ಲ ದಕ್ಷಿಣ ಭಾರತದಲ್ಲಿ ಬೌದ್ಧ ಕಾಂಚಿ ಶೈವ ಕಾಂಚಿ ಜೈನ ಕಾಂಚಿ ವಿಷ್ಣು ಕಾಂಚಿ ಎಷ್ಟೊಂದು ಕಾಂಚಿಗಳಿದ್ವು ಒಂದು ಕಾಲದಲ್ಲಿ ಅವರು ಒಂದು ವಿಷ್ಣು ಆಲಯಕ್ಕೆ ಬೆಂಕಿ ಹಚ್ಚಿಬಿಟ್ರು ದೊಡ್ಡ ದೇವಸ್ಥಾನ ದಕ್ಷಿಣ ಭಾರತ ದೇವಸ್ಥಾನ ಕೇಳಿದ್ದೀರ ನೋಡಿದ್ದೀರೋ ಇಲ್ವೋ ಸಣ್ಣ ಗುಡಿ ಅಲ್ಲ ಆ ದೇವಸ್ಥಾನಕ್ಕೆ ಬೆಂಕಿ ಹಚ್ಚಬೇಕಾದ್ರೆ ಏನು ಪೆಟ್ರೋಲ್ ತಂದಿರಬೇಕು ಏನು ಬಾಂಬ್ ಹಾಕಿರಬೇಕು ಮಾಡಿದರೆ ದೇವಸ್ಥಾನ ಬಾಗಲಕಾಯಿಯವರು ಜಾಗಟೆ ಬಡಿಸೋರು ಶಂಖ ಊದವರು ನಾಗಸ್ವರದವರು ಎಲ್ಲ ಓಡ್ಬಿಟ್ರು ಇನ್ನೊಬ್ಬ ಪಕ್ಕದಲ್ಲಿದ್ದವರು ಯಾರೋ ಒಬ್ಬರು ಆಚೆ ಪರಿಚಾರಕರು ಹೇಳಿದ್ರು ಸ್ವಾಮಿ ಈ ದೇವಸ್ಥಾನ ಉಳಿಯೋದಿಲ್ಲ ದಯವಿಟ್ಟು ನೀವು ಹೊರಗೆ ಬನ್ನಿ ಆರ್ಯರ್ ಸ್ವಾಮಿಗಳು ತಲೆಗೆ ಟೋಪಿ ಹಾಕೊಂಡು ಪ್ರಬಂಧವನ್ನು ಹೇಳಿ ಭಗವಂತನಿಗೆ ತೃಪ್ತಿಪಡಿಸ್ತಕ್ಕಂತಹ ಭಕ್ತರು ಸ್ವಾಮಿ ಹೊರಗೆ ಬನ್ನಿ ಹೊರಗೆ ಬನ್ನಿ ಅವರು ಹೇಳಿದರು ಎಷ್ಟು ದಿವಸ ನನ್ನ ಕಾಪಾಡಿದ್ದಾನೆ ಭಗವಂತ ಅವನಿಗಾದಿ ಗತಿ ನನಗೂ ಆಗಲಿ ಎಂಬುದಾಗಿ ಆ ಸ್ವಾಮಿಯ ಮೂಲ ವಿಗ್ರಹವನ್ನು ತಬ್ಬಿಕೊಂಡು ದೇವಸ್ಥಾನ ಜೊತೆಯಲ್ಲಿ ಭಸ್ಮರಾದರೆ ಹೊರತು ಹೊರಗೆ ಬರಲಿಲ್ಲ ಜಟಾಯು ಮಾಡಿದ ಕೆಲಸ ಅದಕ್ಕಾಗಿ ಸಂಪ್ರದಾಯದಲ್ಲಿ ಜಟಾಯುವನ್ನು ಏಕವಚನ ಜಟಾಯು ಹೀಗೆ ಸತ್ತ ಮಾಡಿದ ಇದು ಅಪಚಾರ ಹೇಳಬಾರದು ಅಂತಾರೆ ಜಟಾಯು ಮಹಾರಾಜರು ತೆರೆಯ ಉಡೆಯ ರಾಮನಿಗೆ ಆಶೀರ್ವಾದ ಮಾಡಿದವರು ದೊಡ್ಡವರು ಆಳ್ವಾರರು ಜಟಾಯು ಆಳ್ವಾರರು ದೇವರಿಗಾಗಿ ಪ್ರಾಣ ಕೊಟ್ಟವರು ತುಂಬಾ ದೊಡ್ಡವರಪ್ಪ ದೇಶಕ್ಕಾಗಿ ದೇಶವೂ ಒಂದು ದೇವತೆ ಯೋಚನೆ ಮಾಡಿ ತಾಯಿಗಿಂತ ದೊಡ್ಡದು ಹುತಾತ್ಮರು ಅಂತ ಇದು ಹುತಾತ್ಮ ಹುತ ಅಂದ್ರೆ ಅಗ್ನಿಯಲ್ಲಿ ಹುತವಾಗಿ ತನ್ನನ್ನು ಸುಟ್ಟುಕೊಂಡು ದೇಶಕ್ಕೊಳ್ಳೇದು ಮಾಡಿದವರು ಯಾರಿದ್ದಾರೆ ಸ್ವಾರ್ಥ ಕಿಂಚಿತ್ತು ಇಲ್ಲದೆ ಅವರು ಭಗವಂತನಿಗೋಸ್ಕರ ಸಕೊಟ್ಟವರು ಇಷ್ಟು ಮಾಡಿ ರಾಮಚಂದ್ರ ದದಾಹ ರಾಮೋ ಧರ್ಮಾತ್ಮ ಅದು ಸುಟ್ಟು ಚಟ ಪಟ ಪಟ ಸುಟ್ಟು ಹೋಯಿತು ಶರೀರ ಸ್ವಬಂಧುಮೆವ ದುಃಖಿತ ಲಕ್ಷ್ಮಣನ್ ತಬ್ಬಿಕೊಂಡು ದಶರಥ ಹೋದಾಗ ಹೇಗಾಯಿತು ಸ್ವಂತ ಬಂಧು ಹೋದಂತೆ ಕಣ್ಣು ಮುಚ್ಚಿಕೊಂಡು ಅಳ್ತಾ ಇದ್ದಾನೆ ಉತ್ತರಿಯಿಂದ ಬರೆಸ್ಕೊಳ್ತಾ ಇದ್ದಾನೆ ಅಲ್ಲಿಂದ ಆಚೆಗೆ ಏನು ಮಾಡಿದ ರಾಮಚಂದ್ರ ಕಥೋ ಗೋದಾವರಿ ಗೋದಾವರಿ ನದಿಗೆ ಹೋದ ಲಕ್ಷ್ಮಣ ಬಾರೋ ಇಲ್ಲಿಂತ ಅವನ ಸಮೇತ ಸೂತಕ ಸ್ನಾನ ಮಾಡಿ ಜಡಿವಾರವನ್ನು ಎಡಗಡೆ ಹಾಕಿಕೊಂಡು ಪ್ರಾಚೀನಾವೀತವನ್ನ ತತ್ಸರ್ಗಗಮನಂ ತಸ್ಯ ಪಿತೃಂ ರಾಮೋ ಜಜಾಪಃ ಪಿತೃಮೇಧವಿಧಿ ತುಂಬ ವೇದ ಓದಿದ್ದವರಿಗೆ ವಿಧಿ ಅಂತ ಹೇಳ್ತಾರೆ ವಿಶೇಷವಾದ ಮಂತ್ರಗಳು ಸಾಮಾನ್ಯರಿಗೆ ಪಿತೃಮೇಧ ಆ ಮಂತ್ರಗಳನ್ನೆಲ್ಲ ಇವು ಯಾವುದೋ ಜಾತಿಯವನು ಪಕ್ಷಿ ಅಂತ ಹೇಳದೆ ವೈದಿಕೋತ್ತವರು ಮಾಡತಕ್ಕ ರೀತಿಯಲ್ಲಿ ಸಂಸ್ಕಾರವನ್ನು ಮಾಡಿದ ಲಕ್ಷ್ಮಣನಿಗೂ ಪ್ರಾಚೀನಾವೀತವನ್ನು ಹಾಕಿಸಿದ ಉದಕಂ ಚಕ್ರತುಹು ತಸ್ಮೈ ತರ್ಪಣವನ್ನು ಬಿಟ್ಟರು ಅಂತಮ್ಮಂದ್ರು ನಿರ್ಧರ ರಾಜಾಯತಾಹು ಓ ಶಾಸ್ತ್ರದೃಷ್ಟೇನ ವಿಜನ ಶೂದ್ರರು ಮಾಡೋ ಹಾಗೆ ಮಂತ್ರಗಿಂತ್ರ ಹೇಳಿದೆ ಮಾಡಲಿಲ್ಲ ಶಾಸ್ತ್ರದೃಷ್ಟೇನ ವಿಧಿನ ಜಲಮೃದ್ರಾಯ ರಾಘವವು ಮಹರ್ಷಿ ಕಲ್ಪೆ ಸಂಸ್ಕೃತ ಸಂಸ್ಕೃತಸ್ಥದ ಮಹರ್ಷಿ ಅಂತ ಕಾಣ್ತಿದ್ದ ರಾಮನಿಂದಲೇ ಸಂಸ್ಕೃತ ಆದಂತಹ ಜಟಾಯು ಅವನ ಭಾಗ್ಯವನ್ನು ಏನು ವರ್ಣನೆ ಮಾಡಲಿ ಅಂತಾರೆ ವಾಲ್ಮೀಕಿ ಮಹರ್ಷಿಗಳು ಜಟಾಯು ತತ್ವದಲ್ಲಿ ಇನ್ನೂ ಹೇಳಬೇಕು ಇವನೇನು ಕೇಳಲಿಲ್ಲ ಯಾತಕ ಮೋಕ್ಷವನ್ನು ಕೊಟ್ಟ ಪ್ರಭು ನಾಳೆ ಅದನ್ನು ಲಘುಕುಶರು ರಾಮಚಂದ್ರ ಸ್ವಾಮಿಯ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡ್ತಾರೆ ಇದಕ್ಕಿಂತ ಅದ್ಭುತವಾದ ಚರಿತ್ರೆ ಶಬರಿ ವೃತ್ತಾಂತ ಆಚಾರ್ಯ ಭಕ್ತಿ ದೇವರಿಗಿಂತ ಗುರುಗಳು ದೊಡ್ಡವಳು ಅನ್ನೋಳು ಶರೀರವನ್ನ ಹುಲ್ಲು ಕಡ್ಡಿಯನ್ನ ಕಂಡವಳು ರಾಮಾಯಣದಲ್ಲಿ ಶ್ರೀಮತ್ ಶಬ್ದ ಹೇಳಿದವು ನಾರಾಯಣ ಶಬ್ದ ಹೇಳಿದವು ಚರಣವು ಹೇಳಿದವು ಈ ನೋಡಿ ಚರಣ ಶಬ್ದ ಅರ್ಥ ಅರಣ್ಯಕಾಂಡ ತುಂಬ ಸ್ವಾಮಿ ರಾಮಚಂದ್ರ ತನ್ನ ಪಾದಗಳನ್ನು ಯಾರ್ಯಾರಿಗೆ ಕೊಟ್ಟ ಮೋಕ್ಷಪ್ರದತ್ವ ಹೇಳ್ತಕ್ಕಂಥ ಕಾಂಡ ಶರಣಂ ಮುಂದಿನದು ಕಿಶಿಂದ ಕಾಂಡ ನಾಳೆ ತಾವೆಲ್ಲ ಸಕಾಲಕ್ಕೆ ಬಂದು ಕೇಳಬೇಕು ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀರ್ನಿತ್ಯಮಂಗಳಂ